ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्य कविताशाखाहम् वन्दे वाल्मीकिकोकिलम् वाल्मीकेर्मृसिंहस्य कवितावनचारिणः शृण्वन् रामकथानादम् को नयातिपराङ्गजम् यः पिबन् सततम् रामचरितामृतसागरम् ಅತೃಪ್ತಸ್ತಂ ನಿಮ್ವಂದೇ ಪ್ರಾಚೇರ ಸಮಕಲ್ಮಷಂ ಗೋಷ್ಪದೇ ಕೃತವಾರಾಶಂ ಅಶಿಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನಿನಾತ್ಮಜಂ ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಮಕ್ಷಾಂತಾರಂ ವಂದೇ ಲಂಕಾಭಯಂಕರಂ ಆಮಿಷೀಕೃತಮಾರ್ತಾಂಡಂ ಗೋಷ್ಪದೀಕೃತಸಾಗರಂ ತೃಣೀಕೃತದಶಗ್ರೀವಂ ಆಂಜನೇಯಂ ನಮಾಮ್ಯಹಂ ಮನೋಜವಂ ವೇಗಂ मारुतुल्यवेगम् जितेन्द्रियम् बुद्धिमताम् वरिष्ठम् मातात्मजम् मातरयोधमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् शरीरम् यशोकवह्निम् जनकात्मजायाः आदायतेनेवृताहलङ्काम् नमामि तम् प्राञ्जलिराञ्जनेयम् आञ्जनेयमति पाटलाननम् काञ्चनाद्रिकमनीयविग्रहम् पारिजाततरुमूलवासिनम् भावयामि पौमाननन्दनम् यत्र यत्र गुणादिकीर्तनम् तत्र तत्र कृतमस्तकाञ्जलिम् बाष्पवारिपरिपूर्णलोचनम् मारुतिर्नमतरक्षतान्तकम् वेदवेद्ये परे पुंसि जाते दशरथात्मजे वेदप्राचेरधासीत् साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणा पूज्यते सदा वाल्मीकिगिरिसम्भूता रामसागरकामिनी पुनातिभुवनम् पुण्यः रामायणमहानदी श्लोकसारसुमाकीर्णम् सर्गकल्लोलसङ्कुलम् काण्डग्राहमामीनम् वन्दे रामायणार्णवम् यः कर्णाञ्जलिसम्पुटैरहरः सम्यक् पिबत्यादरः वाल्मीकेर्वदनारविन्दगलितम् रामायणाख्यम् मधु ಜನ್ಮವ್ಯಾಧಿಜರಾ ವಿಪತ್ಯನಿಧನ ಯದತ್ಯಂತಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ಪುಮಾನ್ ವಿಷ್ಣೋಃ ಪದಂ ಶಾಶ್ವತಂ ತದುಪಗತಮಾಸು ಸನ್ಧಿಯೋಗಂ സമമധുരോപനതാർത്ഥവാക്യബദ്ധം രഘുവരചരിതം മുനിപ്രണീതം ദശശരശവധം നിശാമയധ്വം ശ്രീരാഘവം ദശരഥാത്മജമപ്രമേയം സീതാപജം രഘുകുലാൻവയരത്നദീപം अजानुबाहुमरविन्ददलायताक्षम् रामम् निशाचरविनाशकरम् नमामि वैदेही सहितम् सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे माचैति प्रभञ्जनसुतेः तत्त्वम् मुनिभ्यः परम् व्याख्यान्तम् भरतादिभिः रामम् भजे श्यामलम् श्रीरामाय नमः रामचन्द्रपरब्रह्मणे नमः तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् श्रीरामाय नमः रघुनन्दनपरब्रह्मणे नमः अस्मद्गुरुभ्यो नमः अस्मत्प्रभु ತಮಗೆಲ್ಲರಿಗೂ ಪ್ರಣಾಮಗಳು ರಾಮಾವತಾರದ ಘಟ್ಟವನ್ನ ಇವತ್ತು ಇನ್ನಷ್ಟು ಆಳಕ್ಕೆ ಅನುಭವಿಸಿ ಮುಂದಿನ ಕಥಾಭಾಗಕ್ಕೆ ಹೋಗೋಣ ಲವಕುಶರು ಭಗವಂತನ ಅಶ್ವಮೇಧ ಮಂಟಪದಲ್ಲಿ ಭಿನ್ನಯಿಸ್ತಾ ಇದ್ದಾರೆ ಹಾರ ದಶರಥ ಮಹಾರಾಜನಿಗೆ ಪ್ರಾಜಾಪತ್ಯ ಪುರುಷ ಒಂದು ಪಾಯಸದ ಕೊಡವನ್ನ ಚರುವನ್ನ ಕೊಟ್ಟ ಎಂಬುದಾಗಿ ನಿನ್ನೆ ಹೇಳಿದವು ಅದರ ಮಹಿಮೆ ಹೇಗಿತ್ತು ಬರ್ಮ ನೋಡುವುದಕ್ಕೆ ಬಂಗಾರದ ಬಿಂದಿಗೆ ಮುಚ್ಚಳ ಮಾತ್ರ ಬೆಳ್ಳಿಯುದು ಭಾರವೋ ಎಂಥ ಭಾರ ಅವನಿಗೂ ಎತ್ತುವುದಕ್ಕಾಗ್ತಾ ಇರಲಿಲ್ಲ ಪ್ರಗೃಹ್ಯ ವಿಪುಲಾಂ ದೌರ್ಭ್ಯಾಂ ಸ್ವಯಂ ಮಾಯಾಮಯೀಮಿವ ಅತ್ಯಂತ ವಿಸ್ತಾರವಾದ ದೊಡ್ಡ ತೋಳುಗಳಿಂದ ಎತ್ತುಕೊಂಡು ಬಂದ ಅಂದ್ರು ಇದಕ್ಕೋಸ್ಕರ ತೋಳು ದೊಡ್ಡದಾಯಿತು ಅವನಿಗೆ ಮುಂಚೆನೆ ಆಗಿರಲಿಲ್ವ ಆ ದೊಡ್ಡದು ಅಂತ ಯಾತಕ್ಕೆ ಹೇಳಿದ್ರು ಅಂದ್ರೆ ಎತ್ತೋದಕ್ಕೆ ಬಹಳ ಕಷ್ಟವಾಗಿತ್ತು ಅವನಿಗೆ ಅಂತ ಮಪಾತ್ರಗತಂ ದೌರ್ಭ್ಯಾಂ ಆದಧಾನ ಪಯಶ್ಚರುಂ ಅನುಪ್ರವೇಶಾದಾದ್ಯಸ್ಯ ಪುಂಸ ತೇನಾಪಿ ದುರ್ವಹಂ ರಘುವಂಶದಲ್ಲಿ ಕಾಳಿದಾಸ ಇಲ್ಲಿ ದೊಡ್ಡ ತೋಳುಗಳಿಂದ ಯಜ್ಞಪುರುಷ ಪುರುಷ ಎತ್ತಿಕೊಂಡು ಬಂದದ್ದಕ್ಕೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಹೇ ಮಪಾತ್ರಗತಂ ಬಂಗಾರದ ಬಿಂದಿಗೆ ಚರು ಇತ್ತು ಅನುಪ್ರವೇಶಾದ ಆದ್ಯಸ್ಯ ಪುಂಸಃ ಆದಿಪುರುಷ ಶ್ರೀಮನ್ನಾರಾಯಣ ಅದರಲ್ಲಿ ಹೊಕ್ಕಿದ್ದರಿಂದ ತೇನಾಪಿ ದುರ್ವಹಂ ಅವನಿಗೂ ಎತ್ತುವುದಕ್ಕಾಗಲಿಲ್ಲ ದಶರಥನ ಕೊಟ್ಟು ಸಾಕು ಅಂತ ಹಿಡಿ ಹಿಡಿ ಹಿಡಿ ಮಹಾರಾಯ ಅಂತ ಕೊಟ್ಟ ಕೊಟ್ಟವನೇ ಎಚ್ಚರಿಕೆಯ ಮಾತುಗಳನ್ನು ಹೇಳಿದ ಇದನ್ನು ನಿನ್ನ ಪತ್ನಿಯರಿಗೆ ಕೊಡು ಒಂದು ವರ್ಷದಲ್ಲಿ ಮಕ್ಕಳಾಗ್ತಾರೆ ಅಂತ ಹೇಳಿ ಅವನು ಪಾಜಾಪತ್ಯ ಪುರುಷ ಹೊರಟು ಬಿಟ್ಟ ದಶರಥನಿಗೆ ಪೀಕಲಾಟ ಬಂತು ಇದನ್ನು ಹೇಗೆ ಹಂಚುವುದು ದಶರಥನ ಜೀವನದಲ್ಲಿ ಉದ್ದಕ್ಕೂ ತೊಳಲಾಟಗಳು ಕಾನ್ಫ್ಲಿಕ್ಟ್ಸ್ ಅಗೋನಿ ಅಗೋನಿ ಅಗೋನಿ ಈ ಒಳಚಿತ್ರವನ್ನು ವಾಲ್ಮೀಕಿ ಕೊಟ್ಟ ಹಾಗೆ ಲೋಕದಲ್ಲಿ ಯಾವ ಮಹಾರಾಯರು ರಾಮಾಯಣದಲ್ಲಿ ಬರೆದಿಲ್ಲ ಶೇಕ್ಸ್ಪಿಯರ್ ಸ್ವಲ್ಪ ಮಟ್ಟಿಗೆ ತನ್ನ ಪಾತ್ರಗಳ ಒಳಗಡೆ ಹೊಕ್ಕು tragic characters comic characters tragic comic characters ಪಾತ್ರದ ಒಳಹೊಕ್ಕು ಹೃದಯದಲ್ಲಿ ನಡೆಯುವ ಸನ್ನಿವೇಶವನ್ನು ಬರೆದಿದ್ದಾನೆ ಅಂತ ಈಚೆಗೆ ನಾಲ್ಕುನೂರು ವರ್ಷದಿಂದ ಈಚೆಗೆ ನಾವು ಮೆಚ್ಚಿಕೊಡ್ತೇವೆ ಎಲ್ಲ ವಾಲ್ಮೀಕಿಯಷ್ಟು ಮನುಷ್ಯ ಹೃದಯವನ್ನು ಅರಿತವರು ಯಾರು ಆ ಸಂವೇದನೆ ನಾನು ಹೇಳಿದ್ರೆ ನಿಮಗೆ ಅರ್ಥವಾಗುತ್ತೆ ಮೆಚ್ಚುತ್ತೀರಿ ಬರೀ ಕಥೆ ಬೋಳು ಕಥೆ ಹೇಳಿದ್ರೆ ನಿಮಗೆ ಮನಸ್ಸಿಗೆ ಬರೋದೇ ಇಲ್ಲ ಕನ್ನಡದಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಸಂಸ್ಕೃತದಲ್ಲಿ ಚಂಪು ಇತ್ಯಾದಿ ಕಾವ್ಯಗಳಲ್ಲಿ ಬೇರೆ ಯಾವ ಕವಿಯೂ ಮನುಷ್ಯನ ಹೃದಯದ ಈ ಕನ್ನಡದಲ್ಲಿ ಒಳತೋಟಿ ಅಂತ ಹೇಳ್ತೇವೆ ನೋಡಿ ಈ ಒಳತೋಟಿಯನ್ನು ಚಿತ್ರಿಸಿಲ್ಲ ವಾಲ್ಮೀಕಿ ಮಾಡಿದ ಹಾಗೆ ಈಗ ಅಲ್ಲಿಂದ ಸೂತ್ರ ಆರಂಭಿಸ್ತೇನೆ it shall be one of my main task to delineate Dasharatha before you from the point of view of his inner character ಆಮೇಲೆ ಸೀತೆ ಆಮೇಲೆ ಕೌಸಲ್ಯ ಆಮೇಲೆ ಒಬ್ಬೊಬ್ಬರದೇ ತಗೊಳ್ತೀವಿ ಪಾತ್ರ ಚಿತ್ರಣ ಸನ್ನಿವೇಶ ಹೊಂದಿಸಿ ಮೊದಲನೇ ಮಾತು ದಶರಥನದು ಸ್ವಲ್ಪ ದುಡುಕು ಸ್ವಭಾವ ದುಡುಕು ಅಂದ್ರೆ ಉತ್ಸಾಹ ಹಿಂದೆ ಮುಂದೆ ನೋಡದೆ ಚಕ್ರವರ್ತಿಯಾಗಿದ್ದವನಿಗೆ ಒಂದು ಮಾತಾಡಿದರೆ ಒಂದು ಕೆಲಸ ಮಾಡಿದರೆ ಎಷ್ಟು ದೂರಕ್ಕೆ ಹೋಗಬಹುದು ಪರಿಣಾಮ ಎಚ್ಚರಿಕೆ ಬೇಕು ಸಣ್ಣ ವಯಸ್ಸಿನ ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಕೂಡ ಮುಂದೆ ಬರುವ ವಿಷಯಗಳಲ್ಲಿ ನೋಡೋಣ ಅಂತಾನೆ ಹೊರತು ಕಮಿಟ್ಮೆಂಟ್ ಮಾಡಿಕೊಳ್ಳುವುದಿಲ್ಲ ಇವತ್ತಿನ ರಾಜಕಾರಣದಲ್ಲಿ ನೋಡ್ತೀರಿ ಕಮಿಟ್ಮೆಂಟ್ ಟೋಟಲ್ ಕಮಿಟ್ಮೆಂಟ್ ಲೆಸ್ ಅದು ಇನ್ನೊಂದು ಎಕ್ಸ್ಟ್ರೀಮು ದಶರಥ ಬಹಳ ಸಾಧು ಎಲ್ಲಿಯೂ ಒಳ್ಳೆತನವನ್ನೇ ಕಾಣಬೇಕು ಅನ್ನೋನು ಕಾಣ್ತಕ್ಕವನು ನಿಷ್ಕಲ್ಮಷ ಹೃದಯ ಯಾವಾಗ ಪ್ರಾಜಾಪತ್ಯ ಪುರುಷ ಪಾಯಸ ಕೊಟ್ಟನೋ ನಿನ್ನ ಪತ್ನೀರು ಕೊಡು ಅಂತ ಹೇಳಿದನೋ ಮೊದಲನೇ ಕಳವಳ ಶುರುವಾಯಿತು ಕೌಸಲ್ಯಕ್ಕೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಲ್ವೇ ನಾನು ಸುಮಿತ್ರೆಯನ್ನು ಮದುವೆಯಾದದ್ದು ಅವಳಿಗೆ ಮಕ್ಕಳಾಗೋದಿಲ್ಲ ಅಂತ ತಿಳ್ಕೊಂಡಲ್ವೇ ನಾನು ಕೈಕೇಯನ್ನು ಮದುವೆಯಾದದ್ದು ಇಷ್ಟು ಪಾಯಸವನ್ನು ಇವಳಿಗೆ ಕೊಟ್ರೆ ಕೊನೆಯ ಒಳಗೆ ಅವರೇನು ತಿಳ್ಕೊಳ್ತಾರೆಯೋ ಇವನು ಯಜ್ಞಪುರುಷ ಹೇಳಿಬಿಟ್ಟ ಎಲ್ರಿಗೂ ಮಕ್ಕಳಾಗ್ತಾರೆ ಅಂತ ಅದರಿಂದ ದಶರಥ ಸಂತೋಷ ಪಡುವುದರ ಬದಲು ಅಯ್ಯೋ ಕೌಸಲ್ಯಗೆ ಏನಾದರೂ ಮಕ್ಕಳಾಗಿ ಬಿಟ್ರೆ ನಾನು ಕೈ ಕೈ ತಂದೆಗೆ ಮಾತು ಕೊಟ್ಟಿದ್ದೇನೆ ಇವಳಲ್ಲಿ ಹುಟ್ಟುವ ಮಗುವಿಗೆ ರಾಜ್ಯ ಕೊಡ್ತೇನೆ ಅಂತ ನನ್ನ ಗತಿ ಏನು ಎಂಬುದಾಗಿ ತುಂಬ ಸಂತೋಷ ಪಡಬೇಕಾದ ಸಂದರ್ಭದಲ್ಲಿಯೇ ಕಳವಳಪಟ್ಟ ಅದು ಒಳ ಎಷ್ಟು ಅದುಮುಕೊಂಡಿದ್ದಾನೆ ದುಃಖವನ್ನ ಅದಕ್ಕಿಂತ ಹಿಂದೆ ಒಬ್ಬ ಮುನಿಬಾಲಕನನ್ನ ಕೊಂದದ್ದು ಕಥೆ ಬೇರೆ ಅದು ಬಾಲಕಾಂಡದಲ್ಲಿ ಹೇಳಬಾರದು ಸೀತಾ ಕಲ್ಯಾಣಕ್ಕಿಂತ ಮುಂಚೆ ಅಂತ ಬಾಯಿ ಮುಚ್ಚಿಕೊಂಡಿದ್ದೇನೆ ಅದು ಪ್ರಸಂಗ ಬಂದಾಗ ಹೇಳ್ತೇನೆ ದುರ್ದೈವಿ ಅಲ್ಲಿಯೂ ಓವರ್ ಆಕ್ಷನ್ ಹಿಂದೆ ಮುಂದೆ ನೋಡದೆ ಮಾಡಿದ್ರಿಂದ ಆಗಿದ್ದ ಅವಾಂತರ ಅದಕ್ಕೋಸ್ಕರ ಏನ್ ಮಾಡಿದೆ ಕೌಶಲ್ಯ ಪ್ರೀತಿ ಇರಲಿಲ್ಲ ಅಂತಲ್ಲ ಕೌಸೆಯಲ್ಲಿ ಎಷ್ಟು ಪ್ರೀತಿ ಇತ್ತೋ ಅದಕ್ಕಿಂತ ಹತ್ತರಷ್ಟು ಭಯ ಇತ್ತು ಅವನಿಗೆ ಯಾಕೆಂದ್ರೆ ಅವಳಿಗೆ ಅನ್ಯಾಯ ಮಾಡಿದ್ದ ನಿಮ್ಮಿಂದ ಯಾರಿಗೆ ಅನ್ಯಾಯವಾಗಿರುತ್ತೆ ಅವರ ವಿಷಯದಲ್ಲಿ ಖಂಡಿತ ನಿಮ್ಮ ಮನಸ್ಸು ಅಳಗ್ತಾ ಇರುತ್ತೆ ಅವರು ಎದುರಿಗೆ ಬಂದರೆ ಕಣ್ಣು ಬಿಟ್ಟು ನೀವು ನೋಡೋದಿಲ್ಲ ನಿಮ್ಮ ಹೃದಯ ಚುಚ್ಚುತ್ತೆ ಇವಳು ಅನ್ಯಾಯ ಮಾಡಿದ್ದೇನೆ ಅನ್ಯಾಯ ಮಾಡಿದ್ದೇನೆ ಅನ್ಯಾಯ ಮಾಡಿದ್ದೇನೆ ಏನು ಅನ್ಯಾಯ ಮಾಡಿದ್ದ ರೂಪವತಿಯು ಗುಣವತಿಯು ತುಂಬ ಸಹನೆ ಉಳ್ಳವಳು ಪ್ರಜಾವಾತ್ಸಲ್ಯವುಳ್ಳವಳು ಆದ ಈ ಮಹಾತಾಯಿಯನ್ನ ಕಡೆಗಣಿಸಿ ಯಾವತ್ತು ಕೈಕೇಯಿಯನ್ನ ಕರ್ಕೊಂಡು ಬಂದನೋ ಅವತ್ತಿನಿಂದ ಅವಳ ಅರಮನೆಯಲ್ಲಿಯೇ ವಾಸ ಮಾಡುವುದಕ್ಕೂ ಆರಂಭ ಮಾಡಿ ಅವಳ ಮನಸ್ಸಂತೃಪ್ತಿಗಾಗಿ ಅವಳಿಗೆಲ್ಲಿ ಮನಸ್ಸು ವ್ಯತ್ಯಾಸವಾಗ್ತದೆಯೋ ಅನ್ನುವ ಭಯದಿಂದ ಕೌಸಲ್ಯ ಕಡೆಗೆ ಹೋಗ್ತಾ ಇರಲಿಲ್ಲ ಅವಳ ಅರಮನೆಯ ಸಹವಾಸವನ್ನೂ ಬಿಟ್ಟಿದ್ದ ಅವಳ ಮನೆಗೇ ಹೋಗ್ತಾ ಇರಲಿಲ್ಲ ಸುಮಿತ್ರೆಯ ಮನೆಗೆ ಹೋಗ್ತಾ ಇರಲಿಲ್ಲ ಈ ಕೈಕೇಯಿ ಪಾಶ ಹಾಗೆ ಕಟ್ಟಿ ಹಾಕಿತ್ತು ಇವಳು ಪಟ್ಟ ಮಹಿಷಿ ಆದ್ರೆ ಅವಳು ಪಟ್ಟದ್ದೆಲ್ಲ ಬರೀ ಕಷ್ಟ ಇದು ಒಳ ಸಂಕಟ ಹಾಗೆ ಹೇಳಿ ವಾಲ್ಮೀಕಿ ಮುಂದೆ ಬರೆದಿದ್ದಾರೆ ಬ್ಯಾಕ್ ಫ್ಲಾಶ್ ಹಿಂದಿನಿಂದ ನೀವು ಇದನ್ನು ಊಹೆ ಮಾಡಿಕೊಳ್ಳಿ ಸಾಕಷ್ಟು ಮುಂದೆ ಬರುತ್ತದೆ ದಶರಸನಷ್ಟು ದುರ್ದೈವಿ ಶ್ರೀಮದ್ ರಾಮಾಯಣದಲ್ಲಿ ಇನ್ನೊಬ್ಬ ಇಲ್ಲ ನಿರೂಪಣೆ ಮಾಡಿ ತೋರಿಸ್ತೇವೆ ಆ ದುರ್ದೈವದ ಬಗೆಗಳು ಬಹಳ ರಾಮನನ್ನು ಹಡೆದ ರಾಮನನ್ನು ತಿಳ್ಕೊಳ್ಳಿಲ್ಲ ಕೌಸಲ್ಯನ್ ಉದಯ ಮಾಡಿಕೊಂಡ ಹಿ ಉಂಟು ಅಂಡರ್ಸ್ಟ್ಯಾಂಡ್ ಕೈ ಕೈ ಕೈ ಹಿಡಿದ ಇವಳೆ ಮೃತ್ಯುವಾಗ್ತಾಳೆ ಅಂತ ತಿಳಿಯಲಿಲ್ಲ he can't understand the character of people around him ವ್ಯವಹಾರದಲ್ಲಿ ಸುಖ ಬೇಕಾಗಿದ್ರೆ ನಮ್ಮ ಸುತ್ತ ಇರುವ ಜನಗಳ ಪರಿಚಯ ನಿಕಟ ಹೃದಯ ಪರಿಚಯ ಚೆನ್ನಾಗಿ ಆಗಬೇಕು ಯಾರಿಂದ ಸುಖ ಯಾರಿಂದ ದುಃಖ ಅದು ತಿಳಿದಿದ್ರೆ ನಿರೀಕ್ಷೆ ಇದ್ರೆ ಸರಿಯಾದ್ದನ್ನು ನೀವು ಅಪೇಕ್ಷಿಸ್ತೀರಿ ಬರ್ತದೆ ಇಹದಿಂದ ಪರಕು ಒಂದಕ್ಕೊಂದಕ್ಕೆ ಸಾಧಕ ದಶರಥನಿಗೆ ದಿಸ್ ಕ್ಯಾಲ್ಕ್ಯುಲೇಟಿವ್ ಟೆಂಪರ್ಮೆಂಟ್ ಇರಲಿಲ್ಲ ದುಡುಕ ಈಗೇನ್ ಮಾಡಿದ ಅವಳಿಗೆ ಅನ್ಯಾಯ ಮಾಡಿದ್ನಲ್ಲ ಇಷ್ಟು ದಿವಸ ಅಂತ ಈಗ ಸಂತೃಪ್ತಿಯಾಗಲಿ ಇಂಥ ಕೌಸಲ್ಯಾಯೈ ನರಪತಿ ಪಾಯಸಾರ್ಧಂ ದದೌ ತದಾ ಇದರಲ್ಲಿ ಯಾರು ತೃಪ್ತಿ ಪಡಲಿ ಅಂತ ತಾನು ಪಡೆದಿದ್ದ ಪಾಯಸದಲ್ಲಿ ಕೊಡದಲ್ಲಿ ಅರ್ಧ ಭಾಗವನ್ನು ಕೌಸಲ್ಯ ಕೈಗೆ ಹುಯ್ದು ಬಿಟ್ಟ ರಾಜಗೋಪಾಲಾಚಾರ್ಯವರು ರಾಮಾಯಣವನ್ನು ಸಂಕ್ಷೇಪ ಮಾಡಿ ಇಂಗ್ಲಿಷಲ್ಲಿ ಬರೆದಿದ್ದಾರೆ ದೊಡ್ಡ ವಿದ್ವಾಂಸರು ಸಹೃದಯರು ಗುರುಮುಖೇನ ರಾಮಾಯಣವನ್ನು ಕೇಳದೇ ಇದ್ದವರು ಅವರು ಇದರಲ್ಲಿ ಅರ್ಧ ಕಾಲ್ಭಾಗ ಚೌಕಾಶಿ ನನಗೆ ಹಿಡಿಸೋದಿಲ್ಲ ಅಂತ ಬರೆದಿದ್ದಾರೆ ನಿಮ್ಗೆ ಹಿಡಿಸದೇ ಇದ್ರೆ ನಾನೇನ್ ಮಾಡಲಿ ವಾಲ್ಮೀಕಿ ಬರೆದಿದ್ದಾರೆ ಅದನ್ನು ಎಷ್ಟೋ ವಿದ್ವಾಂಸರು ಇದು ಮರ್ಮ ಇದೆ ನೋಡಿ ಒಂದೊಂದು ಕಡೆಯಲ್ಲಿ ಶಾಸ್ತ್ರ ಇದೆ ಮರ್ಮ ಇದೆ ರಹಸ್ಯ ರಹಸ್ಯಾರ್ಥ ಇದೆ ಅದು ಬಾಯಿ ಬಿಟ್ಟು ಯಾಕೆ ಹೇಳ್ತಾರೆ ಇಪ್ಪತ್ನಾಲ್ಕು ಸಾವಿರ ಅಂದ್ರೆ ತೀರ ಕಡಿಮೆ ಶ್ಲೋಕಗಳು ರಾಮಾಯಣ ಹೇಳುವಂತಹ ಕವಿ ಇಷ್ಟು ಕ್ಷುಲ್ಲಕ ವಿಷಯವನ್ನು ಎಷ್ಟು ಪಾಯಸ ಕೊಟ್ಟಿದ್ರೆ ಏನಾಗಿತ್ತು ಸುಮ್ಮನೆ ಇರ್ಬೋದಾಗಿತ್ತಲ್ಲ ಪಾಯಸಾರ್ಧಂ ದದೌ ತದ ಅರ್ಧ ಪಾಯಸ ಕೌಸಲ್ಯ ಕೈ ಕೊಟ್ಟುಬಿಟ್ಟ ಆ ಬೊಗಸ ಎಷ್ಟು ದೊಡ್ಡದಾಗಿರಬೇಕು ಆ ತ್ರೇತಾಯುಧ ಮನುಷ್ಯರ ಹೃದಯ ಅವರ ಪ್ರಮಾಣ ಆಯು ಪ್ರಮಾಣ ಶರೀರ ಪ್ರಮಾಣ ದೇಹ ಪ್ರಮಾಣ ಅವಳು ಪುಣ್ಯ ತೆಗಿತಿ ಧರ್ಮ ತಿಳಿದವಳು ತನ್ನ ಕೈಯಲ್ಲಿ ಪಾಯಸ ಬಿದ್ದು ಕೂಡಲೇ ಗಬಕ್ ಅಂತ ಕುಡಿಯಲಿಲ್ಲ ಹಿಡ್ಕೊಂಡು ಕೂತಿದ್ಲವಳು ಉಳಿದವರಿಬ್ಬರಿದ್ದಾಳಲ್ಲ ನಿಮ್ಮ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಕರೆದು ಓತನ ಮಾಡುವಾಗ ನಿಮ್ಮ ತಟ್ಟೆಗೆ ಅನ್ನ ಬಡಿಸ್ತಾರೆ ಪಕ್ಕದವ್ರು ಬಡಿಸೋದಕ್ಕೆ ಮುಂಚೆನೆ ಗಬ ಗಬ ಗಬ ಅಂತ ನೀವು ತಿಂದು ಬಿಟ್ರೆ ಕೆಲವರು ಮಾಡ್ತಾರೆ ಹಾಗೆ ಮೊದಲು ಕೋಸಂಬರಿ ರಸಾಯನ ಬಡಿಸಿದ್ರೆ ಈ ಕಡೆಯಿಂದ ಬಡಿಸ್ಕೊಂಡ್ ಬರುವ ಅಷ್ಟರಲ್ಲಿ ಪತ್ತೆಯಲ್ಲ ಪದಾರ್ಥ ಅವರು ಬಡಿಸ್ಲಿಲ್ವೋ ಏನೋ ಅಂತ ಪಾಪ ಅವರು ಇನ್ನೊಂದ್ಸಲ ಬಡಿಸಿ ಒಂದು ಪಂಕ್ತಿಯಲ್ಲಿ ಒಂದ್ಸಲ ನಮಗೆ ಈಗ ಅನುಭವ ಆಯಿತು ಯಾರೋ ಒಬ್ಬರು ಕೂರಿಸಿದ್ರು ಅವ್ರನ್ನ ನೇಡಿಸಿ ಅಂದ್ರು ಇನ್ನೊಬ್ರು ಬಂದು ಯಾಕೆ ಅವ್ರಿಗೆ ಊಟ ಮಾಡೋದು ಗೊತ್ತಿಲ್ಲ ನಿಮ್ಮ ಜೊತೆಯಲ್ಲಿ ನಿಮ್ಗೆ ಅವಮಾನವಾಗುತ್ತೆ ಮೊದಲು ಗೆಟ್ ಔಟ್ ಮಾಡ್ತೀನಿ ಅವರು ಬೇರೆ ಹಾಕ್ತೀನಿ ಅಂದ್ರು ಒಳ್ಳೆ ಮ್ಯಾನರ್ಸ್ ದೇವಿ ಅರ್ಧ ಪಾಯಸವನ್ನು ಕೊಟ್ಟರು ಕೈಲಿ ಹಿಡ್ಕೊಂಡಿದ್ದಾಳೆ ಉಳಿದ ಅರ್ಧ ಇತ್ತಲ್ಲ ಅರ್ಧಾದರ್ಧಂ ದದೌ ಚಾಪಿ ಸುಮಿತ್ರಾಯೈ ನರಾಧಿಪ ಅರ್ಧದಲ್ಲಿ ಅರ್ಧ ಅಂದ್ರೆ ಕಾಲು ಭಾಗವನ್ನ ದೇವಿಗೆ ಕೊಟ್ಟಿದ್ದಾನೆ ಅವಳ ಆ ಕಡೆ ನೋಡಿ ಅವಳಿಗೆ ಹೆಚ್ಚು ಕೊಟ್ಲಲ್ಲ ನನಗೆ ಕಮ್ಮಿ ಕೊಟ್ಲಲ್ಲ ಅಂತ ಚೌಕಾಶಿ ಮಾಡಲಿಲ್ಲ ಸುಮಿತ್ರೆ ಹಿಡ್ಕೊಂಡಿದ್ದಾಳೆ ಅವಳಿಗೆ ಗೊತ್ತು ಇನ್ನೂ ಬರುತ್ತೆ ಅಂತ ಗೊತ್ತು ಮೂರನೇದಾಗಿ ಏನು ಮಾಡಿದ ಆ ಕಡೆ ಕೈಕೈ ನಿಂತಿದ್ದಾಳೆ ಸೀನಿಯಾರಿಟಿ ನನಗೆ ಕೊಡಲಿಲ್ಲ ಅಂತ ಕೋಪ ಇದ್ರು ಮಾತಾಡೋ ಹಾಗಿಲ್ಲ ಕೌಶಲ್ಯ ಮೊದಲು ಸೀನಿಯಾರಿಟಿ ಸಿಡುಕ್ತಾ ಇದ್ದಾಳೆ ಆ ಅವಶಿಷ್ಟಾರ್ಧಂ ಇನ್ನು ಉಳಿದಿದ್ದ ನಾಲ್ಕನೇ ಒಂದು ಭಾಗದಲ್ಲಿ ಅದರಲ್ಲೂ ಅರ್ಧ ಮಾಡಿದ ಅಲ್ಲಿ ಕೊಟ್ಟು ಮುಗಿಸಬಾರ್ದಾಗಿತ್ತ ಕೌಸಲ್ಯಗೆ ಅರ್ಧ ಕೊಟ್ಟು ಉಳಿದಿದ್ದರಲ್ಲಿ ಅರ್ಧವನ್ನು ಸುಮಿತ್ರ ಕೊಟ್ಟ ಮೇಲೆ ಇನ್ನು ಉಳಿದಿದ್ದಷ್ಟನ್ನು ಕೈಕೇಯಿ ಕೈಗೆ ಹಾಕಿದ್ರೆ ಮುಗೀತಿತ್ತಲ್ಲ ಇವಂದು ಸ್ವಲ್ಪ ಮಿಗಿಸಿಡುವ ಸ್ವಭಾವ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂತಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಕಂಟಿನ್ಯೂ ಕೆಲವರು ಸ್ವಭಾವ ಅದು ಸಮಸ್ಯೆ ಉಳಿಯಬೇಕು ತೀರಿಸಬಾರದು ಕೈಗೆ ಕೊಟ್ಟ ಮೇಲೆ ಎಂಟನೇ ಒಂದು ಭಾಗ ಉಳಿತಲ್ಲ ವಾಲ್ಮೀಕಿ ಬರೀತಾರೆ ಏನು ಸೂಕ್ಷ್ಮ ಶಬ್ದ ಅನುಚಿಂತ್ಯ ಅನುಚಿಂತನೆ ಮಾಡಿದ್ನಂತೆ ತಲೆ ಕರ್ಕೊಂಡು ಇನ್ನು ಉಳಿತಲ್ಲ ಉಳಿಸಿಬಿಟ್ನಲ್ಲ ಇದನ್ನ ಕೌಸಲ್ಯಗೆ ಕೊಟ್ರೆ ಇವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಮನೆಗೆ ಹೋಗಿ ಎರಡನೇ ಸಲ ಕೊಟ್ಲಲ್ಲ ಅವಳೆ ಹೆಚ್ಚಾಯ್ತು ನಿಮ್ಗೆ ಮುಸುಳಿ ತಿವಿತಾಳೆ ಕೈ ಕೈ ಕೈ ಕೈ ಕೊಟ್ಟದನ್ನು ತಿರುಗಿ ಇನ್ನೊಂದು ಸಲ ಕೊಟ್ರೆ ಮೊದಲೇ ಕೊಡಬಾರ್ದಾಗಿತ್ತೆ ಮೂದೇವಿ ತಿರುಗಿ ಕೊಟ್ಟಲ್ಲ ಅಂತ ಸ್ವಲ್ಪ ಗ್ರಾಮ್ಯ ಅವಳು ಹೊರಟು ಭಾಷೆ ಹಳ್ಳಿ ಹೆಣ್ಣು ಮಕ್ಕಳು ಗಂಡನನ್ನು ಮೂದೇವಿ ಅಂತ ಬೈತಾರೆ ನಾವೆಲ್ಲ ಕೇಳಿದ್ದಾರೆ ನಿಮ್ಮ ಡ್ರೈವರ್ ಒಬ್ಬ ಇದ್ದ ಮಹಾರಾಯ ಏಕ ವಿಷಯದಲ್ಲಿ ಬಹಳ ಒಳ್ಳೆಯವನು ಅದು ಸ್ವಭಾವ ಅದಕ್ಕೆ ಸಿದ್ದುವುದಕ್ಕೂ ಬಹಳ ಕಷ್ಟ ನಾವು ಪದೇ ಪದೇ ನೆನೆಸ್ಕೊಳ್ತೇವೆ ಇದು ಗಂಡು ಬೀರಿ ಹುಡುಗಿ ತಾಯಿಲ್ದೇ ಇದ್ದವಳು ಅಶ್ವಪತಿ ಅವಳನ್ನ ಪುರುಷರ ಪೋಷಾಕ ಹಾಕಿ ಬೆಳೆಸಿದ್ದ ಹೋ ದಾರಿಗೆ ಬಿಟ್ಟಿದ್ದ ತಿದ್ದುವ ಸ್ವಭಾವ ಇಲ್ಲ ತಾಯಿ ಯಾತಕ್ಕಿರಲಿಲ್ಲ ಅದು ದೊಡ್ಡ ರಂಪದ ಕಥೆ ಅದು ಅವಳ ತಾಯಿ ಇವಳಿಗಿಂತ ಚಂಡಿ ಇಂತಹ ಕ್ಯಾರೆಕ್ಟರ್ಸ್ನೆಲ್ಲ ತಿದ್ದಿ ತಿದ್ದಿ ಎಲ್ಲ ಒಳ್ಳೆಯವರು ಅಂತ ಮಾಡಿ ಏನು ಪ್ರಯೋಜನ ಲೋಕದಲ್ಲಿ ಇದ್ದದ್ದಕ್ಕಿದ್ದು ಕನ್ನಡಿ ಹಿಡಿದಿದ್ದಾರೆ ವಾಲ್ಮೀಕಿ ಯಾರು ಒಳ್ಳೆಯವರಾರು ಕೆಟ್ಟವರಾರು ನಮಗೇನು ನಷ್ಟ ಇಲ್ಲ ಇದ್ದದ್ದನ್ನಿದ್ದ ಹಾಗೆ ಹೇಳಬೇಕು ಆದ್ರಿಂದ ಕೈ ಕೈ ಕೊಟ್ರೆ ಅವಳಿಗೂ ಬೇಜಾರಾಗುತ್ತೆ ಎರಡನೇದನ್ನು ಅವಳಿಗೆ ಕೊಡಬೇಕಾಗಿತ್ತೆ ಅಷ್ಟು ಹತ್ತು ಜನರೆದುರಿಗೆ ಸಭೆಯಲ್ಲಿ ದೇವತೆಗಳೆದುರಿಗೆ ಕೈಗೆ ಎರಡು ಭಾಗ ಕೊಟ್ಟರಲ್ಲ ಅಂತ ಮನಸ್ಸಲ್ಲೇನೊಂದು ಕೊಳ್ತಾಳೆ ಕೌಸಲ್ಯ ಅವಳು ಕೊಟ್ಟವಳು ಆತ್ಮಹತ್ಯೆ ಮಾಡಿಕೊಳ್ತಾಳೆ ಇಬ್ಬರಿಗೂ ಬೇಡ ಅಂತ ಅನುಚಿಂತ್ಯತ ಸುಮಿತ್ರಾಯೈ ಪುನರೇವ ಮಹೀಪತಿ ಸುಮಿತ್ರೆ ಕೈಗೆ ಉಳಿದಿದ್ದು ಕೊನೆ ಎಂಟನೇ ಒಂದು ಭಾಗವನ್ನು ಹಾಕಿದ ಇದರಲ್ಲಿ ಎರಡು ಸ್ವಾರಸ್ಯ ಏನ್ ಬರೆದಿದ್ದಾರೆ ವಾಲ್ಮೀಕಿ ಮೊದಲನೇ ಸ್ವಾರಸ್ಯ ವೇದಾಂತ ಸ್ವಾರಸ್ಯ ಕೌಸಲ್ಯಗೆ ಕೊಟ್ಟ ಅರ್ಧ ಭಾಗದಲ್ಲಿ ಶೇಷವನ್ನ ಉಳಿದದ್ದನ್ನ ಮೊದಲನೇ ಭಾಗವನ್ನ ಸುಮಿತ್ರಿಗೆ ಕೊಟ್ಟದ್ರಿಂದ ರಾಮಶೇಷನಾಗಿ ಲಕ್ಷ್ಮಣ ಹುಟ್ಟಿದ ಎರಡನೇದು ಭರತನಿಗೆ ಕಾರಣಭೂತವಾದ ಚರುಭಾಗವನ್ನ ಕೈಕೇಯಿಗೆ ಕೊಟ್ಟು ಉಳಿದದ್ದನ್ನು ಸುಮಿತ್ರಿಗೆ ಕೊಟ್ಟದ್ರಿಂದ ಆ ಭರತನಿಗೆ ಶೇಷನಾಗಿ ಅವನನ್ನು ಅನುಸರಿಸಿಕೊಂಡು ಹೋಗತಕ್ಕಂತಹ ಶತ್ರುಘ್ನ ಹುಟ್ಟಿದ ಶತ್ರುಘ್ನ ಭರತನನ್ನ ಪರದೇವತೆ ಅಂತ ತಿಳ್ಕೊಂಡು ರಾಮನಿಗಿಂತ ಅವನು ಹೆಚ್ಚು ಭಾಗವತರ ಭಕ್ತಿ ಭಗವಂತನಿಗಿಂತ ಭಾಗವತರ ಹೆಚ್ಚು ಲಕ್ಷ್ಮಣನಿಗೆ ಸರ್ವಸುವು ಶ್ರೀರಾಮನೇ ಇದು ಪಾಯಸಿ ವಿಭಾಗ ಕ್ರಮದಲ್ಲಿ ಬಂದ ಒಂದು ತತ್ವ ಎರಡನೇ ತತ್ವ ಹಾಗಿದ್ರೆ ಜನನ ಕ್ರಮದಲ್ಲಿ ರಾಮ ಆದ್ಮೇಲೆ ಲಕ್ಷ್ಮಣ ಲಕ್ಷ್ಮಣ ಆದ್ಮೇಲೆ ಭರತ ಭರತ ಆದ್ಮೇಲೆ ಶತ್ರುಘ್ನ ಬರಬೇಕಾಗಿತ್ತಲ್ಲ ಹಾಗೆ ಬರಲಿಲ್ವಲ್ಲ ಹೇಳುವಾಗಲೂ ನಾವು ನೀವು ಕೂಡ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹೀಗೆ ಹೇಳ್ತೇವೆ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಒಬ್ಬರು ಬಾಯಿ ತಪ್ಪಿ ಹೇಳೋದಿಲ್ಲ ಇದಕ್ಕೇನು ಕಾರಣ ಅಂದ್ರೆ ಕೈಕೇಯ್ಯ ಪ್ರಥಮ ಪ್ರಾಶನ ಸುಮಿತ್ರಾಯ ದ್ವಿತೀಯಾಂಶಗ್ರಹಣ ವಿಲಂಬೇನ ಪ್ರಾಶನ ವಿಲಂಬಾತ್ ಉತ್ಪತ್ತಿ ಕ್ರಮೇ ತಥೋಕ್ತೇ ಇದು ಗೋವಿಂದರಾಯ ವ್ಯಾಖ್ಯಾನ ಕೌಸಲ್ಯ ಏನು ಮಾಡಿದ್ಲು ಮೂರು ಕೈಗೂ ಪಾಯಸಗಳು ಬಿದ್ದ ಮೇಲೆ ತಾನು ಸೀನಿಯಾರಿಟಿ ಮೊದಲನೇ ಅವಳು ಪ್ರಾರ್ಥನಾ ಮಾಡಿದಳು ಸುಮಿತ್ರೆ ಪ್ರಾರ್ಥನಾ ಮಾಡಬೇಕಾಗಿತ್ತಲ್ಲ ಮಾಡಲಿಲ್ಲ ಇನ್ನೊಂದು ಭಾಗ ಬರುತ್ತೆ ಅಂತ ಅವಳು ಗೊತ್ತು ಸರ್ವಜ್ಞಳು ಗಂಡ ಇನ್ನೊಂದು ಕೊಡ್ತಾನೆ ಅಂತ ಗೊತ್ತು ಹಿಡ್ಕೊಂಡಿದ್ಲು ಅವಳಿಗೇನಾದ್ರು ಮಕ್ಕಳು ಹುಟ್ಟಿದ್ರೆ ಹುಟ್ಲಿ ನನ್ನ ಮಗ ಸೀನಿಯಾರಿಟಿ ಆಗಲಿ ಅಂತ ಆ ಕಡೆ ಈ ಕಡೆ ನೋಡಿ ಕೈ ಕೈಸಿ ಮೊದಲು ಕುಡಿದು ಬಿಟ್ಲು ಕೈಕೈ ರಾಮಚಂದ್ರನಿಗೆ ತಾಯಿಯಾಗತಕ್ಕಂತಹ ಕೌಸಲ್ಯ ಪ್ರಾಶನ ಮಾಡಿದ ಕೂಡಲೇ ನನ್ ಸೀನಿಯಾರಿಟಿ ಎಲ್ಲಿ ಹೋಗುತ್ತೋ ಅಂತ ಗಬಕ್ ಅಂತ ಕುಡಿದದ್ರಿಂದ ಅವಳು ಎರಡನೇವನಾಗಿ ಭರತ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದ ಹಾಗೆ ಆಗಲ್ಲಮ್ಮ ಅಂತ ಅವಳಾದ ನಂತರ ಸುಮಿತ್ರೆ ಪರಮ ಸಾತ್ವಿಕಳಾಗಿ ಸ್ವೀಕಾರ ಮಾಡಿದ್ರಿಂದ ಅವಳು ಈ ಮಕ್ಕಳು ಅವಳ ಹೊಟ್ಟೆಯಲ್ಲಿ ಹುಟ್ಟಿದರು ಆದ್ರಿಂದ ಈ ಪಾಯಸದ ಹಂಚುವ ಕ್ರಮದಲ್ಲಿ ಒಂದು ತತ್ವಾರ್ಥವಿದೆ ಇದನ್ನು ತಿಳಿದು ಇದು ಗುರುಮುಖೇನ ನನಗೆ ಹಿಂದಿನಿಂದ ಬಂದು ಪರಂಪರೆಯಿಂದ ನಾ ಹೇಳಿದೆ ಅಂತ ನೀವು ಕೇಳಿದ್ದೀರಿ ಇಲ್ಲದೆ ಇದ್ರೆ ನಾನೇ ಪುಸ್ತಕ ನೋಡಿಕೊಂಡು ಹೇಳಿದ್ರೆ ಸುತರಾಮ್ ನನಗೂ ತಿಳಿಯುತ್ತಿರಲಿಲ್ಲ ನಿಮಗೂ ತಿಳಿಯುತ್ತಿರಲಿಲ್ಲ ವಾಲ್ಮೀಕಿ ರಾಮಾಯಣ ಸುಳಿ ಸುಳಿಯಲ್ಲಿ ಮುಳುಗಿಸಿ ಬಿಡುತ್ತೆ ನಮ್ಮನ್ನ ಮೇಲ್ ನೋಡೋದು ಸರಳವೇ ರಾಮಾಯಣದ ಕಥೆ ನಾನು ಹೇಳ್ತೀನಿ ಅಲಸಿಗರಾಚಾರ ರಾಮಾಯಣ ನೋಡಿದ್ರೆ ಯಾರು ಬೇಕಾದ್ರೂ ಪ್ರವಚನ ಮಾಡಬಹುದು ಎಲ್ಲ ಗುರುಗಳ ಪಾದಕೆಗಳಾಗಿ ಸವಿಬೇಕು ಅವರು ಇನ್ನೂ ಹೇಳ್ಕೊಡ್ತಾರೆ ಮರ್ಮಗಳನ್ನು ಮರ್ಮಗಳನ್ನು ಮರ್ಮಗಳನ್ನು ರಾಜಗೋಪಾಲ್ ಅಂಚಾರ್ಯ ಮುಗ್ಗರಿಸಿದ್ದಾರೆ ಯೋಚನೆ ಮಾಡಿಕೊಳ್ಳಿ ಅವರ ಹೆಸರು ಯಾತಕ್ಕೆ ಕೇಳ್ತೇವೆ ಅಂದ್ರೆ ಬೊಯ್ಯೋದಕ್ಕಲ್ಲ ದೊಡ್ಡ ವಿದ್ವಾಂಸರು ಮುಗ್ಗರಿಸ್ತಾರೆ ಆನೆಯಂ ಶರಕಂ ಅಣ್ಣಂದರಾಜ್ ಹೇಳೋರು ಆನೆಯಂತಹ ಪ್ರಾಣಿಯೂ ಮುಗ್ಗರಿಸೋದುಂಟು ಇರುವೆ ಮಾತ್ರ ಮುಗ್ಗರಿಸುತ್ತೆ ಅಂತೇಳಿ ತಿಳ್ಕೋಬೇಡಿ ಎಷ್ಟು ದೊಡ್ಡ ಪ್ರಾಣಿಯೋ ಅಷ್ಟು ದೊಡ್ಡ ಮುಗ್ಗರಿಕೆ ಅನ್ನೋದುಂಟು ಈ ರೀತಿ ಪ್ರಾಶನ ನಡೆಯಿತು ದೇವತೆಗಳಿಗೆಲ್ಲ ಭಗವಂತ ಅರ್ಪಣೆ ಮಾಡಿದ ನಾನು ಯಾರು ಅಂತ ಪ್ರಕಟ ಮಾಡತಕ್ಕದ್ದಲ್ಲ ನೀವು ನನ್ನ ಅವತಾರಕ್ಕೆ ಅನುಗುಣವಾಗಿ ಕಪಿಗಳಲ್ಲಿ ಕರಡಿಗಳಲ್ಲಿ ನಾನಾ ಯೋನಿಗಳಲ್ಲಿ ಹುಟ್ಟಿ ಕಿಷ್ಟಿಂದೆ ಮೊದಲಾದ ಪ್ರಾಂತಗಳಲ್ಲಿರಬೇಕು ನಿಮ್ಮ ಸಹಾಯವನ್ನು ಯಾವಾಗ ತಗೋಬೇಕೋ ನಾನು ತಗೊಳ್ತೀನಿ ಅಲ್ಲಿ ತನಕ ನೀವು ತಪಶ್ಚರ್ಯದಲ್ಲಿರಬೇಕು ಮಾತನಾಡಬಾರದು ಅಂತ ಅಪಣೆ ಮಾಡಿದ ಅದಕ್ಕೊಂದು ಅಧ್ಯಾಯ ಇದೆ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗೆ ಬ್ರಹ್ಮಾಂಶದಿಂದ ಜಾಂಬವಂತ ವಾಯುದೇವರ ಅಂಶದಿಂದ ಹನುಮಂತ ಇಂದ್ರಾಂಶದಿಂದ ವಾಲಿ ಸೂರ್ಯಾಂಶದಿಂದ ಸುಗ್ರೀವ ವಿಶ್ವಕರ್ಮಾಂಶದಿಂದ ನಳ ಅಶ್ವಿನಿ ದೇವತೆಗಳ ಅಂಶದಿಂದ ಮೈನ್ ಹೀಗೆ ಸಕಲ ದೇವತೆಗಳು ವಾನರರಾಗಿ ಅವತಾರ ಮಾಡಿದ್ದಾರೆ ಕಿಷ್ಕಿಂಧೆಯಲ್ಲಿ ವಾಲ್ಮೀಕಿ ಮುಚ್ಚಿಟ್ಟಿಲ್ಲ ನಮಗೆ ತಿಳಿಸಿದ್ದಾರೆ ಈ ಕಡೆಯಲ್ಲಿ ಹನ್ನೆರಡು ತಿಂಗಳಾಯಿತು ಯಾವತ್ತು ಮಗು ಹುಟ್ಟುತ್ತೆ ಅಂತ ದಶರಥನಿಗೆ ತುಂಬ ಕುತೂಹಲ ಗರ್ಭ ಇವರು ಧರಿಸಿದ್ದಾರೆ ಅವತ್ತಲ್ಲ ಇವತ್ತಿನವರೆಗೆ ಸಾಮಾನ್ಯವಾಗಿ ಮನುಷ್ಯ ಗರ್ಭದಲ್ಲಿ ಸ್ತ್ರೀಯರು ಬಹಳ ಅಂದ್ರೆ ಒಂಬತ್ತು ತಿಂಗಳು ಹತ್ತು ತಿಂಗಳು ಮಕ್ಕಳನ್ನು ಹೊತ್ತವರು ಉಂಟು ಎಂಟು ತಿಂಗಳಿಗೆ ಮಕ್ಕಳು ಹಡ್ದವರು ಉಂಟು ಆರು ತಿಂಗಳಿಗೂ ಹಡ್ದವರು ಉಂಟು ಅವರೆಷ್ಟ ಎಷ್ಟ ಎಷ್ಟು ಅಷ್ಟಾವಕ್ರವಾಗಿರ್ತಾರೆ ಆರು ತಿಂಗಳು ಹುಟ್ಟಿದವರು ಅವ್ರು ಸುತರಾಮ್ ತಾಳ್ಮೆ ಇರೋದಿಲ್ಲ ಅಂತ ಮಕ್ಕಳನ್ನು ನೋಡ್ತೇವೆ ಕನ್ನಡದ ಗಾಜಮ್ಮ ಏನು ಆರು ತಿಂಗಳು ಹುಡ್ತಾವ ನಡ್ತಿಯಲ್ಲೋ ಅಂತ ಬೈತಾರೆ ಅವ್ರನ್ನ ಎಂಟು ಎಂಟೂವರೆ ಆಯಿದ್ರೆ ತಾಯಂದ್ರು ಅಯ್ಯೋ ತಡೆಯೋದು ಕಷ್ಟ ಅಂತಾರೆ ಡಾಕ್ಟರ್ ಸ್ವಲ್ಪ ತಾಳಿ ನ್ಯಾಚುರಲ್ ಆಗಿ ಪ್ರಸವಾಗಲಿ ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿವಸ ಮನುಷ್ಯರಿಗೆ ದೇವರಿಟ್ಟ ಕಾಲಮಾನ ಗರ್ಭದಲ್ಲಿ ಹಾಗೆ ಒಂದು ಒಳ್ಳೆ ಭತ್ತ ಬೆಳಿಬೇಕಾದ್ರೆ ಅದಕ್ಕೆ ಒಂಬತ್ತು ತಿಂಗಳ ಮೇಲೆ ಒಂಬತ್ತು ದಿವಸ ಇಟ್ಟಿದ್ದಾನೆ ದೇವರು ಒಂದೂವರೆ ಭತ್ತ ಅಂತ ಒಂದಿದೆ ಹೈಬ್ರಿಡ್ ಒಂದೂವರೆ ತಿಂಗಳಿಗೆ ಭತ್ತ ಬರುತ್ತೆ ನಮ್ಮಣ್ಣ ಬೆಳೀತಿದ್ರು ಅದು ಹೇಗಿರುತ್ತೆ ಅನ್ನ ಕಲಸಿ ಬಾಯಿಗೆ ಹಾಕೊಂಡು ಹೊಟ್ಟೆಗೆ ಹೋಗುವಷ್ಟರಲ್ಲಿ ಹಳಸಿರುತ್ತೆ ಅದು ಈ ಹೈಬ್ರಿಡ್ ಪದಾರ್ಥಗಳ ಗೋಳೆ ಅಷ್ಟು ದೇವರು ವರ್ಷಕ್ಕೆ ಒಂದೇ ಸಲ ಮಾವಿನ ಹಣ್ಣು ಕೊಡ್ತಾನೆ ವರ್ಷಕ್ಕೆ ಒಂದೇ ಸಲ ಹಲಸಿನ ಹಣ್ಣು ಕೊಡ್ತಾನೆ ಕೇಳಿದಾಗಲೆಲ್ಲ ಬರೋದಿಲ್ಲ ಯಾವ ಮರದಲ್ಲಿ ಯಾವ ಹಣ್ಣು ಯಾವ ರುಚಿಯಲ್ಲಿ ಯಾವ ಜಾತಿಯಲ್ಲಿ ಎಷ್ಟು ಕಾಲ ಇರಬೇಕು ಅದು ಭಗವಂತನ ಸಂಕಲ್ಪ ಕುಂಬಳಕಾಯಿ ಹಾಗಲಕಾಯಿ ಮೊದಲುಗೊಂಡು ಪ್ರತಿಯೊಂದು ಪದಾರ್ಥಕ್ಕೂ ಕಾಲ ನಿಯಮ ಇಟ್ಟಿದ್ದಾನೆ ಕಾಲಾತೀತನಾದ ಭಗವಂತ ಕೌಸಲ್ಯ ಗರ್ಭದಲ್ಲಿ ಈ ತಾಯಿ ಮಾಡಿದ ಪುಣ್ಯಕ್ಕೋಸ್ಕರವಾಗಿ ಹನ್ನೆರಡು ತಿಂಗಳು ವಾಸ ಮಾಡಿದ್ದಾನೆ ಪುನರ್ವಸು ನಕ್ಷತ್ರ ಬರಲಿ ಅಂತ ಕಾದಿದ್ದಾನೆ ಆ ಪುನರ್ವಸು ನಕ್ಷತ್ರದ ಮಹಿಮೆಯನ್ನು ಹೇಳಬೇಕು ವೃಕ್ಷಾವ ಇಯಮಲೋಮಕಾಸೀತ್ ಸಾಕಾಮಯತ ಈ ಭೂಮಿ ದೇವಿಗೆ ಎಂಬುದಾಗಿ ಹೆಸರು ಮೇಲ್ಮೈ ಸರ್ಫೇಸ್ ಒರಟಾಗಿರೋದ್ರಿಂದ ಭೂಮಿ ಇದು ಒಂದೊಂದು ಕಡೆ ಒಂದೊಂದು ರೀತಿ ಕಲ್ಲು ಮುಳ್ಳು ಬೆಟ್ಟ ಮರಗಿಡಗಳು ವನಸ್ಪತಿಗಳು ಇರೋದರಿಂದ ಭೂಮಿಗೆ ಒರಟಳು ಅಂತ ಹೆಸರು ವೃಕ್ಷ ಇದೆಂಥದ್ದೊಂದು ಸಂಗತಿ ಕೊಡ್ತಾರೆ ಇಯಂ ವೃಕ್ಷ ಅಲೋಮಕಾಸಿ ಲೋಮ ಅಂದ್ರೆ ರೋಮ ಲಕಾರ ಲಕಾರ ಒಂದೇ ಸಂಸ್ಕೃತದಲ್ಲಿ ಮನುಷ್ಯನ ಮೈ ಮೇಲೆ ಕೂದಲು ಹೇಗಿರುತ್ತದೆಯೋ ಇರುವುದು ಭೂಷಣವೋ ರಕ್ಷೆಯೋ ಹಾಗೆ ಭೂಮಿಯ ಮೈ ಮೇಲೆ ಗಿಡಗಳು ಮರಗಳು ವನಸ್ಪತಿಗಳು ಇರುವುದು ಭೂಮಿಯ ರಕ್ಷಣೆಗೋಸ್ಕರವಾಗಿ ಹುಲ್ಲು ಕಡ್ಡಿನೂ ಅಷ್ಟೇ ಹುಲ್ಲಿದ್ದರೆ ಎಷ್ಟು ದೊಡ್ಡ ಮಳೆ ಬಿದ್ದರೂ ಭೂಮಿ ಕೊಚ್ಚುವುದಿಲ್ಲ ಹುಲ್ಲಿಲ್ಲದೆ ಇರೋ ಭೂಮಿ ಮೇಲೆ ಮಳೆ ಬಿದ್ದರೆ ನಾಳೆ ಗುಡ್ಡಕ್ಕೆ ಗುಡ್ಡವೇ ಕರಗಿ ಹೋಗುತ್ತೆ ಭೂಮಿಗೆ ರಕ್ಷಣೆ ಇದೆ ಒಂದು ಕಾಲದಲ್ಲಿ ರಾಕ್ಷಸರು ಇವತ್ತಿನ ನಮ್ಮ ದುಷ್ಟ ರಾಜಕಾರಣಿಗಳಂತೆ ರಾಜಕಾರಣ ಪ್ರೇಷಿತ ಪೋಷಿತ ದುಷ್ಟರಂತೆ ಭೂಮಿಯನ್ನೆಲ್ಲ ಬೋಳಿಸಿ ಬೋಳಿಸಿ ಬೋಳಿಸಿ ಒಂದು ಕಡೆ ಗಿಡ ಮರ ಇಲ್ಲದಂತೆ ಎಲ್ಲವನ್ನ ಕದ್ದು ಕದ್ದು ಕದ್ದು ರಫ್ತು ಮಾಡ್ತಿದ್ರು ಬೇರೆ ದೇಶಕ್ಕೆ ಅಂತ ಕಾಣುತ್ತೆ ಅಲೋಮಕಾಸೀಟ್ ಮಿತ್ ಮಾಡಿ ಹೇಳಿದ್ದಾರೆ ಈ ನಮ್ಮ ದೇಶದ ದಕ್ಷಿಣ ಕರಾವಳಿಯಲ್ಲಿರುವ ಕಾಡುಗಳೆಲ್ಲ ಹೋದು ಎಲ್ಲಿ ಹೋದು ಅರಬ್ಬಿ ದೇಶದಲ್ಲಿ ಹೋಗಿ ಫರ್ನಿಚರ್ ಆಗಿ ಕೂತು ಬಿಟ್ಟಿವೆ ಅವೆಲ್ಲ ಒಂದು ರೋಸ್ ವುಡ್ ಒಂದು ಚೂರು ಸಿಕ್ಕೋದಿಲ್ಲ ಇಲ್ಲಿ ಕುದುರೆ ಮುಖ ಹೋಯ್ತಲ್ಲ ಅಂತ ಕತ್ತೆ ಮುಖ ಬರುತ್ತೆ ಇಲ್ಲಿ ಕಲ್ಲು ಕಲ್ಲುಗಳೆಲ್ಲ ಸಾಗಿಸ್ತಾ ಇದ್ದೇವೆ ಜಪಾನ್ಗೆ ಹೋಗ್ತಾ ಇದೆ ಬುದ್ಧನಿಗೆ ಎಷ್ಟೋ ಆ ಜಪಾನ್ನಲ್ಲಿ ಭಾರ ತಡೆಯೋದಿಲ್ಲ ಭೂಮಿ ಅವರಿಗೆ ಬುದ್ಧಿ ಇಲ್ಲ ಸಿಕ್ಕಿದ ಕಡೆ ಬುದ್ಧ ವಿಗ್ರಹ ಮಾಡುವ ಗ್ರಾನೈಟ್ ಗ್ರಾನೈಟ್ ಗ್ರಾನೈಟ್ ಬಳ್ಳಾರಿಯಲ್ಲಿರೋ ಗ್ರಾನೈಟ್ ಅಲ್ಲಿ ಜಪಾನ್ಗೆ ಹೋಗ್ತಾ ಇದೆ ಜೈನಾಕ್ ಹೋಗ್ತಾ ಇದೆ ನಮ್ಮೂರಲ್ಲಿ ಒಂದು ಬೆಟ್ಟವೇ ಮಾಯವಾಗಿ ಹೋಯಿತು ಹಸಿರು ಬಣ್ಣದ ಕಲ್ಲು ಬಾಣಚುಮಾರಿ ದುರ್ಗ ಅಂತ ಒಂದು ಕಬ್ಬಾಳು ದುರ್ಗ ಅಂತ ಒಂದು ಕನಕಪುರದ ಹತ್ರ ಆ ಬೆಟ್ಟದ ತುಂಬ ಒಂದು ಕಾಲದಲ್ಲಿ ಯಾರೂ ಕೇಳ್ತಾ ಇರಲಿಲ್ಲ ಕಲ್ಲು ಭೂಮಿ ಆ ಕಲ್ಲು ಪಾಲಿಶ್ ಮಾಡಿದ್ರೆ ಒಳ್ಳೆ ಗ್ರೀನ್ ಹಸಿರು ಸರ್ಫೇಸ್ ಬರುತ್ತೆ ಅಂತ ತುಂಬಾ ಬೆಲೆಯಾದದ್ದು ಭಿಕ್ಷುಕರೆಲ್ಲ ಧನಿಕರಾಗಿ ಹೋದರು ಬೆಟ್ಟ ಮಾತ್ರ ಹೋಯಿತು ಅರ್ಕಾವತಿ ನದಿ ಚರಂಡಿಯಾಗಿ ಕೂತಿದೆ ನದಿಯಲ್ಲಿರುವಂತ ಮರಳೆಲ್ಲ ಹೋಯಿತು ಒಂದು ಕಾಳು ಮರಳಿಲ್ಲ ಅಕಸ್ಮಾತ್ ಗಂಧಿ ದುರ್ಗದಿಂದ ನೀರು ಹರಿದು ಬಂದರೆ ಇಂಗಿ ಹೋಗ್ತದೆ ಈ ರಾಮನಗರದ ಹತ್ರ ನೋಡಿದ್ರೆ ಪೂರ್ತಿ ಚರಂಡಿಯಾಗಿದೆ ನದಿಯ ಪಾತ್ರವೇ ಎಲ್ಲ ನದಿಯನ್ನು ಬದಲಾಯಿಸ್ತೇವೆ ನದಿಯನ್ನು ಹಾಳು ಮಾಡ್ತೇವೆ ಭೂಮಿಯನ್ನು ಹಾಳು ಮಾಡ್ತೇವೆ ಮನುಷ್ಯನ ದಾಹಕ್ಕೆ ಮಿತಿಯೇ ಇಲ್ಲವೇ ಇವರಲ್ಲವೇ ಭೂಭಾರಾಗುವವರು ಈ ಭೂದೇವಿಗೆ ಒಂದು ಕಾಲದಲ್ಲಿ ಎಲ್ಲ ಬೋಳಿಸಿಬಿಟ್ಟಿದ್ದ ಆಪರೇಷನ್ ಮಾಡುವಾಗ ತೆಗೆಯುವಂತೆ ವೃಕ್ಷಾವ ಲೋಮಕಾಸೀತಿ ಸಾಕಾಮಯತ ಈ ಭೂದೇವಿಗೆ ವೇದದಲ್ಲಿ ಇನ್ನೊಂದು ಹೆಸರುಂಟು ಅದಿತಿ ಎಂಬುದಾಗಿ ಅದಿತಿರ್ಜೌರದಿತಿರಂತರಿಕ್ಷಂ ಅದಿತಿರ್ಮಾತಾಸ ಪಿತಾಸ ಪುತ್ರ ಅದಿತಿ ಅಂದ್ರೆ ವ್ಯಾಪಕತೆ ಇರತಕ್ಕವಳು ದೊಡ್ಡ ತಾಯಿ ಮಿತಿ ಇಲ್ಲದೆ ಇದ್ದವಳು ದಿತಿ ಅಂದ್ರೆ ಮಿತಿ ಅದಿತಿ ಅಪರಿಮಿತವಾಗಿರುವವಳು ಲೋಕಮಾತೆಯವಳು ಹರವು ಎಷ್ಟು ದೊಡ್ಡದಾಗಿದೆ ಅಂದ್ರೆ ಎಷ್ಟೊಂದು ಪ್ರಜೆಗಳು ತನ್ನ ಮಕ್ಕಳು ಭೂಮಿಯಲ್ಲಿ ಹುಟ್ಟಿದ್ರು ಎಲ್ಲರಿಗೂ ಜಾಗ ಕೊಡ್ತಾಳೆ ಸತ್ತರೆ ಹೊಟ್ಟೆಯಲ್ಲಿ ಜಾಗ ಕೊಡ್ತಾಳೆ ಮಣ್ಣಾಗಿ ಭಸ್ಮವಾಗಿ ಬೆಳೆಯುವುದಕ್ಕೆ ಬೇಕಾದ ಅನ್ನವನ್ನು ಕೊಡ್ತಾಳೆ ನಿಮ್ಮ ತಾಯಿ ಮಾಡಿದ ಕೆಲಸವನ್ನ ಭೂದೇವಿ ಮಾಡ್ತಾಳೆ ಅವಳನ್ನು ಕಾಲಿಂದ ಒದೆಯಬಾರದು ಧಡ್ ಧಡ್ ಅಂತ ನಡೆಯಬಾರದು ಮನೆಯಲ್ಲಿ ಹೊಸಾಗಿ ಬಂದು ಸೊಸೆ ಅಲ್ಲೊಂದಿಲ್ಲೊಂದು ಕಾಲ ಧಡ್ ಧಡ್ ಅಂತ ನಡೆದ್ರೆ ಅತ್ತೆ ಮಾವಂದ್ರ ಕರೆದ ಅಮ್ಮ ನಿನಗೆ ಹೀಗೆ ಹೇಳ್ಕೊಟ್ಟಿದ್ದಾರೆ ಅಪ್ಪ ಅಮ್ಮ ಮೊದಲು ಸರಿಯಾಗಿ ನಡೆಯೋದು ಕಡೆ ಎನ್ನುವುದು ಜೋರಾಗಿ ಕಾಲಿಡಬಾರದು ಭೂದೇವಿ ಮೇಲೆ ಎಷ್ಟು ದೊಡ್ಡ ದೊಡ್ಡ ವಾಹಕಗಳನ್ನು ಯಂತ್ರಗಳನ್ನಿಟ್ಟು ಭೂಮಿಯನ್ನೇ ಹಾಳು ಮಾಡುತ್ತೇವೆ ಅವಳ ಹೃದಯವನ್ನು ಬಗೀತಾ ಇದ್ದೇವೆ ಅವಳ ಶರೀರಕ್ಕೆ ಹಿಂಸೆಗಳನ್ನು ಕೊಡ್ತೇವೆ ಪಾದ ಸ್ಪರ್ಶಂ ಕ್ಷಮಸ್ವಾಮಿ ಬೆಳಗ್ಗೆ ಇದ್ರೆ ಕೈ ಮುಗಿದು ತಾಯಿ ನಿನ್ನ ಮೇಲೆ ಕಾರಿಡಬೇಕು ನನ್ನನ್ನು ಕ್ಷಮಿಸುವಂತೆ ಕೇಳುವಂತಹ ಪ್ರಜ್ಞೆ ಭಾರತೀಯರ ಪ್ರಜ್ಞೆ ಹುಚ್ಚರು ಸೆಂಟಿಮೆಂಟ್ ನಾನ್ ಸೆನ್ಸ್ ಅಂತ ಹೇಳ್ತಿದ್ರು ಪಶ್ಚಿಮದವರು ಈಗ ಅನುಭವಿಸ್ತಾ ಇದ್ದಾರೆ ಭಾರತೀಯರ ಬುದ್ಧಿ ಗೊತ್ತಾಗ್ತಾ ಇದೆ ಪ್ರತಿಯೊಂದರಲ್ಲಿ ದೇವಾಂಶ ಉಂಟು ಈ ಭೂದೇವಿಯ ಮೈ ಮೇಲಿದ್ದ ಗಿಡ ಮರ ವನಸ್ಪತಿ ನದಿ ಎಲ್ಲ ಹೋಯಿತು ಅವಳು ತಪಸ್ಸು ಮಾಡಿದಳು ಏನು ಉದ್ದೇಶ ಓಷಧಿ ವನಸ್ಪತಿ ಭಿಪ್ರಾಜ ಏಯೇತಿ ಓಷಧಿ ವನಸ್ಪತಿ ಭತ್ತ ರಾಗಿ ಜೋಳ ಮುಂತಾದ ಗಿಡಗಳಿಗೆ ಔಷಧಿಗಳು ಅಂತ ಹೆಸರು ಯಾಕೆ ನಮಗೆ ಉಪಯುಕ್ತವಾಗುವ ಆಹಾರವನ್ನು ಕೊಡುತ್ತವೆ ಹೂವು ಹಣ್ಣು ಬಿಟ್ಟ ಹಾಗೆ ಫಲವನ್ನು ಕೊಡುತ್ತವೆ ಫಲವಂತವಾದದ್ದು ಔಷಧಿ ಫಲವಿಲ್ಲದೆ ಬರೀ ನೆರಳಾಗಿರುವಂತಹದ್ದು ತೇಗದು ಮರದಂತಹದ್ದು ಛತ್ರಿಯ ಮರದಂತಹದ್ದು ಇದಕ್ಕೆ ವನಸ್ಪತಿ ಎಂಬುದಾಗಿ ಹೆಸರು ಎಲ್ಲ ಮರಗಳು ಒಂದೇ ಅಲ್ಲ ಜಾತಿ ಇದೆ ನನ್ನ ಮೈ ಮೇಲೆ ಔಷಧಿ ಬೇಕು ವನಸ್ಪತಿ ಬೇಕು ಎಂಬುದಾಗಿ ತಾನು ಯೋಚನೆ ಮಾಡಿದಳು ಭಗವಂತ ಹೇಳಿದ ಹಾಗಿದ್ರೆ ಒಂದು ಯಾಗ ಮಾಡು ಯಾವ ದೇವತೆಗೋಸ್ಕರ ಮಾಡಿದ್ರು ಸೈತಮದಿತ್ಯೈ ಪುನರ್ವಸುಭ್ಯಾಂ ಚರಂ ನಿರವಪತ್ ಅದಿತಿ ದೇವತೆಯನ್ನು ಉದ್ದೇಶ ಮಾಡಿ ಒಂದು ನಕ್ಷತ್ರದಲ್ಲಿ ಚರುವನ್ನ ಪರಿಕಲ್ಪಿಸಿ ಅವಳು ಹೋಮಾದಿಗಳನ್ನು ಮಾಡಿದಳು ಅದು ಪೂರ್ಣ ಫಲವನ್ನು ಕೊಟ್ಟಿತು ಕಥೋವ ಇಯಮೋಷಧಿ ಬೆರ್ವನಸ್ಪತಿ ವಿಪ್ರಾಜಾಯತ ಅದರ ಫಲವಾಗಿ ಸತ್ತು ಹೋಗಿದ್ದ ಗಿಡ ಮರ ವನಸ್ಪತಿ ಹುಲ್ಲು ಎಲ್ಲ ಮೇಲೆ ಭೂಮಿಯ ಮೇಲೆ ಎದ್ದುಕೊಂಡಿತು ಈ ಮರ್ಮವನ್ನು ಯಾವ ತಿಳ್ಕೊಳ್ತಾನೆಯೋ ಪ್ರಜಾಯತೆ ಹವೈ ಪ್ರಜಯ ಪಶುಭಿ य ಹವಿಷ हविषा ಯಜತೆ ಯವುಚೈನ ದೇವಂ ವೇದ ಯುಹೋತಿ ಈ ಮರ್ಮ ತಿಳ್ಕೊಂಡವನು ಈ ಮಂತ್ರಾರ್ಥ ಅರ್ಥ ಮಾಡಿಕೊಂಡವನಿಗೆ ಸಂತಾನ ಇಲ್ಲದೆ ಅವನು ಗೊಡ್ಡನಾಗೋದಿಲ್ಲ ಅವನಿಗೆ ಖಂಡಿತವಾಗಿ ಒಳ್ಳೆ ಮಕ್ಕಳಾಗ್ತಾರೆ ಇದು ಫಲಶ್ರುತಿ ಇವಳು ಹೋಮ ಮಾಡಿದ್ಯಾವ ನಕ್ಷತ್ರದಲ್ಲಿ ಅದೇ ಪುನರ್ವಸು ನಕ್ಷತ್ರ ಭೂದೇವಿಯ ಬಂಜತನ ಬಿಟ್ಟದ್ದು ಅದು ಪುನರ್ವಸು ನಕ್ಷತ್ರದಲ್ಲಿ ವಸು ಅಂದ್ರೆ ಐಶ್ವರ್ಯ ತಾಯಿಗೆ ದೊಡ್ಡ ಐಶ್ವರ್ಯ ಯಾವುದು ಮಕ್ಕಳಿರಬೇಕು ಮಕ್ಕಳೆಂಬುದು ಐಶ್ವರ್ಯ ಅದನ್ನು ಪಡ್ಕೊಂಡ್ಲಾದ್ರಿಂದ ಅದಕ್ಕೆ ಪುನರ್ವಸು ಎಂಬುದಾಗಿ ಹೆಸರು ಇದು ಒಂದು ಈ ತೈತಿರಿಯ ಬ್ರಾಹ್ಮಣ ನಕ್ಷತ್ರ ಎಷ್ಟೆಲ್ಲಿ ಬರುವ ಒಂದು ಮಂತ್ರ ಇನ್ನೊಂದು ಮಂತ್ರ ಹೇಳ್ತೇನೆ ಯಾಕೆ ಬರೀ ಮಂತ್ರ ಹೇಳ್ತೀರಿ ಅಂತ ಕೇಳಬೇಡಿ ರಾಮಾಯಣ ರೋಜಲ್ಲ ವೇದ ಪ್ರಾಚೀನ ಸಾದಾಸಿ ಇದೆಲ್ಲ ವೇದಿಕ ಮರ್ಮ ಇದು ವೇದ ಬಿಟ್ಟು ರಾಮಾಯಣ ಇಲ್ಲ ಎಂಟು ಹತ್ತು ದಿವಸ ಉಪನ್ಯಾಸ ಹಾಕಿದ್ರೆ ನಾನು ಹಾರಿಸಿಬಿಡ್ತಿದ್ದೆ ಇದು ಒಂದು ತಿಂಗಳ ಕಾಲದ ಉಪನ್ಯಾಸದಲ್ಲಿ ಸ್ವಲ್ಪ ಸ್ವಲ್ಪ ಮರ್ಮಗಳನ್ನು ಹೇಳ್ತೇನೆ ಪುನರ್ಸು ನಕ್ಷತ್ರ ಅಂತ ಯಾಕೆ ಬಂತು ಪುನರ್ನೋ ದೇವ್ಯದಿತಿ ಸ್ಪೃಣೋತು ಪುನರ್ವಸು ನಃ ಪುನರೇತ ಯಜ್ಞಂ ಪುನರ್ನೋ ದೇವ ಅಭಿಯಂತು ಸರ್ವೇ ಪುನಃ ಪುನರ್ವೋ ಹವಿಷಾ ಯಜಾಮಹ ಏವಾನ ದೇವ್ಯದಿತಿರ ಅನರ್ವ ಅಂದ್ರೆ ಪಾಪರಹಿತಳು ಈ ದೇವಿ ಅದಿತಿ ಪಾಪವಿಲ್ಲದವಳು ಭೂಮಿಗೆ ಪಾಪವಿಲ್ಲ ಪಂಚಭೂತಗಳಿಗೆ ಪಾಪವಿಲ್ಲ ಅದಕ್ಕಾಗಿ ಏನಾದರೂ ಅಕಸ್ಮಾತ್ ಒಬ್ಬರು ಮನೆಯಲ್ಲಿ ಸಗಣಿ ಇರಲಿಲ್ಲ ಜಂಜರು ಯಾರೋ ಬಂದರು ಊಟ ಮಾಡಿದ್ರು ನೀವೇ ಊಟ ಮಾಡಿದ್ರಿ ಸಗಣಿಯಲ್ಲಿ ತಗೊಂಡ್ಬರೋದು ಸಿಕ್ಕಲಿಲ್ಲ ಅಂದ್ರೆ ಒಂದು ಚೂರು ಮಣ್ಣನ್ನಾದರೂ ಹಾಕಿ ನೀರಿನಲ್ಲಿ ಅದನ್ನು ಒರೆಸಿದ್ರೆ ಶುದ್ಧವಾಗುತ್ತೆ ಮೃತ್ತಿಕೆಯಿಂದ ಶುದ್ಧಿ ಸ್ನಾನಕ್ಕೂ ಅಷ್ಟೇ ಮೈಗೆ ಮೃತ್ತಿಕಾ ಸ್ನಾನ ಆಗಬೇಕು ಮೃತ್ತಿಕೆಯಲ್ಲಿ ಅಪವಿತ್ರವಾದದ್ದನ್ನು ಮುಟ್ಟಿದರೆ ಒಡನೆಯೇ ಮಣ್ಣನ್ನು ಮುಟ್ಟಿದರೆ ಶುದ್ಧಿಯಾಗುತ್ತೆ ಆಕಾಶದಿಂದ ಶುದ್ಧಿಯಾಗುತ್ತೆ ನೀರಿನಿಂದ ಶುದ್ಧಿಯಾಗುತ್ತೆ ಅಗ್ನಿಯಿಂದ ಶುದ್ಧಿಯಾಗುತ್ತೆ ಇದು ಪಂಚಭೂತಗಳು ಪವಿತ್ರವಾದವು ಇದು ಶಿವನ ವಾಸಸ್ಥಾನ ಅಂತ ಹೇಳ್ತಾರೆ ಪರಮಶಿವ ತನ್ನ ಅಂಶಗಳನ್ನು ಈ ಪಂಚಭೂತಗಳಲ್ಲಿಟ್ಟಿದ್ದಾನೆ ಅದು ಅಗ್ನಿಯಲ್ಲಿ ಎದ್ದು ಕಾಣುತ್ತೆ ನಾರಾಯಣನ ಅಂಶ ನೀರಿನಲ್ಲಿ ಎದ್ದು ಕಾಣುತ್ತೆ ಆಕಾಶ ತತ್ವ ಒಂದೊಂದು ಸ್ಟಡಿ ಮಾಡಿದ್ರೆ ಬಹಳ ದೊಡ್ಡ ವಿಷಯ ವೇದಾಂತದಲ್ಲಿ ಆದ್ದರಿಂದ ಈ ಭೂಮಿ ಪಾಪರಹಿತಳು ತಾನು ಯಜ್ಞ ಮಾಡಿ ಸಂತಾನವನ್ನು ಪಡೆದ ನಕ್ಷತ್ರ ವಿಶ್ವಸ್ಯ ಭರ್ತೃ ಜಗತ ಪ್ರತಿಷ್ಠಾ ಇಡೀ ಜಗತ್ತಿಗೆ ಒಡೆಯಳು ನಮಗೂ ಮಾತ್ರ ನಿಮಗೂ ಮಾತ್ರ ಅಲ್ಲ ಜಗತ್ತಲ್ಲಿರುವ ಎಲ್ಲ ಪಶು ಪಕ್ಷಿ ಪ್ರಾಣಿ ಮನುಷ್ಯ ದೆವ್ವ ಪಿಶಾಚಿಗಳಿಗೆ ಮೊದಲುಗೊಂಡು ವಾಸಸ್ಥಾನ ಈ ಭೂಮಿ ಅವಳು ಡಿಸ್ಕ್ರಿಮಿನೇಟ್ ಮಾಡುವುದಿಲ್ಲ ತುಂಬಾ ಸೆಕ್ಯುಲರ್ ತಾಯಿ ಭೂಮಿ ತಾಯಿ ರೈತರಿಗೆ ವೈದಿಕ ಪ್ರಜ್ಞೆ ಎಷ್ಟು ಮಟ್ಟಕ್ಕೆ ಹೋಗಿದೆ ನಮ್ಮ ದೇಶದಲ್ಲಿ ಅಂದ್ರೆ ಎಂಥ ಪಾಪಿಯೂ ಮಾಡಿದ ತಪ್ಪು ಅಂತ ತಿಳಿದ್ರೆ ನಿಮ್ಗೆ ಪ್ರತಿಜ್ಞೆ ಮಾಡಿಕೊಡ್ಬೇಕಾದ್ರೆ ಈ ಭೂಮಿ ತಾಯಿ ಆಣೆ ಹೇಳ್ತೇನೆ ಸ್ವಾಮಿ ಇನ್ನು ಮೇಲೆ ನಾ ಸುಳ್ಳಾಡೋದಿಲ್ಲ ತಪ್ಪು ಮಾಡೋದಿಲ್ಲ ರೈತರು ಹಳ್ಳಿ ರೈತರು ಭೂಮಿ ತಾಯಿ ಮೇಲೆ ತನ್ನ ಮೇಲೆ ಆಣೆ ಹಾಕೋದಿಲ್ಲ ಭೂಮಿ ತಾಯಿ ಮೇಲೆ ಆಣೆ ಹಾಕ್ತಾನೆ ಅವನು ಯಾಕೆ ಭೂಮಿ ಅಂದ್ರೆ ರೈತ ಅದರಿಂದಲೇ ಬದುಕೋವನು ನಾ ಸುಳ್ಳು ಹೇಳಿದ್ರೆ ಭೂಮಿ ನನ್ನ ಬಾಯಿಗೆ ಮಣ್ಣು ಹಾಕಿಬಿಡ್ತಾಳಪ್ಪ ನಾ ತಪ್ಪು ಮಾಡಬಾರದು ಈ ಪ್ರಜ್ಞೆ ರೈತರಲ್ಲಿದೆ ಅದು ವಿಶ್ವಸ್ಯ ಭರ್ತೃ ಜಗತ ಪ್ರತಿಷ್ಠಾ ಪುನರ್ವಸು ನ ಹವಿಷ ವರ್ಧಯಂತಿ ಆ ಹವಿಸ್ಸನ್ನು ಕೊಟ್ಟಾಗ ಪುನರ್ವಸು ಬೆಳೆಯಲಿ ಅದು ಒಂದು ಜೋಡಿ ನಕ್ಷತ್ರ ಪುನರ್ವಸು ಒಂದು ಜೋಡಿ ನಕ್ಷತ್ರ ಆಕಾಶದ ನಕ್ಷತ್ರಗಳನ್ನ ಗುಂಪು ಗುಂಪಾಗಿ ವಿಂಗಡಿಸ್ತಾರೆ ಅನುರಾಧ ಅನ್ನೋದೊಂದು ಗುಂಪು ಜ್ಯೇಷ್ಠ ಅನ್ನೋದೊಂದು ಗುಂಪು ಮೂಲ ಅನ್ನೋದೊಂದು ಗುಂಪು ಆ ನಕ್ಷತ್ರಗಳನ್ನೆಲ್ಲ ಬರೀ ಕಣ್ಣಿಂದ ನೋಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಅವುಗಳ ಗತಿಯಿಂದ ನಮ್ಮ ದೇಶದಲ್ಲಿ ಅಗಸ್ತ್ಯರು ವಸಿಷ್ಠರು ವಿಶ್ವಾಮಿತ್ರರು ಜಮದಗ್ನಿಗಳು ಇವತ್ತಿಗೂ ಕನ್ನಡಕ ಹಾಕೊಳ್ಳದೆ ಟೆಲಿಸ್ಕೋಪ್ ಇಲ್ಲದೆ ಪಂಚಾಂಗ ಪಂಚಾಂಗಕರ್ತರು ಇಂಥ ದಿವಸಕ್ಕೇ ಗ್ರಹಣ ಬರುತ್ತೆ ಅಂತೇಳಿ ಹೇಳ್ತಾರೆ ಅದೇ ಕ್ಷಣಕ್ಕೆ ಅವರೇನು ಲ್ಯಾಬೊರೇಟರಿ ಮತ್ತೊಂದು ಇಟ್ಟಿಲ್ಲ ಎಂಥ ಅತೀಂದ್ರಿಯ ಜ್ಞಾನದಿಂದ ಕೊಟ್ಟಿದ್ದಾರೆ ಈ ಪುನರ್ವಸು ನಕ್ಷತ್ರ ಪ್ರಿಯಂ ದೇವಾನಾಂ ಅಪ್ಯೇತುಪಾಥ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ದಾರಿಯನ್ನು ತೋರಿಸಲಿ ಎಂಬುದಾಗಿ ಇದು ಪುನರ್ವಸು ನಕ್ಷತ್ರ ಅದನ್ನೇ ಭಗವಂತ ಹಿಡ್ಕೊಂಡ ಈ ನಕ್ಷತ್ರದಲ್ಲಿ ಅವತಾರ ಮಾಡೋಣ ಎಂಥ ಮಗು ಇಂಥವಳೇ ತಾಯಿಯಾಗಬೇಕು ಆರಿಸಿಕೊಂಡಿದ್ದಾನೆ ಇಂಥವನೇ ತಂದೆಯಾಗಬೇಕು ಆರಿಸಿಕೊಂಡಿದ್ದಾನೆ ಇದೇ ನಕ್ಷತ್ರದಲ್ಲಿ ಹುಟ್ಟಬೇಕು ತಾನೇ ಆರಿಸಿಕೊಂಡಿದ್ದಾನೆ ಅವನಿಗೆ ಗೊತ್ತು ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಐಹಿಕ ಸುಖ ಕಡಿಮೆ ನಿನ್ನೆ ಹೇಳಿದ್ದಲ್ದು ಇವತ್ತು ಬೇರೆ ಹೇಳ್ತಾ ಇದ್ದೀರಲ್ಲಪ್ಪ ನಾವೆಷ್ಟೊಂದು ಜನ ಪುನರ್ವಸುರಕ್ಷತವಿದ್ದೀವಿ ಇದು ಬೈಬೇಡಿ ನನ್ನನ್ನು ಇರುವ ವಿಷಯ ನೀವು ಹೇಳಿದ್ರು ಅಷ್ಟೇ ನಾ ಹೇಳಿದ್ರು ಅಷ್ಟೇ ಪುನರ್ಸು ನಕ್ಷತ್ರದಲ್ಲಿದ್ದವರಿಗೆ ಬುದ್ಧಿ ಚೆನ್ನಾಗಿರ್ತದೆ ದೈವಭಕ್ತಿ ಧರ್ಮಶ್ರದ್ಧೆ ಚೆನ್ನಾಗಿರ್ತದೆ ಕ್ಯಾರೆಕ್ಟರ್ ಚೆನ್ನಾಗಿ ಕಾಪಾಡಿಕೊಳ್ತಾರೆ ಆದರೆ ಐಹಿಕ ಸುಖ ಕಡಿಮೆ ತಂದೆಯಿಂದ ತಾಯಿಯಿಂದ ಮಾತಾಪಿತೃ ಭಾಗ್ಯ ಮಕ್ಕಳಿಂದ ಅದು ಕೀರ್ತಿವಂತರಾದರೂ ಸುಖ ಕಡಿಮೆ ಅಂತಹ ನಕ್ಷತ್ರದಲ್ಲಿ ಹನ್ನೆರಡನೇ ತಿಂಗಳಲ್ಲಿ ರಾಮಚಂದ್ರ ಅವತಾರ ಮಾಡಿದ್ದಾನೆ ದ್ವಾದಶೇ ಮಾಸೇ ಚೈತ್ರೇ ನಾವಮಿಕೆ ತಿಥವು ರಾಮಾವತಾರ ಕಾಲದಲ್ಲಿ ಈ ನಕ್ಷತ್ರಗಳಿಂದ ಅಳತೆ ಮಾಡುವ ನಕ್ಷತ್ರಮಾನ ಅಂತ ಒಂದಿತ್ತು ಈಗ ಚಾಂದ್ರಮಾನ ಸೌರಮಾನ ಹೇಳ್ತೆ ಸೌರಮಾನ ಬಂದದ್ದು ಆರ್ಯಭಟನಿಂದ ಈಚೆಗೆ ಸಿದ್ಧಾಂತ ಪಂಚಾಂಗ ಅದಕ್ಕಿಂತ ಹಳೆಯದು ಈ ಚೈತ್ರಾದಿ ಮಾಸಗಳ ಈ ಚಾಂದ್ರ ಒಂದು ರೀತಿಯ ಲೆಕ್ಕಾಚಾರ ಅದಕ್ಕಿಂತ ಹಿಂದಿನದು ನಕ್ಷತ್ರಮಾನ ಅದಕ್ಕಿಂತ ಹಿಂದಿನದು ಬೃಹಸ್ಪತಿ ಆ ಗ್ರಹವನ್ನು ಗುರುತಿಟ್ಟುಕೊಂಡು ಲೆಕ್ಕಾಚಾರ ಮಾಡುವ ಬೃಹಸ್ಪತಿಮಾನ ಉತ್ತರ ದೇಶದಲ್ಲಿ ವಿಕ್ರಮ ಶಕೆ ಇತ್ಯಾದಿಗಳು ಹೇಳ್ತಾರೆ ಪಂಚಾಂಗ ನೋಡಿದರೆ ವಿಂಧ್ಯ ದಕ್ಷಿಣದಲ್ಲಿ ಒಂದು ಹೆಸರು ವಿಂಧ್ಯ ಪರ್ವತ ಉತ್ತರದಲ್ಲೂ ಒಂದು ಹೆಸರು ಬರುವುದಕ್ಕೆ ಈ ಪಂಚಾಂಗಗಳ ವ್ಯತ್ಯಾಸ ಕಾರಣ ಯಾವುದು ಸರಿ ತಪ್ಪು ಅಂತ ಪ್ರಶ್ನೆ ಅಲ್ಲ ಲೆಕ್ಕಾಚಾರ ಮಾಡುವಾಗ ಒಂದು ಕ್ರಮದಲ್ಲಿ ಆರಂಭ ಮಾಡ್ತಾರೆ ಈ ಹನ್ನೆರಡನೇ ತಿಂಗಳಲ್ಲಿ ಚೈತ್ರ ಮಾಸದಲ್ಲಿ ನವಮಿ ತಿಥಿಯಲ್ಲಿ ರಾಮಾವತಾರ ನಿಷಿದ್ಧವಾದ ತಿಥಿ ನವಮಿ ತಿಥಿಯಲ್ಲಿ ಪ್ರಯಾಣ ಹೊರಡೋದಿಲ್ಲ ಮದುವೆ ಮಾಡೋದಿಲ್ಲ ಮುಂಜಿ ಮಾಡೋದಿಲ್ಲ ಗೃಹ ಪ್ರವೇಶ ಮಾಡೋದಿಲ್ಲ ಸತ್ರ ಬೇರೆ ವಿಷಯ ಹೇಳೋಕೆ ಬರೋದಿಲ್ಲ ಅವತ್ತೇ ದಫನ್ ಮಾಡಬೇಕು ಯಾತಕ ಉಪಯೋಗವಿಲ್ಲದೆ ತಿಥಿ ಅಷ್ಟಮಿಯು ಅಂದರೆ ಅದಕ್ಕಿಂತ ಕೆಟ್ಟದ್ದು ಈ ಅಷ್ಟಮಿ ನವಮಿ ತಿಥಿಗಳು ಹೋಗಿ ಭಗವಂತನಲ್ಲಿ ಹತ್ತುವಂತೆ ಸ್ವಾಮಿ ತಿಥಿರ್ವಿಷ್ಣುಸ್ತಥಾವಾರಂ ನಕ್ಷತ್ರಂ ವಿಷ್ಣುರೇವಚಾಯೋಗಶ್ಚ ಸರ್ವಂ ವಿಷ್ಣುಮಯಂ ಜಗತ್ತು ಹೇಳ್ಕೊಳ್ತೀಯೆ ನಮ್ಮನ್ನು ಯಾರೂ ಪರಿಗಣಿಸೋದಿಲ್ವಲ್ಲ ಪಂಚಾಂಗದ ನವಮಿನ ನಶಿಸಿ ಮುಂದೆ ಹೋಗಿ ಅಷ್ಟಮಿನ ನಶಿ ಮುಂದೆ ಹೋಗಿ ಭಿಕ್ಷಕರು ಬಂದರೆ ಮುಂದೆ ಹೋಗಿ ಅಂತ ಹೇಳುವಂತೆ ಅಷ್ಟಮಿ ನವಮಿ ಅಂದ್ರೆ ಅವಲಕ್ಷಣ ಅಂತಾರೆ ಇದು ಯಾತಕಾರ ಸೃಷ್ಟಿ ಮಾಡಿದೆ ಕಾಲಶ್ಚ ನಾರಾಯಣ ಹೇಳ್ತಾರಲ್ಲ ಮತ್ತೆ ಯಾತಕ ಮಾಡಿದೆ ಅಂತ ಕೇಳಿದ್ರೆ ಭಗವಂತ ಹೇಳಿದಂತೆ ಮೊದಲು ನೀನು ಬಂದಿದ್ದೀಯ ಅಷ್ಟು ನವಮಿ ನಿನಗೋಸ್ಕರವಾಗಿ ನಿನ್ನ ನಕ್ಷತ್ರ ರಾಮಾವತಾರ ಮಾಡ್ತೇನೆ ಆಮೇಲೆ ಅಷ್ಟಮಿ ನೀನು ಬಂದಿದ್ದೀಯ ಕೃಷ್ಣಾವತಾರ ಮಾಡ್ತೇನೆ ಹೋಗು ಎಲ್ಲ ತಿಥಿಗಳಲ್ಲಿ ಶ್ರೇಷ್ಠವಾಗಲಿ ಅಂತ ಹೇಳಿ ರಾಜಿ ಮಾಡಿ ಕಳಿಸಿದ ಅಂತ ಒಂದು ಕಥೆಯನ್ನು ಹೇಳ್ತಾರೆ ಹಿರಿಯರು ರಾಮನವಮಿಗಿಂತ ಹಬ್ಬ ಉಂಟೆ ಲೋಕದಲ್ಲಿ ನವಮಿ ಎರಡು ನವಮಿ ಪ್ರಸಿದ್ಧಿ ಒಂದು ಮಹಾನವಮಿ ಇನ್ನೊಂದು ರಾಮನವಮಿ ಅಷ್ಟಮಿಗಳಲ್ಲಿ ಕೃಷ್ಣಾಷ್ಟಮಿಯೇ ಪ್ರಸಿದ್ಧವಾದದ್ದು ಅದರಲ್ಲಿ ಅದು ಅದಿತಿ ದೇವತಾಕವಾದ ನಕ್ಷತ್ರ ನಕ್ಷತ್ರ ಅದಿತಿ ದೈವತ್ಯೇ ಬಂಜಾಗಿದ್ದ ಭೂದೇವಿ ಅದಿತಿಯನ್ನು ಪ್ರಾರ್ಥನೆ ಮಾಡಿ ಬಂಜತನ ನೀಗಿಸಿಕೊಂಡು ಸಸ್ಯ ವನಸ್ಪತಿಯನ್ನು ಪಡೆದಂತೆ ಬಂಜಿಯಾಗಿರುವ ನಮ್ಮ ತಾಯಿ ಕೌಸಲ್ಯ ನನ್ನನ್ನು ಪಡೆದು ಅವಳು ಪುತ್ರವತಿಯಾಗಲಿ ಎಂಬ ಆಶಯದಿಂದ ನಕ್ಷತ್ರೇ ಅದಿತಿ ದೈವತ್ಯೇ ಸೋಚ್ಚ ಸಂಸ್ಥೇಶು ಪಂಚಸು ಐದು ಗ್ರಹಗಳು ಗ್ರಹಗಳಿಗೆ ಉಚ್ಚ ಸ್ಥಾನ ನೀಚ ಸ್ಥಾನ ಅಂತ ಹೇಳ್ತಾರೆ ಯಾವ್ಯಾವ ರಾಶಿಯಲ್ಲಿ ಯಾರ್ಯಾರಿದ್ರೆ ಉಚ್ಚ ಅಂದ್ರೆ ಹೈ ಪೊಸಿಷನ್ ಒಳ್ಳೆ ಪವರ್ ಒಳ್ಳೆ ಪ್ರಭಾವ ಕೊಡ್ತಾರೆ ನೀಚ ಶತ್ರು ಸ್ಥಾನದಲ್ಲಿದ್ದರೆ ಶಕ್ತಿ ತುಂಬಾ ಕಡಿಮೆ ಇರುತ್ತೆ ಅದೇ ರೀತಿಯಲ್ಲಿ ಗ್ರಹೇಶು ಕರ್ಕಟೆ ಲಗ್ನಿ ಕರ್ಕಾಟಕ ಲಗ್ನ ಲಗ್ನದಲ್ಲಿಯೇ ಗುರು ಮತ್ತು ಚಂದ್ರ ಏನು ಬೇಕು ಯೋಗ ಶನಿ ತುಲಾ ರಾಶಿಯಲ್ಲಿ ಮಂಗಳ ಮಕರ ರಾಶಿಯಲ್ಲಿ ಮೀನದಲ್ಲಿ ಶುಕ್ರ ಮೇಷದಲ್ಲಿ ಸೂರ್ಯ ಮತ್ತು ಬುಧ ರಾಹುಕೇತು ಎಲ್ಲಿದ್ರೂ ಇರಲಿ ಬಿಡಿ ಇವರೇ ಲೆಕ್ಕಾಚಾರ ಇಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ರಾಹುಕೇತುಗಳು ಇದು ಸ್ವಭಾನುನಾಮ ಸಂವತ್ಸರ ತಮಿಳರು ಬಿಡುವುದಿಲ್ಲ ಮೇಷಮಾಸ ಅಂತ ಹೇಳ್ಕೊಳ್ತಾರೆ ಆಗ ಮೇಷಮಾಸ ಇರಲಿಲ್ಲ ಚೈತ್ರ ಮಾಸ ಇತ್ತು ರಾಮನವಮಿಯನ್ನ ಚಾಂದ್ರಮಾನದಲ್ಲಿಯೇ ಮಾಡಬೇಕು ಅಂತ ಹೇಳ್ತಾರೆ ಶಾಸ್ತ್ರಕಾರ ಸೌರ ಶ್ರೀರಾಮನವಮಿ ಅಂತ ಒಂದು ಹೇಳ್ತಾರೆ ತಮಿಳುನಾಡವ್ರು ಮಾಡ್ತಾರೆ ಮಾಡಿಕೊಳ್ಳಿ ಸಂತೋಷ ಅವರ ಮನೆ ಪಾನ್ಕಾನು ನೀವು ಕೂಡಿದ್ರಿ ನಾನೇನು ಬೇಡ ಅನ್ನೋದಿಲ್ಲ ಆದರೆ ನೃಸಿಂಹ ಜಯಂತಿ ರಾಮ ಜಯಂತಿ ಕೃಷ್ಣ ಜಯಂತಿಯನ್ನು ಚಾಂದ್ರಮಾನದಲ್ಲಿಯೇ ಮಾಡಬೇಕು ಅಂತ ಈ ಜಯಂತಿ ನಿರ್ಣಯ ಅಂತ ಶಾಸ್ತ್ರಗಳನ್ನು ಬರೆದಿದ್ದಾರೆ ದಿವಸ ಮಾಡಬಹುದು ಪ್ರತಿನೋಮ್ ಯಾರು ಬೇಡ ಅನ್ನೋದಿಲ್ಲ ವಾಕ್ಪತವು ಎಂದು ಸಹ ಗುರುವು ಚಂದ್ರನು ಒಟ್ಟಿಗೆ ಇರುವಂತಹ ದಿವ್ಯ ಯೋಗದಲ್ಲಿ ತನುಭಾವದಲ್ಲಿ ಪ್ರೋದ್ಯಮಾನೇ ಜಗನ್ನಾಥಂ ರಾಮನನ್ನು ಜಗನ್ನಾಥ ಅಂತ ಕರೆದು ಜಗನ್ನಾಥ ಹುಟ್ಟುಬಿಟ್ಟ ಸರ್ವಲೋಕ ನಮಸ್ಕೃತಂ ಕೌಸಲ್ಯ ಜನಯದ್ರಾಮಂ ಸರ್ವಲಕ್ಷಣ ಸಂಯುತಂ ಮಗುವಿನ ಶರೀರದಲ್ಲಿ ದಿವ್ಯ ಲಕ್ಷಣಗಳನ್ನು ಕಂಡರು ವಸಿಷ್ಠರು ತಲೆ ಕೂದಲನ್ನು ನೋಡ್ತಾರೆ ಪಾದವನ್ನು ನೋಡ್ತಾರೆ ಹೊಕ್ಕಳನ್ನು ನೋಡ್ತಾರೆ ಕೈಗಳನ್ನು ನೋಡ್ತಾರೆ ತುಂಬಾ ಲಕ್ಷಣ ಯುಕ್ತವಾದ ಮಗು ಅದಕ್ಕೆ ಮರುದಿವಸ ಇನ್ನೊಂದು ಲಕ್ಷಣದಲ್ಲಿ ಕೌಸಲ್ಯ ತನ್ನ ಪುತ್ರನನ್ನು ಹಡೆದ ಮರುದಿವಸದಲ್ಲಿ ಭರತೋ ನಾಮ ಕೈಕೇಯಾಂ ಜಜ್ಞೆ ಸತ್ಯ ಪರಾಕ್ರಮ ಭರತ ಹುಟ್ಟಿದ ಎರಡನೇದಾಗಿ ಯಾವ ನಕ್ಷತ್ರ ಪುಷ್ಯೇ ಜಾತಸ್ತು ಭರತಃ ಮೀನಲಗ್ನೇ ಎಲ್ಲ ಜಾತಕ ಕೊಟ್ಟಿದ್ದಾರೆ ಯಾರು ಬದಲಿ ಮಾಡ್ತಾರೆ ರಾಮಾವತಾರ ಹೇಗಾಯಿತು ಕೃಷ್ಣಾವತಾರ ಹೇಗಾಯಿತು ಅಲ್ಲಿ ಕೊಟ್ಟಿರೋ ಡೇಟಾ ಡೇಟಾದಿಂದ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಬೋದು ಮಾಡ್ತಾ ಇದ್ದಾರೆ ವಿದ್ವಾಂಸರು ಮೀನ ಲಗ್ನದಲ್ಲಿ ಹುಟ್ಟಿದ್ದಾನೆ ನಕ್ಷತ್ರದಲ್ಲಿ ಹುಟ್ಟಿದವರ ಲಕ್ಷಣ ಏನು ಪ್ರಸನ್ನಧೀಹಿ ಬುದ್ಧಿ ಕೆಡುವುದಿಲ್ಲ ಎಂಥ ಆಪತ್ತು ಬಂದರೂ ಬುದ್ಧಿ ಕೆಡೋದಿಲ್ಲ ಭರತನಿಗಿಂತ ಆಪತ್ತು ಬಂತು ಅವರ ತಾಯಿ ಮಾಡಿದ್ರು ತಲೆ ಮೇಲೆ ಕಲ್ಲು ಹೊರಿಸಿ ರಾಮನನ್ನು ಕಾಡಿ ಕಳಿಸಿ ನಿನಗೆ ರಾಜ್ಯ ಅಂತ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕಿದ್ಲಲ್ಲ ಆ ಪ್ರಸಂಗದಲ್ಲಿ ಭರತ ಹೇಳಿದ ಎಲ್ಲಿಯಾದರೂ ಉಂಟೆ ರಾಜ್ಯಂಚ ಅಹಂಚ ರಾಮಶ್ಚ ರಾಜ್ಯವೂ ರಾಮನದು ನಾನೂ ರಾಮನಿಗೆ ಸೇರಿದವನು ನಾನು ರಾಮದಾಸನೇ ಹೊರತು ರಾಮನ ಮೇಲೆ ದೊರೆಯಲ್ಲ ಅಂತ ಕೈಗೆ ಬಂದ ರಾಜ್ಯವನ್ನು ನಿಜ ಕಳಿಸಿದನಲ್ಲ ಅವನಲ್ಲವೇ ಪ್ರಸನ್ನಧೀ ಮುಂದಿನದು ಆಶ್ಲೇಷ ನಕ್ಷತ್ರ ಕುಳೀರೇಭ್ಯಜುತೆ ರವವು ಸೂರ್ಯೋದಯಕ್ಕೆ ಸರಿಯಾಗಿ ಸಾರ್ಪೇ ಜಾತೌ ಚ ಸೌಮಿತ್ರಿ ಇದು ಸರ್ಪ ಅಧಿಷ್ಠಾನ ದೇವತೆ ಶೇಷ ಅವರು ಹೇಳಿಬಿಟ್ರು ಸರ್ಪ ಅಂತ ಬಾಯಿಬಿಟ್ಟು ಹೇಳಿದ್ದಾರೆ ಸರ್ಪ ಅಧಿಷ್ಠಾನವಾದಂತಹ ದೇವತೆ ಆ ನಕ್ಷತ್ರ ಆದ್ರಿಂದ ಆದಿಶೇಷಾಂಶದಲ್ಲಿ ಲಕ್ಷ್ಮಣನು ಭರತ ಹುಟ್ಟಿದ್ದಾರೆ ಆದ್ರಿಂದ ಇವರೇನಿದ್ರು ಭಗವಂತನ ಭಾಗವತರ ಸೇವೆಗೇ ಹುಟ್ಟಿದವರು ಆದರೆ ಕೋಪಿಷ್ಠರು ಸರ್ಪದಂತೆ ಬುಸುಗುಡುವವರು ಭಗವಂತನಿಗೆ ಭಕ್ತರಿಗೆ ಏನಾದ್ರೂ ಆಪತ್ತು ಬರುವ ಪ್ರಸಂಗ ಬಂದ್ರೆ ಕಚ್ಚುವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ ಅಷ್ಟು ಉಜ್ವಲ ಭಕ್ತರು ಆದ್ರಿಂದ ನಕ್ಷತ್ರದ ಮೇಲೆ ನಾವಿದನ್ನೆಲ್ಲ ಹೇಳಿಬಿಡುವುದು ಮಕ್ಕಳು ಹುಟ್ಟಿಯಾಯಿತು ಸ್ವಲ್ಪ ತೊಟ್ಲಗಿಟ್ಲಿಗೆ ಹಾಕಿ ಜೋಗಳ ಇವುಗಳ ಹಾಳಬೇಡವೆ ವಾಲ್ಮೀಕಿ ಅಯ್ಯೋ ಅದಕ್ಕೆಲ್ಲ ವೇಳೆ ಇಲ್ಲ ಅದಕ್ಕೆಲ್ಲ ಟೈಮ್ ಇಲ್ಲ ಬೇಕಾದ್ರೆ ಒಂದು ನಾಮಕರಣ ಮಾಡಿಬಿಡೋಣ ನಾಮಕರಣ ಮಾಡಿದೆ ಅಂದರೆ ಮಕ್ಕಳಿಗೆ ಅಮಂಗಳ ಹೆಸರನ್ನಿಡಬೇಕು ಹೆಸರನ್ನಿಡುವಾಗ ಬಹಳ ಚಮತ್ಕಾರ ಸೂಚನೆ ಮಾಡ್ತಾರೆ ರಾಮಯತ್ಯಭಿರಾಮೇಣ ಇದು ರಘುವಂಶದ ವಾಕ್ಯ ರಾಮಾಂತರ ಯಾತಕ್ಕೆ ಹೆಸರಿಟ್ಟರು ದೊಡ್ಡ ಮಗುವಿಗೆ ಆಗ್ತಾನೆ ಹುಟ್ಟಿದ್ದಾನೆ ಮಗು ಹತ್ತು ದಿವಸ ಆಯಿತು ಹದಿನಾಲ್ಕು ದಿವಸ ಆಯಿತು ಕ್ಷತ್ರಿಯರಿಗೆ ಹದಿನಾಲ್ಕು ದಿವಸ ಈ ಪುರುಡು ಸೂಚಕ ಹೋಗಬೇಕಾದ್ರೆ ಬ್ರಾಹ್ಮಣರಿಗೆ ಹತ್ತು ದಿವಸ ವೈಶ್ಯರಿಗೆ ಇನ್ನೊಂದು ಸ್ವಲ್ಪ ದಿವಸ ಮುಂದಕ್ಕೆ ಇದೆಲ್ಲ ಶಾಸ್ತ್ರ ಪ್ರಕಾರ ಅದಾಗಿ ಪುಣ್ಯಾವಾಚರ ಮನೆ ತುಂಬ ಮಾಡಿ ಮಗುವನ್ನು ಒಳ್ಳೆಯ ಬಂಗಾರದ ನವರತ್ನ ಖಚಿತವಾದ ತೊಟ್ಟಿಲಲ್ಲಿ ಹಾಕಿ ಅವಳು ತಾಯಿ ಮುಸುಕಾಕೊಂಡು ಬಂದಿದ್ದಾಳೆ ತಂದೆ ಬಂದಿದ್ದಾನೆ ಗುರುಗಳೇ ನಿಮ್ಮಿಷ್ಟ ಇಷ್ಟ ಏನು ಬೇಕಾದ್ರೆ ಹೆಸರಿಡಿ ತಂದೆ ತಾಯಿಗಳ ಪ್ರಿವಿಲೇಜ್ ಅಲ್ಲ ತಿಳ್ಕೊಳ್ಳಿ ನೀವು ಹಡೆದಿರಬಹುದು ಮಕ್ಕಳಿಗೆ ತಾಯಿ ತಂದೆಯರಾಗಿ ಅವುಗಳಿಗೆ ಹೆಸರಿಡುವ ಹಕ್ಕು ನಿಮ್ಮ ಮನೆ ಪುರೋಹಿತನಿಗೆ ಉಂಟು ಪ್ರಿವಿಲೇಜ್ ನಿಮಗಿಲ್ಲ ನೀವಾಗಿಟ್ರೆ ಆ ಹುಡುಗರ ಹೆಸರು ಕೇಳಿಸ್ಕೊಳ್ತಾರೆ ಹೆಸರು ಬದಲಿ ಮಾಡಿಕೊಳ್ತಾರೆ ಅಫಿಡವಿಟ್ ಕೊಡ್ತಾರೆ ಪೇಪರ್ನಲ್ಲಿ ಹಾಕ್ತಾರೆ the insult you and your family ತಂದೆ ತಾಯಿ ಇಟ್ಟ ಹೆಸರನ್ನು ಯಾರು ಮಕ್ಕಳು ಬದಲಿ ಮಾಡಬಾರದು ಅಯ್ಯೋ ಇಷ್ಟುದ್ದಾಯ್ತಲ್ಲ ಅಷ್ಟುದ್ದಾಯ್ತಲ್ಲ ಅವರ ಹೆಸರು ಉದ್ದಗಿದ್ದ ಚಿಕ್ಕ ಪ್ರಶ್ನೆ ಅಲ್ಲ ವಸಿಷ್ಠರು ಆ ಪುಣ್ಯ ಹತೀರ್ಥವನ್ನು ತಗೊಂಡು ಬಂದರು ದರ್ಭೆ ಮಾವಿನ ಸೊಪ್ಪು ಇದೆಲ್ಲ ತಗೊಂಡು ಪ್ರೋಕ್ಷಣೆ ಮಾಡಬೇಕು ಮಗುವಿಗೆ ಹೆಸರು ನೀಡಬೇಕು ಅಂತ ಬಂದಾಗ ರಾಮಚಂದ್ರ ಕಣ್ಣುಗಳನ್ನು ತೋರಿಸ್ತಾನೆ ಪಾದಗಳನ್ನು ತೋರಿಸ್ತಾನೆ ತೋಳನ್ನು ತೋರಿಸ್ತಾನೆ ತನ್ನ ಸರ್ವಾಂಗ ಸೌಂದರ್ಯವನ್ನು ತೋರಿಸಿ ನನಗೆ ಬೇರೆ ಹೆಸರಿಡಬೇಡಿ ರಾಮ ಅಂತ ಇಡಿ ಅಂತನ್ನುವಂತೆ ಚಲುವನ್ನು ತೋರಿಸ್ತಾ ಇದ್ದಾನೆ ರಾಮ ಇತ್ಯಭಿರಾಮೇಣ ವಪುಷ ತಸ್ಯ ಚೋದಿತ ನಾಮಧೇಯಂ ಗುರುಶ್ಚಕ್ರೆ ಜಗತ್ಪ್ರಥಮ ಮಂಗಳಂ ಜಗತ್ತಿಗೆ ಪ್ರಥಮ ಮಂಗಳ ರಾಮ ಅನ್ನೋ ಹೆಸರು ಜಗತ್ತಲ್ಲಿ ಯಾರು ಏನೇ ಮಾಡಿದರೂ ಮೊತ್ತ ಮೊದಲನೇ ಮಂಗಳ ಶಬ್ದ ಅಂದ್ರೆ ರಾಮ ತಮಿಳುನಾಡಲ್ಲಿ ಒಂದು ಕಾಗದ ಪತ್ರ ಗಂಡ ಹೆಂಡತಿ ಪರಸ್ಪರ ಬರೀಬೇಕಾದ್ರು ಲವ್ ಲೆಟರ್ ಆಗಿದ್ರು ಶ್ರೀರಾಮ ಜಯಂ ತಪ್ಪದೇ ಬರೀತಾರೆ ನೋಡಿ ತಮಿಳರು ರಾಮಕೋಟಿ ಬರೆಯೋವಾಗಲ್ಲ ಯಾವುದೇ ನೋಟಿಸ್ ಕೊಡಬೇಕು ಶ್ರೀರಾಮ ಜಯಂ ರಾಮ ಜಯ ಇಲ್ಲದೆ ಬರೆಯೋ ಹಾಗಿಲ್ಲ ನಮ್ಮ ಗುರುಗಳು ಹೇಳ್ತಿದ್ರು ಶಾಮಾಚಾರ್ಯರು ಸಂಸ್ಕೃತ ಹೇಳ್ಕೊಟ್ಟವರು ಅಪ್ಪ ಮಕ್ಕಳಿಗೆ ಮೊದಲು ಕಲಿಸುವ ಶಬ್ದ ರಾಮ ಶಬ್ದ ಅಥ ಹಕಾರ ಅಂತ ಪುಲ್ಲಿಂಗ ಶ ರಾಮ ರಾಮ ರಾಮ ಯಾವನೋ ಒಬ್ಬ ನನ್ನ ಜೊತೆಲಿ ಕ್ಲಾಸ್ ಮೇಟ್ಸ್ ಅಲ್ಲಿ ಇದ್ದವನು ಬ್ರಾಹ್ಮಣ ಒಬ್ಬ ಇದ್ದ ಸರ್ ಯಾಕೆ ರಾಮ ಅಂತ ಹೇಳ್ತಾರೆ ಭೀಮ ಅಂತ ಹೇಳಬಾರ್ದಾಗಿತ್ತ ಇನ್ನೊಂದು ಹೆಸರು ಹೇಳಬಾರ್ದಾಗಿತ್ತ ಅಕಾರ ಅಂತ ಪುಲ್ಲಿಂಗ ಅಂದ್ರೆ ಕೋಪ ಬಂದ್ಬಿಡ್ತವ್ರು ಎಂಬತ್ತು ವರ್ಷ ಮುದುಕರು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಮೇಸ್ಟರ್ ಆಗಿ ರಿಟೈರ್ ಆಗಿ ನನಗೋಸ್ಕರ ಸಂಸ್ಕೃತ ಹೇಳ್ಕೊಡ್ತೇನೆ ಅಂತ ಸಂಬಳ ಬೇಡ ಅಂತ ಬರಕೊಟ್ಟು ಪಾಠ ಹೇಳ್ಕೊಟ್ಟು ಮೇಸ್ಟರ್ ಅವರು ಅವ್ರು ಹೇಳಿದ್ರು ಲೈ ರಾಮ ಶಬ್ದ ಮುಂದಕ್ಕೆ ನೀನು ಸಂಸ್ಕೃತ ಓದ್ದೇ ಇದ್ರು ಏನು ಓದ್ದೇ ಇದ್ರು ಮ್ಯಾಥಮೆಟಿಕ್ಸ್ ಫಿಸಿಕ್ಸ್ ಓದ್ದೇ ಇದ್ರು ಮನೆ ಮುಂದೆ ನಿಂತು ಭಿಕ್ಷೇತವಾಗ ರಾಮ ರಾಮ ರಾಮ ಅಂದ್ರೆ ಹೊಟ್ಟೆ ತುಂಬುತ್ತೆ ಜೋಳಿಗೆ ಹಾಕ್ತಾರೆ A plus B equal to C plus D ಅಂದ್ರೆ ಏನು ಬರುತ್ತೆ ಅಂತ ಕೇಳಿದ್ರು ಈ ಕೆಮಿಸ್ಟ್ರಿ ಫಾರ್ಮುಲಾ ಆಲ್ಜಿಬ್ರಾ ಹೊಟ್ಟೆ ತುಂಬೋದಿಲ್ಲ ರಾಮ ಶಬ್ದ ಮಂಗಳ ಬೆಳಗ್ಗೆ ಎದ್ದು ಒಬ್ಬರು ಮನೆ ಮುಂದೆ ನಿಂತು ಹೇಳು ಮನೆ ಒಡಚಿ ಬಂದು ನಿನ್ನ ಜೋಳಿಗೆ ತುಂಬದೇ ಇದ್ದರೆ ಕೇಳು ಅಂದ್ರು ಅಂದ್ರೆ ಅಲ್ಲಿಂದ ಹಿಡಿದು ಜಗತ್ತಿಗೆ ಪ್ರಥಮ ಮಂಗಳವಾದದ್ದು ಇದು ಒಂದರ್ಥ ಚಂಪು ರಾಮಾಯಣಕಾರರು ಇನ್ನೊಂದು ಅಲಂಕಾರ ಮಾಡ್ತಾರೆ ಅಥ ರಾಮಾಭಿಧಾನೇನ ಕವೇ ಸುರಭಯಂಗಿರ ಅಲಂಚಕಾರ ಕಾರುಣ್ಯಾತಿ ರಘೂಣಾಮನ್ವಯಂ ಹರಿ ವಾಲ್ಮೀಕಿ ಕವಿಯ ಬಾಯನ್ನ ರಾಮ ಎನ್ನುವ ಶಬ್ದವನ್ನು ಅವರ ಬಾಯಲ್ಲಿ ಹೇಳಿಸಿ ಅಲಂಕಾರ ಮಾಡಿ ಸಿಹಿ ಚಪ್ಪರಿಸುವಂತೆ ಮಾಡುವ ಸಲುವಾಗಿ ಒಬ್ಬ ವಾಲ್ಮೀಕಿ ಸಲುವಾಗಿ ಭಗವಂತ ರಾಮ ಎಂಬುವರ ಹೆಸರನ್ನು ಧರಿಸಿದ ಅಥ ರಾಮ ಅಭಿಧಾನೇನ ಕವೇಹ ವಾಲ್ಮೀಕೇ ಗಿರಹ ಸುರಭಯನ್ ಸುರಭಿ ಪರಿಮಳ ಈ ವಾಲ್ಮೀಕಿ ಮಹರ್ಷಿ ಮೊದಲಿಂದ ಇದು ಒಂದೇ ಶ್ರೀರಾಮ ರಾಮ ರಾಮ ರಾಮ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಈ ಶ್ಲೋಕ ಕೇಳಿದ್ದೀರಿ ಎಲ್ಲರೂ ಮೊದಲನೇ ದಿವಸನೇ ಇದರ ವಿವರಣೆ ಕೊಡಬೇಕಾಗಿತ್ತು ಪ್ರಾರಂಭದಲ್ಲಿ ಬೇಡ ಅಂತ ಬಿಟ್ಟೆ ಅಲ್ಲಿ ಹೇಳ್ತಾರೆ ಯಾರು ಬರೋದು ಈ ಶ್ಲೋಕ ಭರದ್ವಾಜರು ಬರೆದಿರಬೇಕು ಮಧುರಂ ಮಧುರಾಕ್ಷರಂ ಮೊದಲೇ ಶಬ್ದದಲ್ಲಿ ಮಧುರ ಅಕ್ಷರವೂ ಮಧುರ ಅಧರಂ ಮಧುರಂ ಕೇಳ್ತೀರಿ ಅಲ್ಲ ಪ್ರತಿ ದಿವಸ ರಾಮ ಶಬ್ದದಲ್ಲಿ ಎಂಥ ಮಾಧುರ್ಯ ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ ಯಾವ ಒಂದು ಹೆಸರು ಮಧುರಂ ರಸವದ್ವಾಚಿ ಆ ಶಬ್ದವನ್ನು ಹೇಳಿದರೂ ನಾಲಿಗೆಯಲ್ಲಿ ಆ ತುಂಬಾ ಚೆನ್ನಾಗಿದೆ ಕಾರಣೀಯ ಇನ್ನೊಂದ್ಸಲ ಹೇಳಬೇಕು ಅಂತ ಬಾಯಿ ಚಪ್ಪರಿಸುವಂತೆ ಇದೆಯೋ ಬಾಯಲ್ಲಿ ನೀರು ಉರಿಸ್ತದೆಯೋ ಆಮೇಲೆ ಆ ಶಬ್ದವು ಯಾವನನ್ನು ಕೂರಿತು ಹೇಳ್ತದೆಯೋ ಅವನನ್ನು ನೋಡಿದರೂ ಭೇಷ್ ಅವನಿಗೆ ಒಪ್ಪುವ ಹೆಸರು ಅಂತ ಆ ರೂಪವು ಆ ಗುಣವು ಈ ಹೆಸರು ಪರಸ್ಪರ ತಾಳೆಯಾಗ್ತದೆಯೋ ಮದ್ಯಂತೆಯೇನ ಧೀಮಂತಹ ಯಾವ ಹೆಸರನ್ನು ಕೇಳಿದರೆ ಮಧುರೇವ ಮಧುವ್ರತ ಜೇನು ಕುಡಿದ ದುಂಬಿಯಂತೆ ಜಯಂಕಾರ ಮಾಡುವುದಕ್ಕೆ ಆರಂಭವಾಗ್ತದೆಯೋ ಅದಕ್ಕೆ ಮಧುರ ಎಂಬುದಾಗಿ ಕರೆಯಬೇಕು ಸಿಕ್ಕಿದ್ದಿರಲ್ಲ ಮಧುರ ಅನ್ನೋ ಹಾಗೆಲ್ಲ ರಾಮ ಅನ್ನೋ ಹೆಸರನ್ನು ನಾನು ಪ್ರಣವಪೂರ್ವಕವಾಗಿ ಪ್ರಾಣಾಯಾಮ ಮಾಡಿ ಹೇಳಿದ್ರೆ ನಿಮ್ಮೆಲ್ಲರನ್ನು ಐದು ನಿಮಿಷದಲ್ಲಿ ಮುಗ್ಧ ಮಾಡಿ ಹಾಕಿಬಿಡಬಲ್ಲೆ ಆ ಸ್ಟಂಡ್ ತೋರಿಸಲ ಮಾಡಿ ಬೇಡ ಬಿಡಿ ಹೋಗ್ಲಿ ಆ ಹೆಸರಿಗೆ ಹಿಡಿದುಕೊಳ್ಳುವ ಶಕ್ತಿ ನಾಮಗ್ರಹಣ ಶಕ್ತಿ ಗೋಂದಾವಲೇಕರ್ ಮಹಾರಾಜರು ಎಷ್ಟು ಕಡೆ ಅದನ್ನು ಹೇಳ್ತಾ ನಾಮಗ್ರಹಣ ಒಂದು ಸಾಕು ನಿಮಗೆ ಪ್ರಾರಂಭದಲ್ಲಿ ಸ್ವಲ್ಪ ನೀವು ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಉಸಿರು ತಗೊಳ್ಳೋದು ಬಿಡೋದು ಗೊತ್ತಿಲ್ಲದೆ ಒಂದು ಬ್ರೆತ್ತಲ್ಲಿ ಎಷ್ಟು ಸಲ ರಾಮನ ಬೋದು ನೋಡಿಕೊಳ್ಳಿ ಅದನ್ನು ನೀವು ಸ್ವಲ್ಪ ಅಭ್ಯಾಸ ಮಾಡಿ ಆಮೇಲೆ ಅದು ನಿಮ್ಮನ್ನು ಹಿಡ್ಕೊಳ್ಳುತ್ತೆ ಅದು ಹಿಡ್ಕೊಂಡ್ರೆ ಅದು ತನ್ನ ಸರ್ವಸ್ವವನ್ನು ನಿಮಗೆ ಕೊಡುತ್ತೆ ಕಷ್ಟದಲ್ಲಿ ಆಪತ್ತಿನಲ್ಲಿ ತುಂಬ ಸೌಖ್ಯವನ್ನು ಕೊಡ್ತಕ್ಕಂತಹ ಶ್ರೀನಾಮ ಲೋಕಕ್ಕೆ ಇದು ಕೃಷ್ಣ ಶಬ್ದದಷ್ಟು ಕಷ್ಟವಿಲ್ಲ ಎರಡೂ ಅಕ್ಷರಗಳಲ್ಲಿ ಅಕ್ಷರ ಕೃಷ್ಣಾವತಾರದಲ್ಲಿ ಅದಕ್ಕೆ ನಿಮಗೆ ಕೃಷ್ಣ ಅನ್ನೋಕ್ಕಿಂತ ರಾಮ ಅಂದ್ರೆ ತುಂಬಾ ಪ್ರೀತಿ ರಾಮ ಎನಿ ಚಪಲಾಕ್ಷುಲ ಪೇರುರ ಚಲಿಸಿ ರಾಮಚಿಂತನತೋ ಚೇಯವೇ ಮನಸ ತ್ಯಾಗರಾಜರು ಲೈ ರಾಮ ಅನ್ನೋದನ್ನ ಅರ್ಥ ಮಾಡಿಕೊಂಡು ಜಪ ಮಾಡೋ ರಾಮ ರಾಮ ಅಂದ್ರೆ ಹೆಂಗಸು ಹೆಂಗಸು ಅಂತ ಅರ್ಥವಾಗುತ್ತೆ ಸ್ತ್ರೀಲಿಂಗ ಆಗ್ಬಿಡುತ್ತೆ ಅದು ಚಪಲಾಕ್ಷರ ರಾಮ ರಾಮಾಯಣಿ ಪರಬ್ರಹ್ಮನಕ್ಕೆ ಪೇರು ಅದು ಪರಬ್ರಹ್ಮನಿಗಿರುವ ಹೆಸರು ತಿಳ್ಕೊಂಡು ತಿಳ್ಕೊಂಡು ಅರ್ಥ ಮಾಡಿಕೊಂಡು ರಾಮಜಪವನ್ನು ಮಾಡು ತಿಳಿದೆ ಮಾಡಿದ್ರು ಅದು ಫಲವನ್ನು ಕೊಡುವುದು ಒಂದು ಅವಸ್ಥೆ ಅರ್ಥ ತಿಳ್ಕೊಂಡು ಜಪ ಮಾಡಿದರೆ ಕೊಡುವುದು ಇನ್ನೊಂದು ಅವಸ್ಥೆ ಈ ಹೆಸರನ್ನು ಉಚ್ಚಾರ ಮಾಡಬಾರದು ಅಂತ ಬಹಳ ಕಷ್ಟಪಟ್ಟರು ವಿಶ್ವಾಮಿತ್ರರು ಏನು ಕ್ರೂರ ಕರ್ಮ ಅವರದು ಮುಂದೆ ಬರುತ್ತೆ ನಮ್ಮ ಶತ್ರು ವಸಿಷ್ಠ ಇಟ್ಟ ಹೆಸರು ಈ ಮಗುವಿಗೆ ಆದ್ರಿಂದ ಹೆಸರನ್ನು ಹೇಳಬಾರದು ದಶರಥ ಚೌಕಾಶಿ ಮಾಡಿದ ರಾಮನ ಮುಂದೆ ಬರುತ್ತೆ ಪ್ರಸಂಗ ಕಳಿಸ್ಕೊಡು ಅಂತ ಕಳಿಸೋದಿಲ್ಲ ಕಳಿಸೋದಿಲ್ಲ ಬೇಡವೇ ಬೇಡ ಇವನು ಸಹವಾಸ ಮುಂದೆ ಮುಂದೆ ಹೊರಟು ಬಿಟ್ಟು ಸರಿಯು ನದಿ ಶೋಣಾ ನದಿ ತನಕ ಈ ಕಡೆ ರಾಮ ಆ ಕಡೆ ಲಕ್ಷ್ಮಣ ಅಮ್ಮ ಅಪ್ಪ ಇಬ್ರು ಹೋಗಬಾ ಅಂತ ಹೇಳಿದ್ದಾರೆ ಅಂತ ವಿಶ್ವಾಮಿತ್ರ ಹಿಂದೆ ಬಂದ್ರೆ ಸಾಯಂಕಾಲ ಸೂರ್ಯ ಮುಳುಗ್ತಾ ಇದ್ದಾನೆ ಇನ್ನೇನು ಸರಿಯೋ ನದಿ ಕಾಲಿಗೆ ಮುಟ್ಟಿತು ಅಲ್ಲ ಸರಿಯೋ ಅಲ್ಲ ಶೋಣಾ ನದಿ ಆ ನೀರು ಹೇಗೆ ಮುಟ್ಟಿತು ಕಾಲಿಗೆ ಅಂದ್ರೆ ಬರೀತಾರೆ ಗುರುಗಳೇ ಅಯೋಧ್ಯ ಗಡಿ ಬಿಟ್ಟಾಯಿತು ಇನ್ನಾದರೂ ಕೋಪ ಶಾಂತವಾಗಲಿ ಇಂತ ಕಾಲು ತೊಳೆಯುವಂತೆ ಆ ಶೋಣಾ ನದಿ ಕಾಲು ಮುಟ್ಟುತ್ತಾ ಇದೆ ತಪ್ಪು ಅಪರಾಧ ಕ್ಷಮಾಪಣೆ ಊರು ಮಾಡಿ ತಪ್ಪಿಗೆ ನಾ ಕ್ಷಮೆ ಕೇಳ್ತೇನೆ ತಣ್ಣಗಾಗಿ ಅಂತ ಆ ನದಿ ಕಾಲಿಗೆ ತೀರ್ಥ ಬಿದ್ದು ಒಡನೆಯೇ ಅಲ್ಲಿ ತನಕ ರಾಮನನ್ನು ನೋಡಬೇಕು ಅಂತ ಆಸೆ ಆದರೆ ಶತ್ರು ಇಟ್ಟ ಹೆಸರು ರಾಮನ ಮೇಲೆ ಕೋಪ ಇವನೇನು ತಪ್ಪು ಮಾಡಿದ್ದ ಆಮೇಲೆ ತಿರುಗಿ ನೋಡ್ತಾರೆ ಅವನನ್ನು ಕೂರಿಸಿ ನೋಡಿದರು ರಾಮ ಅಂತ ಬಾಯಿ ಬಿಟ್ಟು ಒಂದು ಸಲ ಕರೆದರು ಅದ್ಯರ್ಧಯೋಜನಂಗತ್ವ ಒಂದೂರು ಮೈಲಿ ನಡೆದಿದ್ದಾರೆ ಮೂರು ಗಂಟೆಗೆ ಬಿಟ್ಟಿರಬೇಕು ಮಧ್ಯಾಹ್ನ ಸಾಯಂಕಾಲ ಆಯಿತು ಅಧ್ಯರ್ಥಯೋ ಜನಂಗತ್ವ ವಿಶ್ವಾಮಿತ್ರೋ ಮಹಾಮುನಿ ರಾಮೇತಿ ಮಧುರಾಂ ವಾಣಿ ಮಗುವನ್ನು ನೋಡಿದ್ರು ರಾಮನನ್ನ ರಾಮ ಅಂದರು ಮಧುರಾಂ ವಾಯಿ ಚಪ್ಪಲಿಸ್ತು ಜೊಲ್ಲು ಬಂತು ನೀರುಂಟಾಯಿತು ಹತ್ರ ಕೂತರು ರಾಮ ಅಂದ್ರು ಇನ್ನೊಂದ್ಸಲ ಅವನನ್ನು ಮಗು ಚಪ್ಪರಿಸ್ತಾರೆ ಸುಂದರವಾಗಿದ್ದಾನೆ ಬೆನ್ನ ಕಡೆ ನೋಡಿದ್ರು ಎರಡ ಅಪ್ಪಡಿ ತಿರುಬಿ ಆ ಜುಟ್ಟನ್ನು ನೋಡಿದ್ರು ರಾಮ ರಾಮ ರಾಮ ರಾಮ ಅಭ್ಯಭಾಷತ ಸುತ್ತಮುತ್ತ ಅವನನ್ನು ತಿರುಗಿಸಿ ತಿರುಗಿಸಿ ಮಗು ಮಗು ಎನ್ನಡ ಆಳಿಸಿ ಎಂದ ಬೇರೆ ಯಮಂಡ ವಂಶ ಅವನಿಗಿದ್ದ ಇಟ್ಟವನಿಟ್ಟ ಶತ್ರು ಇಟ್ಟರು ಪರವಾಗಿಲ್ಲ ಒಳ್ಳೆ ಹೆಸರಿಟ್ಟಿದ್ದಾನೆ ಅಂತ ಬಾಯಿ ಚಪ್ಪರಿಸಿ ಚಪ್ಪರಿಸಿ ರಾಮನನ್ನು ಆಲಿಂಗನ ಮಾಡಿಕೊಂಡ್ರು ಅಂತ ಬರೆದಿದ್ದಾರೆ ವಾಲ್ಮೀಕಿ ವಿಶ್ವಾಮಿತ್ರರ ಕೋಪವನ್ನು ಇಳಿಸಿದ್ದು ಇದು ಯಾರ ಮೇಲಾದರೂ ಕೋಪ ಗೀಪ ಬಂದರೆ ನಿಮಗೆ ಒಂದು ಕಿವಿ ಮಾತು ಒಂದು ನೂರು ಸಲ ರಾಮ ರಾಮ ರಾಮ ಜಪ ಮಾಡಿಬಿಡಿ ಕೈಯಲ್ಲಿ ಜೋಬಲ್ಲಿ ಜಪಮಣಿ ಇಟ್ಕೊಂಡಿದ್ದು ಎಣಿಸ್ಕೋತಾಕ ಹೋಗಿ ಕೋಪ ಬಂತು ಏನು ಹೇಳಬೇಕು ಅನಿಸ್ತು ರಾಮ ರಾಮ ರಾಮ ರಾಮ ಒಂದು ನೂರು ಎಣಿಸೋದ್ರ ಮೇಲೆ ಕೋಪ ಇದ್ರೆ ನಾ ಜವಾಬ್ದಾರಿ ಆಗ್ತೇನೆ ಕೇಳಿ ಅಂಥ ದಿವ್ಯವಾದ ಶ್ರೀನಾಮ ರಮಂತೆ ಯೋಗಿನ ಯಾವನಲ್ಲಿ ಯೋಗಿಗಳು ಶಾಂತತೆಯನ್ನು ಕಾಣ್ತಾರೆಯೋ ಯಾವ ಅತ್ಯಂತ ಚಲುವಾಗಿದ್ದಾನೆಯೋ ಯಾವನು ಸ್ವಯಂ ವಿಶ್ರಾಂತನಾಗಿದ್ದಾನೆಯೋ ಕೋಪವೇ ಇಲ್ಲದವನೋ ಅಂಥ ಪರಮಪುರುಷನಿಗೆ ಶಾಂತನಿಗೆ ಪರರ್ಧಿ ಪರಮಸ್ಪಷ್ಟ ತುಷ್ಟ ಪುಷ್ಟ ಶುಭೇಕ್ಷಣ ರಾಮ ವಿರಾಮ ವಿರಜ ಮಾರ್ಗ ನೇಯ ನಯ ಅನಯ ವೀರ ಶಕ್ತಿಮತಾಂ ಶ್ರೇಷ್ಠ ಮೂವತ್ತ ಒಂಬತ್ತು ಶ್ರೀನಾಮಗಳನ್ನು ವಿಷ್ಣು ಸಹಸ್ರನಾಮದಲ್ಲಿ ಭೀಷ್ಮನು ಹೇಳಿದಣಿದು ಹೋದ ವೀರ ಶಕ್ತಿಮತಾಂ ಶ್ರೇಷ್ಠ ಕಪೀಂದ್ರ ಭೂರಿದಕ್ಷಿಣ ಇನ್ನೊಂದು ಕಡೆಯಲ್ಲಿ ರಾಮಾವತಾರದ ಶ್ರೀನಾಮಗಳನ್ನು ಎರಚಾಡಿ ಬಿಟ್ಟಿದ್ದಾರೆ ರಾಮಾಂಧ್ರ ಮನಸ್ಸು ಎಲ್ಲೋ ಹೋಗಿಬಿಡುತ್ತೆ ಅಂಥದೊಂದು ಹೆಸರನ್ನಿಟ್ಟರು ಇನ್ನೊಂದು ತೊಟ್ಲಿಗೆ ಬಂದರು ಅವನನ್ನು ನೋಡಿದ್ರು ತುಂಬಾ ಚೆಲುವ ಹುಡುಗ ಮೊದಲ ಮಗುವೇ ಸ್ವಲ್ಪ ಕಪ್ಪು ಆದರೂ ಚಲುವಾಗಿದ್ದಾನೆ ರಾಮ ರಾಮನೆಂಥ ಚಲುವ ನಮ್ಮ ಹನುಮಂತ ಸೀತಾದೇವಿಗೆ ಹೇಳುವಾಗ ಅಮ್ಮ ನಿಮ್ಮ ಯಜಮಾನ್ಯ ಅಯ್ಯೋ ಎಷ್ಟು ಸುಂದರನಾಗಿದ್ದಾನಮ್ಮ ಕಾಡಲ್ಲಿ ಓಡಾಡುವ ಕಪಿ ಕರಡಿಗಳನ್ನು ಆಕರ್ಷಣೆ ಮಾಡುವಷ್ಟು ರೂಪಮ್ಮ ಒಂದು ಸಾಲಿಗ್ರಾಮ ಮಣಿಯಿದ್ದಾಗಿದ್ದಾನೆ ಸರ್ವಸತ್ವ ಮನೋಹರ ಅದರ ಮೇಲೆ ರೂಪ ಔದಾರ್ಯ ಗುಣ ಒಂದೊಂದೇ ಏನು ಹೇಳಿ ಏನು ಹೇಳಿ ಏನು ಹೇಳಿ ರಾಮನನ್ನು ಕಂಡಿದ್ದ ವರ್ಣಿಸು ಅಂತ ಕೇಳಿದ್ದಕ್ಕೆ ಅಲ್ಲಿ ಹೇಳ್ತಾರೆ ರಾಮರೂಪವನ್ನ ಎರಡನೇ ಭಗವನ್ ನೋಡ್ತಾರೆ ಗೌರಾಂಗ ಬೆಳ್ಳಗಿದ್ದಾನೆ ಸುಂದರ ಸ್ಫುರದ್ರೂಪಿ ರಾಮನದೇ ಪ್ರತಿಬಿಂಬದಂತೆ ಇದ್ದಾನೆ ಆದರೆ ಬೆಳ್ಳಗಿದ್ದಾನೆ ಕಂಡು ಹೀಗೆ ಹೀಗೆ ನೋಡುತ್ತಿದ್ದಾನೆ ಸ್ವಲ್ಪ ಕೋಪದಿಂದ ಅಧಿಕ ಪ್ರಸಂಗ ಮಾಡಿ ಯಾರು ಇಲ್ಲಪ್ಪ ಇಲ್ಲಪ್ಪ ನೀನು ಮುಟ್ಟಿದ್ದೆಲ್ಲ ಐಶ್ವರ್ಯದಿಂದ ಒಂದಕ್ಕೆ ಎರಡಷ್ಟು ಚೆನ್ನಾಗಿ ಬೆಳೆಯುತ್ತೆ ಅಂತ ಲಕ್ಷ್ಮಣಂ ಲಕ್ಷ್ಮಿ ಸಂಪನ್ನಂ ಲಕ್ಷ್ಮಣ ಅಂತ ಹೆಸರಿಟ್ರು ಲಕ್ಷ್ಮೀಯುಕ್ತನಾದವನು ಭಗವಂತನನ್ನು ಗುರುತು ಹಚ್ಚುವಳು ಲಕ್ಷ್ಮಿ ಆ ಕೈಂಕರ್ಯ ಶ್ರೀ ಇವನಿಗೆ ಚೆನ್ನಾಗಿ ಒಳದದ್ದರಿಂದ ಲಕ್ಷ್ಮಣಂ ಲಕ್ಷ್ಮಿ ಸಂಪನ್ನಂ ಮೂರನೇವನಿಗೆ ಭರತ ಎಂಬುದಾಗಿ ನಾಲ್ಕನೇವನಿಗೆ ಶತ್ರುಘ್ನ ಎಂಬುದಾಗಿ ಭರತ ಅಂತ್ಯಾತಕ್ಕೆ ಇಲ್ಲಿ ವಿವರಿಸಿಲ್ಲ ಭಾವಜ್ಞ ರಾಗಜ್ಞ ಕೃತಜ್ಞ ಅಂತ ಹೇಳ್ತಾರೆ ಮೂರು ಅಕ್ಷರಕ್ಕೆ ರಾಮಚಂದ್ರ ಸ್ವಾಮಿಯ ಭಾವ ಏನು ಅವನ ರಾಗ ರಾಗ ಅಂದರೆ ಅವನ ಹೃದಯದ ಒಲವು ಯಾವ ಕಡೆ ಇದೆ ಅವನ ತಾಳ ಯಾವ ಕಡೆಗಿದೆ ಏನನ್ನಾರು ಮಾಡಿದರೆ ಆಡಿದರೆ ಭಗವಂತ what is the tune of God what is the rhythm of God ಇದನ್ನು ಭಗವಂತನ ಹೃದಯ ಅರ್ಥ ಮಾಡಿಕೊಂಡು ಮಾಡಬಲ್ಲವನು ಅದಕ್ಕಾಗಿ ಕೈ ಕೈ ರಾಜ್ಯವನ್ನು ಕೊಟ್ಟರು ಒಲ್ಲೆ ಅಂತ ಹೇಳಿ ರಾಮನಿಗೆ ಮಾತ್ರ ವನವಾಸ ಅಂತ ಹೇಳಿದ್ರು ತಾನೂ ವನವಾಸವನ್ನು ವಿಧಿಸಿಕೊಂಡು ನೆಲದ ಮೇಲೆ ಚಳಿಯಲ್ಲಿ ಅಯೋಧ್ಯೆಯಲ್ಲಿ ಚಳಿಗಾಲ ಬಂದರೆ ಅಲ್ಲೋಲ್ ಕಲ್ಲೋಲಾಗಿ ಬಿಡುತ್ತೆ ಭೂಮಿ ಹಾರ್ಡ್ ಆಗಿ ಬಿಡುತ್ತೆ ಅದು ಅಂತ ಭೂಮಿಯಲ್ಲಿ ನಂದಿಗ್ರಾಮದಲ್ಲಿ ಮಲಕೊಂಡು ಹದಿನಾಲ್ಕು ವರ್ಷ ರಾಮನ ಪಾದುಕೆಗಳನ್ನು ಮೇಲಿಟ್ಟು ರಾಜ್ಯಭಾರ ಮಾಡಿದ ಅವನಲ್ಲವೇ ಭರತ ಭರತಾಯ ಪರಂ ನಮೋಸ್ತು ತಸ್ಮೈ ಪ್ರಥಮೋದಾಹರಣಾಯ ಭಕ್ತಿಭಾಜ ಪಾದುಕಾ ಮೊದಲನೇ ಶ್ಲೋಕ ಯದುಪಜ್ಞಮಶೇಷತ ಪೃಥಿವ್ಯಾಹಂ ಪ್ರಥಿತೋ ರಾಘವ ಪಾದುಕಾ ಪ್ರಭಾವ ರಾಮನು ಪಾದುಕಾ ಮಹಿಮೆಯನ್ನ ತಿಳಿಸಿಕೊಟ್ಟವನು ಲೋಕಕ್ಕೆ ಮಹಾಗುರು ಜಗದ್ಗುರು ಭರತ ಕಂಬರಾಮಾಯಣದಲ್ಲಿ ಹೇಳ್ತಾರೆ ರಾಮನಂತ ಅವರು ಸಿಕ್ಕಬಹುದು ಭರತನಂತ ಅವರು ಸಿಗ್ತಾರೆ ಎಂದು ಬಿಟ್ಟರು ಒಂದು ಸಾವಿರ ರಾಮನನ್ನು ಹಾಕಿದರೆ ಒಬ್ಬ ಭರತ ಆಗ್ತಾನೆ ಅನ್ನುವಷ್ಟರ ಮಟ್ಟಿಗೆ ಹೇಳಿಬಿಟ್ರು ಕಂಬರಾಮಾಯಣದಲ್ಲಿ ಯಾಕೆ ರಾಮಚಂದ್ರ ರಾಜ್ಯ ಬಿಟ್ಟದ್ದೇನು ದೊಡ್ಡದಲ್ಲ ವಾಪಸ್ ಬರುತ್ತೆ ಅಂತ ಗೊತ್ತಿತ್ತು ಅವನಿಗೆ ಭರತನಿಗೆ ಇದು ಬಿಟ್ರೆ ಬೇರೆ ಬರುವುದಿಲ್ಲ ಅಂತ ಗೊತ್ತಿದ್ದು ಬಿಟ್ಟುಕೊಟ್ನಲ್ಲ ಅವನ ತ್ಯಾಗ ಎಂಥದ್ದು ರಾಜ್ಯ ಬಿಡ್ತೇನೆ ರಾಮನನ್ ಬಿಡೋದಿಲ್ಲ ಹೆಂಡತಿಯನ್ನು ಬಿಡ್ತೇನೆ ರಾಮನನ್ ಬಿಡೋದಿಲ್ಲ ತಾಯಿಯನ್ನು ಬಿಡ್ತೇನೆ ರಾಮನನ್ ಬಿಡೋದಿಲ್ಲ ತಂದೆಯನ್ನು ಬಿಡ್ತೇನೆ ರಾಮನನ್ ಬಿಡೋದಿಲ್ಲ ಅಪ್ಪ ಇದು ಎಂಥ ತ್ಯಾಗ ಭರತನ ತ್ಯಾಗ ವಾಪಸ್ ಬಂದ ಮೇಲೆ ಅವನನ್ನು ತಬ್ಬಿಕೊಳ್ತಾನೆ ಪ್ರಭು ನಾ ಪಟ್ಟು ಸುಖ ನೀನು ಸ್ವಲ್ಪ ಪಡೋ ನನ್ನ ಜೊತೆ ಬರಲಿಲ್ವಲ್ಲ ಅಂತ ಒಂದು ಕಡೆ ವಾಮೇ ಭೂಮಿ ಸುತ ಸೀತೆ ಕೂತಿದ್ರೆ ತೊಡೆಯಲ್ಲಿ ಅಷ್ಟು ಜನರ ಮಧ್ಯದಲ್ಲಿ ಭರತನನ್ನ ಸಣ್ಣ ಮಗುವಿನಂತೆ ಆಲಂಗಿಸಿಕೊಂಡು ಬಲಗಡೆ ತೊಡೆ ಮೇಲೆ ಕೂತ್ಕೊಂಡು ನೆತ್ತಿ ಮೂಸಿ ನೋಡಿ ಮುದ್ದು ಮಾಡ್ತಾನೆ ರಾಮಚಂದ್ರ ಸ್ವಂತ ತಂದೆಯ ಭಾವದಲ್ಲಿ ಮುದ್ದು ಮಾಡ್ತಾನೆ ಆ ಭರತನನ್ನು ಆ ಪ್ರೀತಿ ಅನ್ಯಾದ್ದು ರಾಮ ಪ್ರೀತಿ ಭರತ ಪ್ರೀತಿ ರಾಮಾಯಣದಲ್ಲಿ ಕಾಣಬೇಕಾದ್ದು ಪ್ರೀತಿ ಪ್ರೀತಿಯೇ ಭಗವಂತ ಕೊನೆಯವನಿಗೆ ಹೆಸರಿಟ್ರು ಶತ್ರುಘ್ನಂ ನಿತ್ಯ ಶತ್ರುಘ್ನಂ ಯಾವ ಶತ್ರುಗಳನ್ನು ಕೊಂತ ಈ ಹುಡುಗ ಸಣ್ಣ ಮಗು ಇನ್ನೂ ಶತ್ರುಗಳೇ ಹುಟ್ಟಿಲ್ಲ ಯಾಕೆ ಹೆಸರಿಟ್ಟು ಅಂದ್ರೆ ನಿತ್ಯ ಶತ್ರುಗಳಿವೆಯಲ್ಲ ಕಾಮಕ್ರೋಧಗಳು ಭಗವಂತನನ್ನು ಅನುಭವಿಸೋದಕ್ಕೆ ವಿಘ್ನರೂಪವಾದಂತಹ ಈ ಕೋಟದೆ ಕೊಡ್ತಕ್ಕಂತಹ ಶಕ್ತಿಗಳು ಹುಟ್ಟಿನಿಂದಲೇ ಅವುಗಳನ್ನು ಗೆದ್ದವನು ಕಾಮಕ್ರೋಧಗಳಿಗೆ ವಶವಾಗದೇ ಇದ್ದವನು ಅವನಿಗೆ ಶತ್ರುಘ್ನ ಅಂತ ಹೆಸರಿಟ್ರು ನಾಮಕರಣ ಮಹೋತ್ಸವವನ್ನು ಮುಗಿಸಿಬಿಟ್ರು ತಮ್ಮ ಕೆಲಸ ಆಯಿತು ಅಂತ ಆ ಕಡೆ ವಸಿಷ್ಠರು ಹೊರಟರು ವಾಲ್ಮೀಕಿ ಅಧ್ಯಾಯ ಮುಗಿಸಲಿಲ್ಲ ಇನ್ನು ಕಥೆ ಇದೆ ಮಕ್ಕಳು ದೊಡ್ಡವರಾದರು ಅಂದ್ಬಿಟ್ರು ಅಲ್ಲ ಇನ್ನು ಈಗ ತಾನೇ ರಾಮಾವತಾರ ಹೇಳಿದ್ದೀನಿ ಮಕ್ಕಳು ದೊಡ್ಡವರಾದ್ರಲ್ಲ ಹೌದು ನಿಮ್ಮಪ್ಪ ಹೇಳ್ತಾನೆ ಇಪ್ಪತ್ಮೂರು ಸಾವಿರ ಶ್ಲೋಕ ಆಮೇಲೆ ರಾಮಾಯಣದ ಕಥೆಯನ್ನ ಅಂತ ಕೋಪದಿಂದ ಸೀತಾಪಹಾರ ಜಟಾಯು ಮೋಕ್ಷ ಶಬರಿ ಮೋಕ್ಷ ಅಯೋಧ್ಯೆಯಲ್ಲಿ ದಶರಥ ಪಟ್ಟ ಸಂಕಟ ಕೈಕೇಯ ಉಗ್ರ ವರ್ತನೆ ಕಾಂಡ ದಾಟಿಕೊಂಡು ಹೋಗೋದು ಬಹಳ ನಾನು ಯುದ್ಧಕಾಂಡ ಬೇಕಾದ್ರೆ ಹೇಳ್ಬಿಡ್ತೀನಿ ಎರಡು ದಿವಸದಲ್ಲಿ ಅಪ್ಪ ಅಯೋಧ್ಯಾಕಾಂಡಕ್ಕೆ ದಯವಿಟ್ಟು ಹತ್ತು ದಿವಸ ಕೊಡಿ ಟೈಮ್ ನನಗೆ ಅಯೋಧ್ಯಾಕಾಂಡ ದಾಟುವುದು ಬಹಳ ಕಷ್ಟ ರಾಮಾಯಣದಲ್ಲಿ ಉತ್ತಮೋತ್ತಮವಾದ ಕಾಂಡ ಅಂದ್ರೆ ಕಾಂಡ ಹೃದಯದ ಅತ್ಯಂತ ಸ್ಪರ್ಶಿ ಸನ್ನಿವೇಶಗಳನ್ನು ಕೊಡ್ತಕ್ಕಂಥ ಕಾಂಡ ಅದಕ್ಕೆ ಪೀಠಿಕೆ ಆಗ್ತಾ ಇದ್ದಾರೆ ಈ ಹುಡುಗರು ದೊಡ್ಡವರಾದರೂ ಏಳೋ ಎಂಟೋ ವರ್ಷ ಆಯಿತು ಅದಕ್ಕೆ ಉಚಿತವಾಗಿ ಅರಮನೆಯಲ್ಲಿ ಗುರುಗಳು ಈ ಹುಡುಗರಿಗೆ ಕತ್ತಿ ಹಿಡಿಯುವುದು ಕತ್ತಿ ವರ್ಷೆ ಕಲಿಸಿದ್ದಾರೆ ಕುದುರೆ ಹತ್ತೋದು ಕಲಿಸಿದ್ದಾರೆ ಅವರ ವಯಸ್ಸಿಗೆ ತಕ್ಕ ತಕ್ಕ ಸಣ್ಣ ಸಣ್ಣ ಕುದುರೆಗಳು ಪೋನಿಗಳು ಪೋನಿ ಪೋಲಿ ಅಲ್ಲ ಆನೆ ಹತ್ತುವುದು ಕುದುರೆ ಹತ್ತುವುದು ಕುಸ್ತಿ ಮಾಡುವುದು ಮೈ ಬಡಿಸಿಕೊಳ್ಳುವುದು ಈ ಎಲ್ಲ ವಿದ್ಯೆಗಳನ್ನು ಕಲಿಸಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಈ ನಾಮಕರಣ ಆದ ನಂತರವೇ ಆದ ಚಮತ್ಕಾರ ಒಂದು ಹೇಳೋದೇ ತಪ್ಪಾಗುತ್ತೆ ಊಟ ಮಾಡುವಾಗಲೂ ಮೃಷ್ಟಾನ್ನವನ್ನು ತಿನ್ನುವಾಗಲೂ ಬಾಲ್ಯಾತ್ ಪ್ರವೃತಿಸು ಸ್ನಿಗ್ಧ ಲಕ್ಷ್ಮಣೋ ಲಕ್ಷ್ಮೀವರ್ಧನ ರಾಮಸ್ಯ ಲೋಕರಾಮಸ್ಯ ಭ್ರಾತು ಜ್ಯೇಷ್ಠಸ್ಯ ನಿತ್ಯಶಃ ಸರ್ವಪ್ರಿಯಕರಸ್ತಸ್ಯ ರಾಮಸ್ಯಾಪಿ ಶರೀರತಃ ಲಕ್ಷ್ಮಣೋ ಲಕ್ಷ್ಮಿಸಂಪನ್ನ ಬಹಿಃ ಪ್ರಾಡಯವಾಪರಃ ನ ಜತೆ ನವಿನಾ ನಿದ್ರಾಂ ಲಭತೆ ಪುರುಷೋತ್ತಮ ಈ ಒಂದೊಂದು ಶ್ಲೋಕದ ಹಿಂದೆ ಒಂದೊಂದು ಕಥೆ ಒಂದೊಂದು ಸಂದರ್ಭ ಇದೆ ಒಂದು ಮಾತ್ರ ಹೇಳ್ತೇನೆ ರಾಮ ಅಳ್ತಾ ಇದ್ದಾನೆ ಒಂದು ದಿವಸ ತೊಟ್ಲಲ್ಲಿ ಮಗು ಬಾಲಕಾಂಡದಲ್ಲಿ ಬಾಲ ಚರಿತ್ರೆ ಯಾತಕ್ಕೆ ಹೇಳಲಿಲ್ಲ ಒಂದು ಹೇಳಿದ್ದಾರೆ ವಾಲ್ಮೀಕಿ ಅಳ್ತಾ ಇದೆ ಮಗು ರಾಮ ಅಂತ ಹೆಸರು ಆ ಬಾಯಿ ಬಿಟ್ಟ ಏನು ಗತಿ ಅಮ್ಮ ಬಂದ್ಲು ಅಪ್ಪ ಬಂದ್ರು ವಸಿಟ್ರು ಬಂದ್ರು ಅವ್ರು ಬಂದ್ರು ಎಲ್ಲರೂ ಬಂದ್ರು ಅಳ್ತಾ ಇದೆ ಮಗು ಹಾ ಹಾ ಹಾ ನಿಲ್ಸ್ತಾ ಇಲ್ಲ ವಾರ್ ವಾರ್ ವಾರ್ ಹಿಡಿದು ಒರೇ ಮಾದ್ರೆ ಹಿಡಿದು ಕೊಂಡೆ ಸುಮಂತನನ್ನು ಕರೆದ್ರು ನಿನಗೇನಾರು ಗೊತ್ತೇನೆಯ ಹೊಸ ವೈದ್ಯನಿಗಿಂತ ಹಳೆಯ ರೋಗಿ ವಾಸಿ ದಶರಥನನ್ನೆತ್ತಿ ಆಡಿಸಿದ ಮುದುಕ ಅವನು ಈ ಮಗು ಯಾತ ಕಳ್ತಾ ಇದೆ ಅಯ್ಯ ಇಷ್ಟೇ ಬುದ್ಧಿ ಮಾಡ್ತೇನೆ ಅಂತ ಪಕ್ಕದ ತೊಟ್ಟಲ್ಲಿದ್ದ ಲಕ್ಷ್ಮಣನನ್ನು ತೆಗೆದು ರಾಮನ ಪಕ್ಕದಲ್ಲಿ ಮಲಗಿಸಿದ ಮಗುವಳು ನಿಂತು ಹೋಯಿತು ನಚತೆ ನವಿನಾ ನಿದ್ರಾಂ ಲಭತೆ ಪುರುಷೋತ್ತಮ ಪಕ್ಕದಲ್ಲಿ ಲಕ್ಷ್ಮಣ ಇದ್ದಾನೆ ಅಂತ ಮುಟ್ಟಿ ನೋಡಬೇಕು ಅವನಿದ್ರೆ ಇವನಿಗೆ ನಿದ್ರೆ ಅವನಿಲ್ಲದೆ ಇದ್ರೆ ಇವನಿಗೆ ನಿದ್ರೆ ಇಲ್ಲ ಯಾಕೆಂದ್ರೆ ಕ್ಷೀರ ಸಮುದ್ರದಲ್ಲಿ ಶೇಷನ ಮೇಲೆ ಮಲಗಿದವನು ಶೇಷ ಪಕ್ಕದಲ್ಲಿಲ್ಲದೆ ಇದ್ರೆ ಕ್ಷಣವೂ ಬರೋದಿಲ್ಲ ಲಕ್ಷ್ಮಣ ಇಲ್ಲದೆ ಇದ್ರೆ ಪಾದಕೆ ಮೆಟ್ಕೊಂಡಿರಬೇಕು ಯಾವುದಾದ್ರೊಂದು ರೂಪದಲ್ಲಿ ಆ ಶೇಷ ಹತ್ತಿರದಲ್ಲಿರಬೇಕು ಅಂತ ತತ್ವಾರ್ಥ ಅದಕ್ಕಾಗಿ ರಾಮ ಕಾಡಿಗೆ ಹೊರಟ್ರೆ ಸುಮಿತ್ರ ಹೇಳ್ತಾಳೆ ಮೊದಲು ಹೋಗು ಅವನ ಜೊತೆಯಲ್ಲಿ ಹೋಗು ನೀ ಹುಟ್ಟಿದ್ದೆ ಸೃಷ್ಟಸ್ತ್ವಂ ವನವಾಸಾಯ ನೀ ಹುಟ್ಟಿದ್ದೆ ರಾಮನ ಜೊತೆಯಲ್ಲಿ ವನವಾಸ ಹೋಗೋದಕ್ಕೆ ಅಂತ ನೀ ಗೂಢಾರ್ಥವನ್ನು ತಿಳಿಸಿ ಹೇಳ್ತಾಳೆ ಅವನು ಅಹಂ ಸರ್ವಂ ಕರಿಷ್ಯಾಮಿ ಜಾಗ್ರತಃ ಸ್ವಪತಸ್ಯತೆ ಪ್ರಭು ನಿದ್ದೆ ಮಾಡುವಾಗಲೂ ಎಚ್ಚರವಾಗಿರುವಾಗಲೂ ಎಲ್ಲ ವಿಧ ಸೇವೆಯನ್ನು ನಾನೇ ಮಾಡ್ತೇನೆ ಅಂತ ಎಲ್ಲ ವಿಧ ಸೇವೆಗೆ ಧುರಂಧರನಾಗಿ ಬರ್ತಾನೆ ಹದಿನಾಲ್ಕು ವರ್ಷ ಲಕ್ಷ್ಮಣ ನಿದ್ದೆಯನ್ನೇ ಮಾಡಲಿಲ್ಲ ಚಂಪು ರಾಮಾಯಣಕಾರರು ಹೇಳ್ತಾರೆ ರಾತ್ರಿಯಲ್ಲಿ ಅರಳುವಂತಹ ತಾವರೆ ಪುಷ್ಪ ಇಲ್ಲ ಅಂಥದ್ದೇನಾದ್ರು ನೋಡಬೇಕಾಗಿದ್ರೆ ಲಕ್ಷ್ಮಣನ ಕಣ್ಣನ್ನು ನೋಡಬಹುದಾಗಿತ್ತು ರಾತ್ರಿಯು ಅರಳುವಂತಹ ತಾವರೆ ಪುಷ್ಪಗಳು ಲಕ್ಷ್ಮಣ ಕಣ್ಣುಗಳು ಒಂದು ತೂಕಡಿಕೆ ಝಂಪು ಹೊತ್ತಿದವನಲ್ಲ ಹಗಲು ರಾತ್ರಿ ರಾಮ ಸೇವೆ ಮಾಡಿದ ಮಹಾನುಭಾವ ಇದೆಲ್ಲ ಹೇಳಿಬಿಟ್ಟು ಆಮೇಲೆ ಯಥಾಹಿ ಹಯಮಾರೂಢ ಮೃಗ ಮೃಗಯಾಮ್ಯಾಚರ ಬೇಟೆ ಕೂಡ ಕಲಿಸಿದ್ದ ದಶರಥ ಈ ಹುಡುಗರಿಗೆ ಕಾಡಿಗೆ ಹೋಗೋದಂದ್ರೇನು ದುಷ್ಟಮೃಗಗಳನ್ನು ಬೇಟೆ ಆಡೋದಂದ್ರೇನು ಅದಕ್ಕೆ ಬೇಕಾದ ಸೌಕರ್ಯ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ ಮಗು ಹುಟ್ಟಿ ಸ್ವಲ್ಪ ದಿವಸ ಆಯಿತು ಎರಡು ತಿಂಗಳು ಮೂರು ತಿಂಗಳು ರಾಮ ಈ ಕಡೆ ಬೆಳೀತಿದ್ದಾನೆ ಕೈಕೇಯಿಯ ತಂದೆ ಅಶ್ವಪತಿ ತನ್ನ ಮಗನನ್ನ ಯುಧಾಜಿತ್ತನ್ನು ಕಳಿಸಿದ ಅಯೋಧ್ಯೆಗೆ ಇದು ಗಮನಿಸಬೇಕು ಈ ಕಥೆ ತಾವು ಸೋದರಮಾವ ಮಕ್ಕಳಿಗೆ ಯಾವಾಗಲೂ ಮಾವ ಅಂದ್ರೆ ತುಂಬಾ ಪ್ರೀತಿ ಸೋದರಮಾವನಲ್ಲಿ ತುಂಬಾ ಸ್ವಾತಂತ್ರ್ಯ ಮದುವೆ ಮುಂಜುಗಳಲ್ಲಿ ಕೂಡ ಮೊದಲು ಅವರಿಗೆ ಓದಿಸೋದೇನಾದರೂ ಸೀರೆ ಪಂಚೆ ಅಥವಾ ಏನಾದರೂ ಒಡವೆ ವಸ್ತ್ರ ಕೊಡೋದಿದ್ರೆ ಮೊದಲು ಸೋದರ ಮಾವನ ಆಶೀರ್ವಾದ ಮಾಡಿ ಆಮೇಲೆ ಮಾಡ್ತಾರೆ ಉಳಿದಿದ್ದು ಕೃಷ್ಣ ಒಂದು ದಿವಸವೂ ಸೋದರ ಮಾವನ ಪ್ರೀತಿ ಅನುಭವಿಸಲಿಲ್ಲ ಅದಕ್ಕಾಗಿ ತಾನು ಸೋದರ ಮಾವನಾಗಿ ಅಳಿನಾದಂತಹ ಅಭಿಮನ್ಯುವಿಗೆ ಪ್ರೀತಿ ಕಡಿಮೆ ಆಗದೇ ಇರಲಿಂತ ಅಂತ ಸುಭದ್ರೆ ಹಡೆದಿದ್ದ ಮಗುವಾದರೂ ತಾನು ಪಕ್ಕದಲ್ಲಿಟ್ಟುಕೊಂಡು ಆ ಮಗುವಿನ ಮಲಮೂತ್ರಗಳನ್ನು ತೊಳೆದು ಸಕಲ ವಿಧ ಸೇವೆಯನ್ನು ಮಾಡಿದ ಅಂತ ಬರೆದಿದ್ದಾರೆ ಶ್ರೀಮನ್ ಮಹಾಭಾರತದಲ್ಲಿ ಆ ಸೋದರ ಮಾವನ ಪ್ರೀತಿ ಭರತನಿಗೆ ಈ ಸೋದರ ಮಾವ ಬಂದ ದಶರಥನನ್ನು ನೋಡಿದ ಮಹಾರಾಜರೇ ನಮ್ಮ ತಂದೆಯವರು ಈ ಮಗುವನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ ನಾನು ಕರ್ಕೊಂಡು ಹೋಗ್ಲಿ ಓ ಮಹಾರಾಯಣ ಕರ್ಕೊಂಡು ಹೋಗು ಅಂದು ಬಿಟ್ಟ ಅವನ ದಶರಥ ಅವನ ಹೃದಯದ ತಳಮಳದ ಎರಡನೇ ಅಂಕ ಇದು ಭಾರತ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದರೆ ಮುಂದೆ ದೊಡ್ಡವನಾಗಿ ಇವನಿಂದ ಮುಂದೆ ರಾಮನಿಗೆ ಪಟ್ಟಾಭಿಷೇಕಕ್ಕೆ ಏನು ವಿಘ್ನ ಬರುತ್ತದೆಯೋ ಅಂತ ವಾಗ್ದಾನ ಮಾಡಿದ್ದನಾದ್ರಿಂದ ಅವನ ಬೇರು ಅಲ್ಲಿ ಬೆಳೆಯಲಿ ಗಿರಿವ್ರಜದಲ್ಲಿ ಇಲ್ಲಿ ಬೇಡ ಅಂತ ಅವನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಇಂತ ತಾಂಬೂಲ ಎಲೆ ಎಲ್ಲ ಸಿದ್ಧ ಮಾಡಿ ಮಗುವನ್ನು ಕರ್ಕೊಂಡು ಹೋಗು ಅಂತ ಕಲಿಸಿಬಿಟ್ಟ ಅವನ ಜೊತೆಯಲ್ಲಿ ಶತ್ರುಘ್ನನು ಹೊರಟು ಬಿಟ್ಟ ಈ ಮಕ್ಕಳಿಬ್ಬರೂ ಹೀಗೆ ಹೋಗಲಾಗಿ ರಾಮ ಮತ್ತು ಲಕ್ಷ್ಮಣ ಇಬ್ಬರೇ ಉಳಿದರು ದಶರಥನಿಗೆ ಆ ಮಕ್ಕಳು ಹತ್ತಿರವಿಲ್ಲ ಅಂತ ಕೊರತೆಯಾಗಿದ್ದರು ಮುಂದೆ ಬರ್ತಕ್ಕ ರಾಮ ಅಭಿಷೇಕ ವಿಘ್ನವಿಲ್ಲದೆ ನಡೆಯಿರಿ ಸಂತೋಷದಿಂದ ಮಕ್ಕಳನ್ನು ನೋಡಿ ನೋಡಿ ನೋಡಿ ಹಿಗ್ತಾ ಇದ್ದಾನೆ ಅಷ್ಟರಲ್ಲಿ ಏನಾಯಿತು ರಾಮನಿಗೆ ಸುಮಾರು ಹದಿಮೂರು ವರ್ಷ ವಯಸ್ಸು ಪ್ರಾಪ್ತವಾಯಿತು ಈ ಕಥೆಗೆ ಅನ್ಯಾಯ ಅಂತ ನೀವು ಹೇಳಬೇಡಿ ಈಗ ತಾನೇ ಜನನಾಂದ್ರಿ ನಕ್ಷತ್ರ ಹೇಳಿದ್ದೀರಿ ಈಗ ತಾನೇ ತೊಟ್ಲಲ್ಲಿ ಹಾಕಿದ್ದೀರಿ ಹದಿಮೂರು ವರ್ಷ ಅಂತ ಹೇಳಿದ್ರು ನಾನೇನು ಮಾಡಲಿ ವಾಲ್ಮೀಕಿ ಹಾಕಿ ಬರೆದಿದ್ದಾರೆ ಬೇರೆ ರಾಮಾಯಣದಲ್ಲಿ ಹಾಕಿ ಬರೆದಿಲ್ಲವಲ್ಲ ಅವರು ವಾಲ್ಮೀಕಿ ಮರ್ಮಗಳನ್ನು ಗಮನಿಸಿಲ್ಲ ಅದಕ್ಕೆ ರಾಮಾವತಾರವಾಯಿತು ರಾಮ ಸ್ವಲ್ಪ ದೊಡ್ಡವನಾದ ಹದಿಮೂರನೇ ವರ್ಷವಾಯಿತು ದಶರಥನಿಗೆ ಇದು ಮೂರನೇ ಅಂಕದ ತಳಮಳ ಶುರುವಾಯಿತು ನಾನು ಬದುಕಿರುವಾಗ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕು ತತ್ಪೂರ್ವದಲ್ಲಿ ಅವನಿಗೆ ವಿವಾಹವನ್ನು ಮಾಡಬೇಕು ಅಥ ರಾಜ ದಶರಥ ಮೂವತ್ತೇಳನೇ ಶ್ಲೋಕ ರಾಮಾವತಾರ ಘಟ್ಟದಲ್ಲಿ ಅರ್ಧ ಆಗಿದೆ ಐವತ್ತೆಂಟರ ಪೈಕಿ ಅಥ ಅಂದ್ರು ಆನಂತರಿಯೇ ದಾರಕ್ರಿಯಾಂ ಪ್ರತಿ ರಾಮನಿಗೊಂದು ಹೆಣ್ಣನ್ನು ತಂದು ಮದುವೆ ಮಾಡಬೇಕು ಅದು ಹಾಗೆ ಮಾಡೋದು ಚಿಂತೆಯಾಮಾಸ ಧರ್ಮಾತ್ಮ ಧರ್ಮವನ್ನ ಬಿಡಲಿಲ್ಲ ಅವನು ವಸಿಷ್ಠರನ್ನಿಟ್ಕೊಂಡೇ ಮಾಡಬೇಕು ಆದ್ರ ಮನಸ್ಸಿನ ಆಸೆ ನಾನು ಬದುಕಿರುವಾಗ ಅವನು ಈ ವಿವಾಹವನ್ನು ನೋಡಬೇಕು ಯಾಕೆ ಆ ಮುನಿಬಾಲಕ ಶಾಪ ಕೊಟ್ಟಿದ್ನಲ್ಲ ಆ ಮುನಿ ಬಾಲಕನ ತಂದೆ ತಾಯಂದಿರು ಆ ಕಥೆ ಆಮೇಲೆ ಹೇಳ್ತೇನೆ ಕಥೆ ನಿಮಗೆಲ್ಲ ಗೊತ್ತಿದೆ ಶ್ರವಣಕುಮಾರನ ಕಥೆ ಪುತ್ರ ಶೋಕದಿಂದ ನೀನು ಅಂತ್ಯಕಾಲದಲ್ಲಿ ಸಾಯಿ ಅಂತ ಹೇಳಿದ್ರಿಂದ ಆ ಪುತ್ರ ಶೋಕ ಯಾವ ರೂಪದಲ್ಲಿ ಬರ್ತದೆಯೋ ಪುತ್ರನೇ ಹೋಗಿಬಿಡ್ತಾನೆಯೋ ನಾನೇ ಹೋಗಿಬಿಡ್ತೇನೆಯೋ ಆ ಶೋಕ ಯಾವ ರೂಪದಲ್ಲಿರುತ್ತೋ ರಾಮ ಜನನವಂತೂ ನೋಡಿದೆ ಗೊಡ್ಡಾಗಿದ್ದಳು ಮಕ್ಕಳಾಯಿತು ನಾಮಕರಣ ನೋಡಿದೆ ಬಹಳ ಸಂತೋಷ ಬೇಟೆ ಗೀಟೆ ಚೆನ್ನಾಗಾಡ್ತಾ ಇದ್ದಾರೆ ಮದುವೆ ಮಾಡಿಬಿಡಬೇಕು ಹದಿಮೂರನೇ ವರ್ಷ ವಯಸ್ಸಾಗೋಯ್ತು ನಮ್ಮ ಮಕ್ಕಳಿಗೆ ವಯಸ್ಸಾಗಿ ಹೋಯಿತು ಹದಿಮೂರನೇ ವರ್ಷ ಮೂವತ್ತೊಂದಲ್ಲ ಮದುವೆ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿ ಸೋಪಾಧ್ಯಾಯ ಸಬಾಂಧವ ಆ ಚಿತ್ರ ಹಿಡಿದಿದ್ದಾರಪ್ಪ ಯಾವ ಟಿವಿ ಕಾರನ್ನು ತೋರಿಸಲಾರ ವಸಿಷ್ಠರನ್ನು ಬಿಟ್ಟೇನು ಮಾಡಲಾರ ಬಂಧುಗಳನ್ನು ಮಾತ್ರ ಸೇರಿಸಿದ್ದಾನೆ ಅರಮನೆ ಉಪ್ಪರಿಗೆ ಮೇಲ್ಗಡೆಯಲ್ಲಿ ಏಕಾಂತವಾದ ಸಭೆ ನಡೀತಾ ಇದೆ ಬಾಗಲಲ್ಲಿ ಅತ್ಯಂತ ಕಠೋರವಾದ ಕಾವಲುಗಾರರನ್ನ ದಡಿಯರನ್ನ ಕಾವಲು ಹಾಕಿದ ಅಟ್ಟ ಮೀಸೆ ಇರುವವರನ್ನ ಒಳಗೆ ಯಾರನ್ನು ಬಿಡತಕ್ಕದ್ದಲ್ಲ ರಾಮನ ವಿವಾಹಕ್ಕೆ ವಿಘ್ನ ಇಲ್ಲೇ ಬಂದರೂ ಬರಬಹುದು ಏನಾರು ಒಂದು ಕೆಟ್ಟ ಸಮಾಚಾರ ಬಂದು ನಾನೇ ಮೂರ್ಛೆ ಹೋಗಿಬಿಟ್ರೆ ಪ್ರಾಣ ಹೋಗಿಬಿಟ್ರೆ ಅಥವಾ ರಾಮನಿಗೆ ಏನಾದ್ರು ತೊಂದರೆ ಬಂದರೆ ಏನು ಬರತಕ್ಕದ್ದಲ್ಲ ನಿರ್ವಿಘ್ನವಾಗಿ ಚಿಂತನೆ ಆಗಬೇಕು ಅಂತ ಕಟ್ಟಪ್ಪಣೆಯನ್ನು ಮಾಡಿ ಮೇಲ್ಗಡೆ ಮಹಡಿಯಲ್ಲಿ ಕೂತ್ಕೊಂಡು ಇವನು ಯೋಚನೆ ಮಾಡ್ತಾ ಇರುವಷ್ಟರಲ್ಲಿ ಫುಲ್ ಸ್ಟಾಪ್ ಹಾಕಿಲ್ಲ ತಸ್ಯ ಚಿಂತೆಯ ಮಾನಸ್ಯ ಮಂತ್ರ ಮಧ್ಯೆ ಮಹಾತ್ಮನಃ ಅಭ್ಯಾಗಚ್ಛನ್ ಮಹಾತೇಜ ವಿಶ್ವಾಮಿತ್ರೋ ಮಹಾಮುನಿ ಸೀಕ್ವೆನ್ಸ್ ಅದನ್ನು ವರ್ಣನೆ ಮಾಡೋ ರೀತಿ ವಾಲ್ಮೀಕಿ ಏನು ಬರೆದಿಯೋ ಕೋಪಿಷ್ಠ ಮಹರ್ಷಿಗಳಲ್ಲಿ ಮೊತ್ತ ಮೊದಲನೇ ಸ್ಥಾನ ದೂರ್ವಾಸರು ನೊಬೆಲ್ ಪ್ರೈಸ್ ಅವರಿಗೆ ಅವರಿಗೊಂದು ವರ ಇತ್ತು ಶಂಕರನ ವರ ಕೋಪ ಬಂದಷ್ಟು ತಪಸ್ಸು ಬೆಳೆಯಲಿ ಅಂತ ಏನು ಗತಿ ಇದು ಕೋಪ ಬಂದ್ರೆ ತಪಸ್ಸು ಹೋಗಬೇಕು ಕೋಪ ಬಂದಷ್ಟು ತಪಸ್ಸು ವೃದ್ಧಿ ಆಗ್ತಾ ಇತ್ತು ಎರಡನೇ ಅವರು ಭೃಗು ಮಹರ್ಷಿಗಳು ಕೋಪ ಬಂದ್ರೆ ಭಗವಂತನ ಎದೆಗೆ ಒದ್ದು ಬಿಟ್ಟವರು ಅವರು ವಿಶ್ವಾಮಿತ್ರರು ವಸಿಷ್ಠರನ್ನು ಲೂಟಿ ಮಾಡಿದವರು ಆಶ್ರಮಕ್ಕೆ ಬೆಂಕಿ ಹಾಕಿದವರು ಅದು ಹಳೆ ಚರಿತ್ರೆ ಕೌಶಿಕರಾಗಿದ್ದಾಗ ಈಗ ಅದೆಲ್ಲ ಹೋಗಿ ಮಹರ್ಷಿಯಾಗಿದ್ದಾರೆ ಆದರೂ ಇನ್ನೂ ಹಳೆ ಹುಳಿ ಹೋಗಲಿಲ್ಲ ಸ್ವಲ್ಪ ಹುಳಿ ಇದೆ ಹುಣಸೇಮರ ಮರ ಹಳೇದಾದಷ್ಟು ಹುಳಿ ಹೆಚ್ಚು ಅಂತ ಹೇಳ್ತಾರೆ ಒಂದು ಗಾದೆ ಹಳ್ಳಿಯಲ್ಲಿ ಎಳೆ ಪುಳಿಸಾರಿ ಹುಣಸೆ ಗಿಡದಲ್ಲಿ ಇಷ್ಟು ದೊಡ್ಡ ಗೊಂಬರೆ ಬರಬಹುದು ದೊಡ್ಡ ವಯಸ್ಸಾದ ಹುಣಸೆ ಮರದಲ್ಲಿ ಸಣ್ಣ ಸಣ್ಣ ಪುಟ್ಟು ಪುಟ್ಟ ಗೋಟು ಬರಬಹುದು ಅದರಲ್ಲಿ ಹುಳಿ ಹೆಚ್ಚಿರುವಂತೆ ಇವರು ಬಂದರು ಬಾಗಿಲಲ್ಲಿ ನಿಂತ್ಕೊಂಡ್ರು ಸರಾಜ್ಞೋ ದರ್ಶನಾಕಾಂಕ್ಷಿ ದ್ವಾರಾಧ್ಯಕ್ಷಾನುವಾಚ ಅರಮನೆ ಬಾಗಿಲು ಕಾಯ್ತಾ ಇದ್ದವರನ್ನು ಕೂರ್ತು ಹೇಳಿದರು ಅಯೋಗ್ಯನಿಗೆ ಬುದ್ಧಿ ಇದೆ ಎಂದು ಅಯ್ಯೋ ಯಾರಿಗೆ ಮಹಾರಾಜನಿಗೆ ಎಂದರು ನನ್ನ ಬಿಟ್ಟು ಸಭೆ ಮಾಡ್ತಾ ಇದ್ದಾನೆ ನಾ ಹೋಗಲೇಬೇಕು ಆ ಸಭೆಗೆ ಶೀಘ್ರವಾಖ್ಯಾತ ಮಾಂ ಪ್ರಾಪ್ತಂ ನಾ ಬಂದಿದ್ದೇನೆ ಅಂತ ಹೇಳಿ ಸ್ವಾಮಿ ಯಾರು ಬಂದಿದ್ದೀರಿ ಅಂತ ಹೇಳಬೇಕು ಕೌಶಿಕಂ ಗಾಧಿನ ಸುಖಂ ಹಳೇ ಕಾರ್ಡ್ ಕೊಟ್ಟರು ಹೊಸ ಕಾರ್ಡ್ ಕೊಡಲಿಲ್ಲ ವಿಶ್ವಾಮಿತ್ರ ಅಂತ ಹೇಳಲಿಲ್ಲ ಕೌಶಿಕಂ ಗಾಧಿನ ಹಳೆ ಕ್ಷತ್ರಿಯ ತಂದೆ Gadhi address care of Gadhi ಅವನ ಹೆಸರು ಬಂದಿದ್ದೇನೆ ನಾನು ಹಳೆ ಕೌಶಿಕ ಕೌಶಿಕತ್ವ ಇದೆ ನಾನು ಒಳಗೆ ಬಿಡಿಸಿರೋ ಬಿಡೋದಿಲ್ವೋ ಇದು ಕೇಳಿದ್ರು ಅವರು ಇದೇನು ಬಂತು ಗಾಬರಿ ಮೃತ್ಯು ಬ್ರಾಹ್ಮಣ ರೂಪದಲ್ಲಿ ಹೇಗೆ ಬರ್ತಾ ಇದೆಯಲ್ಲ ಅಂತ ತಚ್ಛುತ್ವ ವಚನಂ ತ್ರಾಸಾತ್ ಇದನ್ನು ಕೇಳಿ ನಡುಗಿದ್ರು ಬಾಗಲಕಾಯಿಯವರು ಸಂಭ್ರಾಂತ ಸಹ ಕನ್ಫ್ಯೂಷನ್ ಆಯ್ತು ಅವರಿಗೆ ಸಂಭ್ರಮ ಅಂತ ಒಂದು ಶಬ್ದ ಕನ್ನಡದಲ್ಲಿ ಅದರ ಅರ್ಥ ಹೇಳಿದ್ರೆ ನಾಳೆಯಿಂದ ಆ ಶಬ್ದ ಉಪಯೋಗ ಮಾಡುವುದಿಲ್ಲ ನೀವು ತುಂಬ ಸಡಗರ ಸಂಭ್ರಮದಿಂದ ಹಬ್ಬ ಮಾಡಿದರು ಸಂಭ್ರಮ ಅಂದ್ರೆ ಕನ್ಫ್ಯೂಷನ್ ಅಂತ ಅರ್ಥ ಸಂಭ್ರಮ ತಲೆ ಸುತ್ತುವುದು ಸಂಸ್ಕೃತ ಭಾಷೆ ಬಹಳ ವಿಚಿತ್ರ ಎಟಿಮೊಲಾಜಿಕಲ್ ಯೂಸ್ ಶಬ್ದ ಏನು ಹೇಳುತ್ತೆ ಅದನ್ನು ಯೂಸ್ ಮಾಡಿದರೆ ಆ ಶಬ್ದ ಸಂಭ್ರಮ ಅಂದ್ರೆ ಕನ್ಫ್ಯೂಷನ್ ಕನ್ಫ್ಯೂಷನ್ ಶಬ್ದಕ್ಕೂ ಒಳ್ಳೆ ಅರ್ಥ ಇದೆ ಕಾನ್ ಅಂದ್ರೆ ಟುಗೆದರ್ ಫ್ಯೂಷನ್ ಎರಡು ವಸ್ತುಗಳನ್ನು ಪರಸ್ಪರವಾಗಿ ಚೆನ್ನಾಗಿ ಸೇರಿಸುವುದಕ್ಕೆ ಕನ್ಫ್ಯೂಷನ್ ನಾವು ಗೊಂದಲ ಬಂದರೆ ಕನ್ಫ್ಯೂಷನ್ ಅಂತ ಹೇಳ್ತೇವೆ ಮೊದಲೇ ಕೊಲಿಗೆಟ್ಟ ಭಾಷೆ ಕನ್ನಡ ಸಂಸ್ಕೃತ ಇಂಗ್ಲಿಷು ಸಂಸ್ಕೃತ ಹಾಗಲ್ಲ ಇವ್ರಿಗೆ ಬಾಗಲಕಾಯಿ ಅವ್ರಿಗೆ ಗಾಬರಿ ಆಯಿತು ಒಬ್ಬ ಇನ್ನೊಬ್ಬನ ಮುಖ ನೋಡಿದ ಎನ್ನಡ ಬಂದಿರೋದು ಅವನು ಇವನನ್ನು ಕೇಳ್ದ ಅದನ್ನೇ ನಾನು ನೇನು ಕೇಳ್ತಾ ಇದ್ದೇನೆ ಅಲ್ಲೊಂದು ಗ್ಯಾಂಗ್ ಇದ್ರು ತುಕಡಿ ಏನ್ ಮಾಡೋದು ಏನ್ ಮಾಡೋದು ಅವ್ರು ತೀರ್ಮಾನ ಮಾಡಿದ್ರು ಒಳಗೆ ಬಿಡದಿದ್ರೆ ನಮ್ಮನ್ನು ಸುಟ್ಟಾಕ್ತಾರೆ ಮಹಾರಾಯ ಆಮೇಲೆ ಅಲ್ಲಿ ಹೋಗಿ ಮಹಾರಾಜರು ತ್ರಂಪರಾದ್ಧಾಂತ ಮಾಡ್ತಾರೆ ಸುಮ್ಮನೆ ಒಳಗೆ ಹೋಗಿ ರಾಧಾಂತ ಮಾಡಿಕೊಳ್ಳಿ ಅಂತ ಹೋಗಿ ಅಲ್ಲೇ ಹೇಳ್ಬಿಡೋಣ ತೇಗತ್ವ ರಾಜಭವನಂ ವಿಶ್ವಾಮಿತ್ರಂ ಋಷಿಂಟದ ಪ್ರಾಪ್ತಮ್ಮ ವೇದಯಾಮಾಸು ಮುನೇ ಇಕ್ಷ್ವಾಕವೇ ತದ ಈ ಮುನಿ ಬಂದಿದ್ದಾನೆ ಅಂತ ಅಲ್ಲಿ ಬಾಗಿಲಲ್ಲಿ ನಿಂತ್ಕೊಂಡು ಬಾಗಿಲ ರಕ್ಷಕ ಅವನಿಗೆ ಒಳಗೆ ಬರಬೇಡ ಅಂತ ಅಪ್ಪಣೆ ಅವನು ಅಲ್ಲಿ ನಿಂತ ಇಲ್ಲಿ ನಿಂತ ಅವ್ರು ಮಾತಾಡ್ತಾ ಇದ್ದಾರೆ ಅಷ್ಟೊತ್ತು ನೋಡ್ದ ಇಷ್ಟೊತ್ತು ನೋಡ್ದ ಕಣ್ಣು ನೋಡ್ಕೊಂಡು ಕಣ್ಣು ಸನೇದು ಹೀಗೆಲ್ಲ ಮಾಡಿದ ಏನೋ ನಿನ್ ಗಲಾಟೀಂದ್ರ ಅವರು ಇಲ್ಲ ವಿಶ್ವಾಮಿತ್ರರು ಬಂದಿದ್ದಾರೆ ಆ ದಶರಥನ ನಾಲ್ಕನೇ ಹಂತದ ಗಾಬರಿ ಶುರುವಾಗುತ್ತೆ ಬ್ರಾಹ್ಮಣ ಬಂದಿದ್ದಾನೆ ಇವನ್ ಯಾಕಪ್ಪ ಬಂದ ಇಲ್ಲಿ ಮನಸ್ಸಲ್ಲಿ ವಿಶ್ವಾಮಿತ್ರರು ಒಂದು ಕೂಡಲೇ ಭಯವಾಯಿತು ಇವರು ಯಾಕೆ ಬಂದರು ಮಂಗಳವಾದ ಸಂದರ್ಭ ಇದು ಮದುವೆ ಸಂದರ್ಭ ಇವರು ಯಾಕೆ ಬಂದರು ನಮ್ಮ ಮನೆಗೆ ಆದ್ರೆ ಅದನ್ನು ಹೇಳೋಕೆ ಧೈರ್ಯವಿಲ್ಲ ಮನಸ್ಸು ಹೇಳಿತು ಸಂಭ್ರಮ ಕನ್ಫ್ಯೂಷನ್ ಏನು ಬ್ರಾಹ್ಮಣ ಯಾತಕ್ಕೆ ಬರ್ತಾನೆ ಏನಾದ್ರು ಹಣ ಗಿಡ ಕಾಸು ಕೇಳೋಕೆ ಬಂದಿರಬೇಕು ಯಾವತ್ತೂ ಬರದೇ ಇದ್ದವ್ರು ನಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ರಶೀತ್ ಪುಸ್ತಕ ತಂದಿರಬೇಕು ಗೋಖಲೆ ಇನ್ಸ್ಟಿಟ್ಯೂಟ್ ಸಭಾಂಗಣ ಮಾಡ್ತೇವೆ ಎಷ್ಟು ರೂಪಾಯಿ ಕೊಡಿ ಅಂತ ಕೇಳೋಕೆ ಬಂದಿರಬೇಕು ಇನ್ಯಾಕೆ ಬರ್ತಾರೆ ಯಾವತ್ತೂ ಬರದೇ ಇದ್ದವರು ಅವ್ರಿಗೆ ಅಷ್ಟೋ ಇಷ್ಟೋ ಕೊಟ್ಟು ಕಳಿಸ್ಬಿಟ್ರೆ ದೇವಸ್ಥಾನ ಮಾಡ್ತಾರೆಯೋ ಯಜ್ಞ ಯಾಗ ಮಾಡ್ತಾರೆಯೋ ಒಂದು ಹಳ್ಳಿ ಗಿಳ್ಳಿ ಜಮೀನು ಕೇಳ್ತಾರೆಯೋ ಎರಡು ಎಕರೆ ಜಮೀನು ಏನು ಕೊಟ್ಟು ಬಿಟ್ರಾಯ್ತು ಆಮೇಲೆ ನಿರ್ವಿಘ್ನವಾಗಿ ನಡೆಯಲಿ ಅಂತ ಅಲ್ಲ ಅಲ್ಲೇ ಇರುವುದು ಕಷ್ಟ ಅಂತ ಗೊತ್ತಾಗಲಿಲ್ಲ ಅವನಿಗೆ ತಾನಾಗಿಯೇ ಬಾಗಿಲಿಗೆ ಬಂದ ವಿಶ್ವಾಮಿತ್ರ ಕಾಲಿಗೆ ಬಿದ್ದ ವಿಶ್ವಾಮಿತ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾ ಇದ್ದಾನೆ ವಿಶ್ವಾಮಿತ್ರ ತುಂಬಾ ಸಾವಧಾನವಾಗಿದ್ದಾರೆ ಅವರ ಮನಸ್ಸಿನ ಆ ಶಾಂತತೆ ನೀವು ನೋಡಬೇಕು ಅವರು ಬಂದಿರುವುದು ಕೇಳು ರಾಮನನ್ನು ಕಳಿಸಿಕೊಡು ಅಂತ ಕೇಳುವುದಕ್ಕಾದ್ರೆ ಮೊದಲೇ ಕೇಳಿದ್ರೆ ಸತ್ತೋಗ್ಬಿಡ್ತಾನೆ ಇವನು ಅಂತ ತಿಳ್ಕೊಂಡು ಅದು ಪ್ರಾರಂಭದ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ ನಿಮ್ಮೂರಲೆಲ್ಲ ಸೌಖ್ಯವೇ ಎಂದು ಇವನಿಗೋ ತಳಮಳ ಅದೆಲ್ಲ ಆಚೆ ಸೊಲ್ಲಂಗೋ ಎದಕ್ಕೆ ಬಂದಗೋ ದೊರೆಯನ್ನ ಯೋಗಕ್ಷೇಮ ಮಾಡಬೇಕಾದ ರೀತಿ ಅದು ಆಂಡೋನ್ ಸ್ವಾಮಿಗಳು ಹೇಳೋರು ನಾನೇನು ಹೇಳಿದ್ದನ್ನ ಪುರೇ ಕೋಶೇ ಜನಪದೇ ಬಾಂಧವೇಶು ಸುಹತ್ಸುಚ ನಿಮ್ಮೂರಲ್ಲೆಲ್ಲ ಕ್ಷೇಮವೇ ನಿನ್ನ ಬೊಕ್ಕಸ ಚೆನ್ನಾಗಿದೆಯೇ ನಿಮ್ಮ ಹಳ್ಳಿಗಾಡಿನ ಜನ ಚೆನ್ನಾಗಿದ್ದಾರೆಯೇ ನಿಮ್ಮ ಬಂಧುಗಳೆಲ್ಲ ಕ್ಷೇಮವೇ ನಿನ್ನ ಸ್ನೇಹಿತರೆಲ್ಲ ಕ್ಷೇಮವೇ ದೊರೆಯನ್ನು ಕ್ಷೇಮ ಮಾಡಬೇಕಾದ ರೀತಿ ಅಂತ ಇದು ಕ್ಷತ್ರಿಯನ್ನು ಯೋಚನೆ ಮಾಡಬೇಕಾದ ರೀತಿ ಇದು ಬ್ರಾಹ್ಮಣನ್ ಕೇಳಬೇಕಾದ್ರೆ ತಪಸ್ಸಿದ್ಧಿ ಚೆನ್ನಾಗಿದೆಯೇ ಅಧ್ಯಯನ ಚೆನ್ನಾಗಿದೆಯೇ ಕಾಲಕ್ಷೇಪ ಚೆನ್ನಾಗಿ ಮಾಡ್ತಾ ಇದ್ದೀರಾ ಊಟ ಚೆನ್ನಾಗಿದೆಯೇ ಅಂತ ಕೇಳಬಾರದು ವೈಶ್ಯನನ್ ಕೇಳಬೇಕಾದ್ರೆ ನಿಮ್ ಬೊಕ್ಕಸ ಚೆನ್ನಾಗಿದೆಯಾ ಮತ್ತೊಂದು ಚೆನ್ನಾಗಿದೆಯಾ ಶೂದ್ರನಿಗೆ ಮಾತ್ರ ಸೌಖ್ಯವಾಗಿದ್ದೀಯಾ ಅಂತ ಕೇಳಬೇಕು ನಾಳೆಯಿಂದ ಆ ಶಬ್ದ ಯಾರಿಗಾರು ಕೇಳಿ ಜೋಕೆ ನೋಡಿದ ಒಡನೆ ಸೌಖ್ಯವಾಗಿದ್ದೀರಾ ಅಂದ್ರೆ ಅಯ್ಯೋ ದೇವರಾಗಿದ್ದೇವಲ್ಲ ಕಾಣಿಸೋದಿಲ್ವೇ ಅಂತ ಶರೀರ ಸೌಖ್ಯವನ್ನು ಬಯಸುವುದು ಬರೀ ಶೂದ್ರ ಬುದ್ಧಿ ನಮಗೆ ಪತ್ರ ಹಾಕೋರು ನಮ್ಮನ್ನು ಕೇಳೋರು ಈಗ ಎಲ್ಲಿ ರಾಮಾಯಣ ಹೇಳ್ತಿದ್ದೀರಿ ಅಂತ ಮೊದಲನೇ ಪ್ರಶ್ನೆ ಕೇಳ್ತಾರೆ ಅಪರೂಪಕ್ಕೆ ಎಲ್ಲರೂ ಸಿಕ್ಕಿದ್ರೆ ಸ್ವಾಮಿ ಈಗೆಲ್ಲಿ ರಾಮಾಯಣ ಹೇಳ್ತಿದ್ದೀರಿ ಮಹಾಭಾರತ ಹೇಳ್ತಿದ್ದೀರಿ ಕಾಲಕ್ಷೇಪದಲ್ಲಿ ಆಗ್ತಾ ಇದೆ ಯೋಗಕ್ಷೇಮ ಶಬರಿಯನ್ನು ಪ್ರಶ್ನೆ ಮಾಡ್ತಾನೆ ರಾಮಚಂದ್ರ ಖಚಿತ್ತೇ ನಿರ್ವಿಘ್ನ ನಿರ್ಜಿತೆ ವಿಘ್ನ ತಪಸಃ ನಿನ್ನ ತಪಸ್ಸನ್ನ ನಿರ್ವಿಘ್ನವಾಗಿ ಗೆದ್ದಿದ್ದೀಯಾ ತಾಯಿ ನಿನ್ನ ವೈರಾಗ್ಯ ಚೆನ್ನಾಗಿದೆಯಾ ಅವರ ತಪೋಸರನ್ನು ಕೇಳತಕ್ಕ ರೀತಿ ಯೋಗಕ್ಷೇಮ ಎಲ್ರಿಗೂ ಒಂದೇ ಮಂತ್ರವಲ್ಲ ಇವು ದಶರಥನಿಗೆ ಆತಂಕ ಅಯ್ಯೋ ಎಲ್ಲ ಚೆನ್ನಾಗಿದ್ದಾರೆ ಸ್ವಾಮಿ ಬೊಕ್ಕಸಕ್ಕೆ ಏನು ರೋಗ ಊರಲ್ಲಿ ಚೆನ್ನಾಗಿದ್ದಾರೆ ಹಳ್ಳಿಯಲ್ಲಿ ಚೆನ್ನಾಗಿದ್ದಾರೆ ಎಲ್ಲ ಆಯಿತು ನೀವು ಯಾಕೆ ಬಂದ್ರಿ ಹೇಳಿ ಮೊದಲು ಹೇಳ್ರಿ ಆಮೇಲೆ ಗೆಟ್ ಔಟ್ ಹಾಗೆ ಪ್ಲೈನ್ ಸ್ಪೀಚ್ ಇಲ್ಲ ದಶರಥಂದು ಇದು ಐದನೇ ತಳಮಳ ಮನಸ್ಸಲ್ಲಿ ಇಲ್ಲದೆ ಇದ್ದ ಭಾವನೆಯನ್ನು ಹೇಳ್ತಾನೆ ಇದಕ್ಕೆ ಧಾರವಾಡದ ಭಾಷೆಯಲ್ಲಿ ದೇಶಾವರಿ ಮಾತಾಡುವುದು ಅಂತ ಹೆಸರು ಒಬ್ರು ನೋಡ್ತೀರಿ ಈ ಶನಿ ಯಾತಕಪ್ಪ ಬಂತು ಮನಸ್ಸಲ್ಲಿ ಆದರೆ ಸ್ವಾಮಿ ನೀವು ಬಂದದ್ದು ನನ್ನ ಜನ್ಮದ ಸಾರ್ಥಕ್ಯವಾಯಿತು ಉಲ್ಟಾ ಮಾತನ್ನ ಇದು ದೇಶಾವರಿ ಇದ್ದದ್ದನ್ನು ಹೇಳುವುದು ಅದನ್ನು ಎಷ್ಟು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡಿದ್ದಾನೆ ಅಂದ್ರೆ ಅವನ ಗಡಿಬಿಡಿ ಇವನು ಹೋಗಿಬಿಡಲಿ ಅಂತ ಅದು ಒಂದಕ್ಕೆ ನಾಲ್ಕು ಮಾತನಾಡೋ ಸ್ವಭಾವ ಇವರಿಗೆ ಎಂದೂ ಜೀವನದಲ್ಲಿ ಸುಖ ಬರೋದಿಲ್ಲ ತನ್ನ ಬಾಯಿಂದ ತಾನೇ ತನ್ನನ್ನು ಕಟ್ಟಿ ಹಾಕೊಳ್ತಾನೆ ಯಥಾಮೃತಸ್ಯ ಸಂಪ್ರಾಪ್ತಿ ಸಾಯ್ತಾ ಇದ್ದವನಿಗೆ ಅಮೃತ ಸಿಕ್ಕಂತಾಯಿತು ನೀವು ಬಂದದ್ದು ಹಾಗಿದ್ದೆ ಬದುಕಿದ್ದವನಿಗೆ ವಿಷ ಸಿಕ್ಕಾಗಾಯಿತು ಅಂತ ಹೇಳೋದ್ರ ಬದಲು ಯಥಾಮೃತಸ್ಯ ಸಂಪ್ರಾಪ್ತಿ ಯಥಾ ವರ್ಷಂ ಅನೂದಕ್ಕೆ ಮಳೆ ಬೀಳದೇ ಇದ್ದ ಕಾಲದಲ್ಲಿ ತಪಸ್ಸು ಮಾಡುತ್ತಿರುವಾಗ ಪೈರುಗಳು ಮಳೆ ಬಿದ್ದಂತೆ ಯಥಾ ಸದೃಶ ತಾರೇಶು ಪುತ್ರ ಜನ್ಮ ಚ ಮದುವೆಯಾಗಿ ಬಹಳ ದಿವಸವಾಗಿ ಮಕ್ಕಳಾಗದೇ ಇದ್ದವನಿಗೆ ತನಗೆ ಹೆಂಡತಿಯಲ್ಲಿ ತಕ್ಕ ಮಕ್ಕಳು ಹುಟ್ಟಿದ್ರೆ ಎಷ್ಟು ಸಂತೋಷವೋ ಹಾಗೆ ಪ್ರನಷ್ಟಸ್ಯ ಯಥಾಲ ಎಷ್ಟೊಂದು ಉದಾಹರಣೆ ಕೊಡ್ತಾನೆ ನೋಡಿ ಪಂಡಿತ ಸಾಹಿತ್ಯ ಓದಿದ್ದ ಕಳೆದು ಹೋದ ಪದಾರ್ಥ ಸಿಕ್ಕರೆ ಎಷ್ಟು ಸಂತೋಷವೋ ಹಾಗೆ ಯಥಾ ಹರ್ಷೋ ಮಹೋದಯೇ ಒಂದು ಉತ್ಸವ ಕಾಲದಲ್ಲಿ ಹರ್ಷ ಬಂದಂತೆ ತಥೈವ ಆಗಮನಂ ಮನ್ಯೇ ಸ್ವಾಗತಂತೆ ಮಹಾಮುನಿ ನಿಮಗೆ ಸ್ವಾಗತ ನೀವು ಬಂದಿದ್ದ ಸಂತೋಷ ಅಷ್ಟಕ್ಕೂ ನಿಲ್ಲಿಸಲಿಲ್ಲ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಆಸೆ ಇದ್ರೂ ಪರವಾಗಿಲ್ಲ ದಶರಥ ನಡೆಸಿಕೊಡ್ತಾನೆಯೋ ನಡೆಸಿಕೊಡೋದಿಲ್ವೋ ಅಂತ ಹಿಂದೆ ಮುಂದೆ ನೋಡಬೇಡಿ ಕತ್ತೆ ಒದ್ದಾಗಿ ಹೇಳಿಬಿಡಿ ನಾನು ನಡೆಸಿಯೇ ತೀರ್ತೇನೆ ಕಂಚತೆ ಪರಮಂ ಕಾಮಂ ಕರೋಮಿ ಕಿಮುಹರ್ಷಿತಃ ಪಾತ್ರಭೂತೋಸಿ ಮೇ ಬ್ರಹ್ಮನ್ ದೃಷ್ಟ್ಯ ಪ್ರಾಪ್ತೋಸಿ ಧಾರ್ಮಿಕ ಮಹಾಧಾರ್ಮಿಕರು ನೀವು ನಮ್ಮ ಗುರುಗಳ ಕೃಪೆಯಿಂದ ಬ್ರಾಹ್ಮಣ್ಯವನ್ನು ಒಂದೇ ಜನ್ಮದಲ್ಲಿ ಪಡೆದವರು ಅದ್ಯಮೇ ಸಫಲಂ ಜನ್ಮ ಇನ್ನೂ ಹೇಳ್ತಾ ಇದ್ದಾನೆ ರಾಮಾವತಾರ ಒಂದು ಶ್ಲೋಕದಲ್ಲಿ ಮುಗಿಸಿದ ಮಹರ್ಷಿ ದಶರಥನ ಹೃದಯಕ್ಕೆ ಕನ್ನಡಿ ಹಿಡಿತಾ ಇದ್ದಾರೆ ಮಾತನಾಡೋ ರೀತಿ ನೋಡಿ ಇವನು ಹೃದಯದಲ್ಲಿರುವುದೊಂದು ಹೇಳ್ತಾ ಇರುವುದೊಂದು ಕಾರ್ಯಸ್ಯ ಮರ್ಹ ಗಂತುಮರ್ಹಸಿ ಕೌಶಿಕ ನೀವು ಹೇಳಿದ ಕೆಲಸ ನಾ ಮಾಡ್ತೇನೋ ಮಾಡೋದಿಲ್ಲೋ ಅಂತ ವಿಮರ್ಶೆ ಮಾಡಬೇಡಿ ಏನಿದ್ರೂ ಪರವಾಗಿಲ್ಲ ಹೇಳಿ ಅಂತ ಕೇಳಿದಾಗ ವಿಶ್ವಾಮಿತ್ರ ಹೃದಯ ಬಾಯಿಗೆ ಬಂತು ಇದು ಎಷ್ಟು ಕಷ್ಟದ ಸಮಾಚಾರ ಕೇಳಿ ಎಲ್ಲಿ ಸತ್ತೋಗ್ತಾನೋ ಅಂತ ತಿಳ್ಕೊಂಡಿದ್ರೆ ನನ್ನ ಕೆಲಸ ಎಷ್ಟು ಹಗುರವನ್ನಾಗಿ ಮಾಡಿಬಿಟ್ಟ ಆ ತಾನೇ ಹೇಳಿಬಿಟ್ನಲ್ಲ ಕೇಳಿದ್ದನ್ನು ಕೊಡ್ತೇನೆ ಬೇಕಾದ ಕೇಳಿ ಅಂತ ಅಂತ ಸಂತೋಷಪಟ್ಟರು ಇದನ್ನು ಅನುವಾದ ಮಾಡಿ ಸರ್ಗ ಮುಗಿಸೋ ವಾಲ್ಮೀಕಿ ಕಷ್ಟಪಡ್ತಾ ಇದ್ದಾರೆ ಅಯ್ಯೋ ಕೆಟ್ಟೋದ ದಶರಥ ಒಂದಕ್ಕೆ ನಾಲ್ಕು ಹೇಳಿದ ಇವನು ಹೇಳಿದ ಮಾತೆಂಥದ್ದು ಅವನು ಹೇಳಿದ ಮಾತಾದ್ಯಂಥದ್ದು ಇತಿ ಹೃದಯ ಸುಖಂ ವಾಕ್ಯಂ ಶ್ರುತಿ ಸುಖಂ ಆತ್ಮವತಾ ವಿನೀತ ಮುಕ್ತಂ ಹೃದಯ ಸುಖಂ ವಿಶ್ವಾಮಿತ್ರರಿಗೆ ಹೃದಯಕ್ಕೆ ತಂಪಾಯಿತು ಶ್ರುತಿ ಸುಖಂ ಕೇಳುವುದಕ್ಕೂ ತಂಪಾಗಿತ್ತು ಕೆಲವು ಸಲ ಕಿವಿ ತಂಪಾಗಿರುತ್ತೆ ಒಳಗೆ ಮೆಣಸಿನಕಾಯಿ ಆಗಿರುತ್ತೆ ಕೆಲವು ಸಲ ಹೃದಯಕ್ಕೆ ತಂಪಾಗಿರುತ್ತೆ ಮಾತು ಕೇಳೋದು ಕಠೋರವಾಗಿರುತ್ತೆ ದಶರಥ ಒಳ್ಳೆಯ ವಾಗ್ಮಿ ಚತುರ ಗಂಭೀರವಾದ ಮಾತು ಯಾರನ್ನು ಒಲಿಸಿ ವಶೀಕರಣ ಮಾಡಿಕೊಳ್ಳುವ ಸಾಮರ್ಥ್ಯ ಅವನ ವಾಕ್ಯಗಿತ್ತು ವಸಿಷ್ಠರ ಶಿಷ್ಯ ಅಲ್ಲವೇ ಪ್ರಥಿತ ಗುಣಯಶ ಗುಣೈರ್ವಿಶಿಷ್ಟ ಪರಮರ್ಷಿ ಪರಮಂ ಜಗಾಮಹರ್ಷಂ ಇವನು ಪರಮರ್ಷಿ ಅತ್ಯಂತ ಸಂತೋಷಪಟ್ಟ ವಿಶ್ವಾಮಿತ್ರ ಮಹರ್ಷಿ ಆಹಾ ದಶರಥ ನಿನ್ನ ಕುಲಕ್ಕೆ ಉಚಿತವಾದ ಮಾತನ್ನಾಡಿದೆ ನಾನಾಗಿ ಒಂದು ಕಾರ್ಯಾರ್ಥವಾಗಿ ಬಂದಿದ್ದೇನೆ ಇಷ್ಟು ವಿಸ್ತಾರವಾಗಿ ನೀನು ಹೇಳಿ ನೀನು ಬಾಯಿ ಕಟ್ಟಿಕೋತೀಯ ಅಂತ ನಾನು ಲೆಕ್ಕ ಹಾಕಿರಲಿಲ್ಲ ತತ್ಸತ್ವ ರಾಜಸಿಂಹಸ್ಯ ವಾಕ್ಯಂ ಅದ್ಭುತ ವಿಸ್ತರಂ ಎಷ್ಟೊಂದು ವಿಸ್ತಾರ ಮಾತಾಡ್ಬಿಟ್ಟ ನನ್ನ ಹೃದ್ಗತವಾದ ಮಾತೊಂದಿದೆ ಅದನ್ನು ಹೇಳ್ತೇನೆ ಕೇಳಪ್ಪ ಹೇಳಿ ಹೇಳಿ ಸ್ವಾಮಿ ಅದಕ್ಕೆ ಬೇಗ ಕೂತಿರೋದು ನಾ ಬೇಗ ಹೇಳ್ತಿದ್ದೆ ನೀನೇ ಕಣಿ ಮಾಡ್ತಾ ಇದ್ದೀಯೇ ಬೇಡದೆ ಶೌಚ ಅದೇ ಇದೆ ಕೇಳ್ತಾ ಇದ್ದೀರಿ ನಾ ಹೇಳೋ ಬಂದಿದ್ದೇನೆ ಕೇಳಿ ಒಂದೇ ಮಾತು ಏನು ಇಲ್ಲ ಒಂದು ಸ್ವಲ್ಪ ದಿವಸ ರಾಮನನ್ನು ನನ್ನ ಜೊತೆಯಲ್ಲಿ ಕಳಿಸ್ಕೊಡು ಅಂದ್ರು ಆ ಅಂದ ಅವನಲ್ಲಿ ಆ ರಾಮನನ್ ವರ್ಣನೆ ಮಾಡ್ತಾ ಇದ್ದ ಈ ಚೋಟದ್ದ ಹುಡುಗ ಇದ್ದಾನಲ್ಲ ರಾಮನನ್ನು ನೋಡಿದ್ರು ಫಸ್ಟ್ ಇಂಪ್ರೆಷನ್ ಮಗುವನ್ನು ನೋಡಿದ್ದಾರೆ ಆ ತಲೆ ಜುಟ್ಟು ಹೇಗಿದೆ ಬಾಸಿದ್ರೆ ಗಂಟು ಹಾಕೋದಕ್ಕಾಗೋದಿಲ್ಲ ಅದು ಕಾಕಪಕ್ಷಧರಂ ಶೂರಂ ಕಾಗೆ ರಕ್ಷೆ ಇದ್ದಾಗಿದೆಯಂತೆ ಜುಲ್ಫಿ ಅಂತಾರೆ ಕನ್ನಡದಲ್ಲಿ ತಲೆಗೆ ನಾರ್ ಹಾಕಿ ಕಟ್ಟಿದ್ರೆ ಗಂಟು ಹಾಕಿದ್ರೆ ಅದು ಹೊರಗಡೆಯೇ ನಿಂತುಕೊಳ್ಳುತ್ತೆ ಗಂಟು ಹಾಕ್ತಾ ಇಲ್ಲ ಆ ಕಡೆ ಈ ಕಡೆ ಅದು ಆಡ್ತಾ ಇದೆ ತ್ಯಾಗರಾಜರು ಒಂದು ಹಾಡಲ್ಲಿ ಇದನ್ನು ಅಲಗಲಲ್ಲ ವರ್ಣನೆ ಮಾಡಿದ್ದಾರೆ ಆ ರಾಮಚಂದ್ರನ ತಲೆ ಕೂದಲು ಹೀಗೆ ಹಾಗೆ ಆಡ್ತಾ ಇತ್ತು ಅದನ್ನು ನೋಡಿ ಅವನಿಗೆ ಪದೇ ಪದೇ ತಲೆ ಒರೆಸಿಕೊಳ್ಳು ಅವನು ಮಗು ಆ ನೋಡಿದ್ರು ಕಾಕಪಕ್ಷಧರಂ ಶೂರಂ ರಾಮನ ಪರಾಕ್ರಮ ಇಲ್ಲಿ ನೋಡಿದ್ರು ಇವನು ಯಾರಂತ ಗೊತ್ತಿದ್ದಿದ್ದನ್ನು ಹೇಳ್ತಿದ್ದಾರೆ ಜ್ಯೇಷ್ಠಂ ನಿನಗೆ ಜ್ಯೇಷ್ಠ ಪುತ್ರ ಇವನು ಮೇ ದಾತು ಮರ್ಹಸಿ ನನಗೆ ಕೊಟ್ಟು ಬಿಡು ಅಂದ್ರು ರಾಮನು ನನಗೆ ಕೊಟ್ಟು ಬಿಡು ಸಂಸ್ಕೃತ ಭಾಷೆಯಲ್ಲಿ ಗಂಡಾಂತರದ ಮೇಲೆ ಗಂಡಾಂತರ ಮೇ ಅನ್ನುವ ಶಬ್ದ ನನಗೆ ಚತುರ್ಥಿ ಅಲ್ಲಿ ಒಂದು ಪ್ರಯೋಗ ಷಷ್ಠಿ ವಿಭಕ್ತಿಯಲ್ಲಿ ಒಂದು ಪ್ರಯೋಗ ಮಮ ಮೇ ಆವಯೋ ಹೊನೌ ಅಸ್ಮಾಕನ್ನ ಇದು ವಿಭಕ್ತಿ ವ್ಯತ್ಯಾಸವಾದರೆ ಮೇ ಶಬ್ದಕ್ಕೆ ಅರ್ಥ ವ್ಯತ್ಯಾಸವಾಗುತ್ತೆ ಅಗಸರವನ್ನು ಬರ್ತಾನೆ ಬಟ್ಟೆ ಇಟ್ಟಿದ್ದೀರಿ ಅಗಸನಿಗೆ ಬಟ್ಟೆ ಕೊಡು ಅಂತ ಹೇಳುವಾಗ ನೀವು ಚತುರ್ಥಿ ಹಾಕ್ತೀರಿ ಅಗಸನಿಗೆ ಬಟ್ಟೆ ಕೊಡು ಅವನಿಗೆ ಕೊಟ್ಟುಬಿಡು ಅಂತ ಅರ್ಥವಲ್ಲ ಮಡಿ ಮಾಡಿ ವಾಪಸ್ ಕೊಡ್ಲಿ ಅಂತ ಅರ್ಥ ಚತುರ್ಥಿ ವಿಭಕ್ತಿ ಅರ್ಥ ರಜಕಾಯ ಅಗಸನಿಗೆ ಗೊಟ್ಟುಬಿಡು ತುಭ್ಯಮಹಂ ಸಂಪ್ರದದೆ ಎಲೆ ಅಡಿಕೆ ತಾಂಬೂಳ ಇಟ್ಟು ಈ ಬಟ್ಟೆಯನ್ನು ಅವನಿಗೆ ಕೊಡು ಅಂತ ಅರ್ಥ ಇವರು ಮೇ ಅಂತ ಶಬ್ದ ಹಾಕ್ತಾ ಕೂತಿದ್ದಾರೆ ದಶರಥನಿಗೆ ಗಾಬರಿಯಲ್ಲಿ ನನಗೆ ಕೊಟ್ಬಿಡು ದತ್ತು ಪುತ್ರ ಕೊಟ್ಬಿಡು ಅಂತ ಕೇಳ್ತಾ ಇದ್ದಾನಲ್ಲ ರಾಮನನ್ನ ಯಾಕೆ ಕೊಡೋದು ನಾನು ಅಂತ ಯೋಚನೆ ಮಾಡಿ ಏನಂದ್ರಿ ರಾಮನನ್ನು ಕೊಡು ಅಂತ ಹೇಳಿದ ಅಂತ ಏನೋ ಹೇಳ್ತಾರೆ ಸ್ವಲ್ಪ ತಾಳೆಯ ಅಂದ್ರು ಇಷ್ಟೆಲ್ಲ ಮಾತಾಡಿದ್ದೀನಿ ನಾ ಮಾತಾಡಿದ್ ಕೇಳಬೇಡವೆ ಶ್ರೇಯಸ್ತಾಸ್ಮೈ ಪ್ರದಾಸ್ಯಾಮಿ ಇವನಿಗೊಂದು ಶ್ರೇಯಸ್ಸನ್ನು ಮಾಡುವುದಿದೆ ಬಹುರೂಪಂ ನ ಸಂಶಯ ಅನೇಕ ರೂಪದಲ್ಲಿ ಇವನಿಗೊಂದು ಮಂಗಳವನ್ನು ನಾನು ಮಾಡಬೇಕು ಅದಕ್ಕೆ ಕಳಿಸಿಕೊಡು ಶ್ರೇಯ ಶ್ರೇಯ ಶಬ್ದಕ್ಕೆ ಲಕ್ಷ್ಮೀ ಅಂತ ಅರ್ಥ ಶ್ರೀ ಶಬ್ದಾರ್ಥ ಶ್ರೇಯೋ ಮೂರ್ತಿಂ ಶ್ರೇಯಮ ತ್ವಾಂ ಶರಣ್ಯಾಂ ಪ್ರಪದ್ಯೆ ಇವನಿಗೆ ಲಕ್ಷ್ಮೀ ಸಂಘವನ್ನು ಮಾಡಬೇಕು ಸೀತಾ ವಿವಾಹವನ್ನು ಮಾಡಿಸಬೇಕು ಮದುವೆ ಮಾಡಿಸಬೇಕು ನಿಷ್ಕರ್ಷೆ ನಾನು ಮಾಡಿಕೊಡ್ತೇನೆ ನಿಮಗೇನು ಇಷ್ಟು ಅರ್ಜೆಂಟ್ ಅಂತ ಕೇಳಿದ್ರೆ ನನ್ನ ಶತ್ರುವನ್ನು ಕಳಿಸಿ ನಾಮಕರಣ ಮಾಡಿಸಿದೆಯಲ್ಲ ರಾಮ ಅಂತ ಇಟ್ಟಿಯಲ್ಲ ಅವನ ಮೇಲೆ ನಾನು ಸೀತಾರಾಮ ಅಂತ ಮಾಡಬೇಡವೋ ಅದು ಸ್ಪರ್ಧೆ ಆದ್ದರಿಂದ ಅದು ನನ್ನ ಹಕ್ಕು ನನ್ನನ್ನು ಕೇಳಿದೆ ನಾಮಕರಣ ಮಾಡಿದ್ದೀಯ ನನ್ನ ಕೇಳಿದೆ ಹಾಗೆ ಮದುವೆ ಮಾಡ್ತೀಯ ನೋಡ್ತೇನೆ ನಿಮ್ಮ ಗುರು ಬಾಯಿ ಹಚ್ಕೊಂಡಿರಬೇಕು ಅವನು ಸೀತಾರಾಮ ಮಾಡುವುದು ನನ್ನ ಕರ್ತವ್ಯ ಗುಟ್ಟಾಗಿ ಮೇಲ್ಗಡೆ ಮಾಡಿಯಲ್ಲಿ ನನ್ನ ಬಿಟ್ಟು ಏರ್ಪಾಡು ಮಾಡ್ತಾ ಇದ್ದೀಯಾ ಅದಕ್ಕೆ ಬಂದಿದ್ದೇನೆ ನಾನು ಶ್ರೇಯಶ್ಚಾಸ್ಮಿ ಪ್ರತಾಸ್ಯಾಮಿ ಬಹುರೂಪಂ ಅನೇ ಆ ಸೀತಾದೇವಿ ಗಂಟು ಬಿದ್ದರೆ ರಾಮನಿಗೆ ಜಗತ್ತಿಗೆ ಎಷ್ಟೊಂದು ಮಂಗಳವಾಗುತ್ತೆ ಅದಕ್ಕೆ ಬಂದಿದ್ದೇನೆ ಅಂತ ಒಳಗಿನ ಅರ್ಥದಲ್ಲಿ ಹೇಳಿದರು ರಾಮ ಯಾರು ಅಂತ ಬಾಯಿ ಬಿಟ್ಟು ಹೇಳಬಾರದು ದಶರಥನಿಗೆ ತಿಳಿಯಲಿಲ್ಲ ತಲೆ ಆಡ್ಸ ಸುಮ್ಮನೆ ಅದೆಲ್ಲ ಬೇಡಿ ಬೇಡಿ ಅವ್ರು ಮಾತಾಡೋ ಬಾಯಿ ಬರ್ತಿಲ್ಲ ಈಗ ಅವನಿಗೆ ಅದು ಹೇಳಿದರು ಇದು ಸ್ವಲ್ಪ ಕೇಳಯ್ಯ ನಾನು ಸಿದ್ಧಾಶ್ರಮ ಅಂತ ಒಂದು ಜಾಗದಲ್ಲಿ ವಾಮನಾವತಾರ ಆಗಿದ್ದ ಜಾಗ ಆಶ್ರಮ ಅದಿತಿ ಆಶ್ರಮ ಅನೇಕ ವರ್ಷಗಳಿಂದ ನಾನು ಒಂದು ಯಜ್ಞವನ್ನು ಮಾಡ್ತಿದ್ದೇನೆ ಆರು ದಿವಸ ಹಗಲು ರಾತ್ರಿ ಮಾಡೋ ಯಜ್ಞ ಒಂದು ವರ್ಷವೂ ಯಾಗ ಪೂರ್ತಿಯಾಗಿಲ್ಲ ಯಾರೋ ಇಬ್ಬರು ದುಷ್ಟ ರಾಕ್ಷಸರು ಮಾರೀಚ ಸುಬಾಹು ಬಂದು ರಾವಣನ ಕಡೆಯವರು ಬಂದು ಬಂದು ನಮ್ಮ ಯಜ್ಞವನ್ನೆಲ್ಲ ಧ್ವಂಸ ಮಾಡ್ತಾರೆ ರಕ್ತಮಾಂಸಗಳನ್ನು ಸುರಿಯುತ್ತಾರೆ ಋಷಿಗಳನ್ನು ಕೊಲ್ತಾರೆ ಆಶ್ರಮಕ್ಕೆ ಬೆಂಕಿ ಹೆಚ್ಚಾರೆ ಯಜ್ಞ ಪೂರ್ತಿಯಾಗಲಿಲ್ಲ ಅದು ಪೂರ್ತಿ ಆಗೋದು ಸ್ವಲ್ಪ ಪ್ರೊಟೆಕ್ಷನ್ ಬೇಕು ಅದಕ್ಕೆ ಎಮರ್ಜೆನ್ಸಿ ಫೋರ್ಸ್ ಅಂತ ರಾಮ ಲಕ್ಷ್ಮಣ್ ಕಳಿಸ್ಕೊಡು ನಿಮ್ಮ ಮನೆ ಕಟ್ಟಬೇಕು ಎಲ್ಲಿ ಆ ಪೀಠ ಕೊಡಿ ಅಂತ ಕೇಳಿದ ಹಾಗಾಯಿತು ಯಾವುದಕ್ಕೋ ಇಟ್ಟಿದ್ದಾರೆ ಪೀಠ ಚಂಪು ರಾಮಾಯಣಕಾರ ಹೇಳ್ತಾರೆ ಒಬ್ಬನ ಮನೆ ಛಾವಣಿ ಕುಸಿದು ಹೋಯ್ತಂತೆ ಅದಕ್ಕೆ ಅವ್ರು ಹೇಳಿದಂತೆ ಮೇರು ಪರ್ವತ ತಗೊಂಡ್ಬನ್ನಿ ಅದಕ್ಕೆ ಗುದುಮ ಹಾಕಿ ಸಪೋರ್ಟ್ ಕೊಡೋಣ ಅಂತ ಹೇಳಿದ ಹಾಗೆ ರಾಮನನ್ ಕೊಡು ಅಂತ ಕೇಳ್ತಾ ಇದ್ದ ದಶರಥನಿಗೆ ಅರ್ಥ ಆಗಲಿಲ್ಲ ನೀವು ಯಜ್ಞ ಪೂರ್ತಿ ಆಗಬೇಕಾದ್ರೆ ನಮ್ಮ ರಾಮ ಯಾಟಕ್ಕೆ ಬೇಕು ಮರೀಚ ಸುಬಾಹು ತಾನೆ ಅಯ್ಯೋ ಹಣೆ ಬರಹವೇ ಅವರು ಭಯಂಕರ ರಾಕ್ಷಸರು ನಾ ದಕ್ಷಿಣದ ಕಡೆಗೆ ದೃಷ್ಟಿ ಕೊಟ್ಟಿಲ್ಲ ರಾವಣನ ಕಡೆ ರಾಕ್ಷಸ ಒಂದು ಅತ್ಯಂತ ಮಾಯಾವಿಗಳು ಆದ್ದರಿಂದ ಇದೊಂದು ಬಿಟ್ಟು ಏನಾದರೂ ಬೇಕಾದರೂ ಕೇಳಿ ಅಂತ ಹೇಳಿದಾಗ ಹಾ ಇಷ್ಟೊತ್ತೇನು ಹೇಳಿದೆ ನೀನು ಏನು ಬೇಕಾದ್ರೆ ಕೊಡ್ತೀನಿ ಅಂತ ಮಾತಾಡಲಿಲ್ವೋ ನೀನು ಆ ಧೈರ್ಯದ ಮೇಲೆ ತಾನೇ ನಾನು ಕೇಳಿದ್ದು ದಶರಥ ಸ್ವಲ್ಪ ಕೇಳು ಇಲ್ಲಿ ಅಂತ ಒಂದು ಮೈಲ್ಡ್ ಇಂಜೆಕ್ಷನ್ ಕೊಡ್ತಾರೆ ಒಂದು ಮಹಾವಾಕ್ಯ ರಾಮ ಯಾರು ಅಂತ ನನಗೆ ಗೊತ್ತು ಕಾಣೋ ನಿನಗೆ ಗೊತ್ತಿಲ್ಲ ಹಾಗಿದ್ರೆ ಹೇಳಿ ನೋಡೋಣ ಹೇಳೋ ಹಾಗಿಲ್ಲ ಇದೆಂತ ಕಿರಿಕ್ಲಾಟ ರಾಮ ಯಾರು ಅಂತ ನನಗೆ ಗೊತ್ತಿದೆ ನಾ ಹೇಳೋ ಹಾಗಿಲ್ಲ ನೀವು ಹೇಳಿದ್ರೆ ನನಗೆ ತಿಳಿಯೋದು ಹಾಗೆ ಅವು ನಾ ಹೇಳಿದ್ರು ನಿನ್ ತಿಳಿಯೋದಿಲ್ಲ ಅದಕ್ಕೆ ಹೇಳೋದಿಲ್ಲ ಬಹಳ ಇದು ಆದ್ರೆ ಒಂದು ಪರ್ಯಾಯದಲ್ಲಿ ಹೇಳ್ತೇನೆ ನೀನು ವಸಿಷ್ಠರ ಶಿಷ್ಯ ಅಂತ ಜಂಬ ಪಟ್ಟುಕೊಳ್ತೀಯ ನಾ ಹೇಳೋ ಮಾತಿನ ಹಿಂದೆ ಏನಾದರೂ ವೇದ ಸೂಕ್ತ ಮಂತ್ರ ಜ್ಞಾಪಕ ಬರುತ್ತೆ ನೋಡು ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯ ಪರಾಕ್ರಮಂ ವಸಿಷ್ಠೋಪಿ ಮಹಾತೇಜಾ ಏಚೆ ಮೇ ತಪಸಿ ಸ್ಥಿತಾ ರಾಮಾಯಣದಲ್ಲಿ ಮಹಾವಾಕ್ಯಗಳಲ್ಲಿ ಮೊತ್ತ ಮೊದಲನೆಯ ಮಹಾವಾಕ್ಯ ಇದು ಅಹಂ ವೇದ್ಯ ವೇದಾಹ ವೇದಾಹಮೇತ ಪುರುಷಂ ಮಹಾಂತಂ ಆ ಮಂತ್ರವನ್ನು ರೂಪಾಂತರದಲ್ಲಿ ಹೇಳ್ತಿದ್ದಾರೆ ಇದಕ್ಕೆ ವೇದಪಾದ ಸ್ತೋತ್ರ ಅಂತಾರೆ ಸಾಮಾನ್ಯವಾಗಿ ವೇದ ಬರುವ ಶಬ್ದಗಳನ್ನೇ ಹಿಡ್ಕೊಂಡು ಒಂದು ಶ್ಲೋಕದ ಕೊನೆಯಲ್ಲಿಯೋ ಮೊದಲಲ್ಲಿಯೋ ಬರುವಂತೆ ಸ್ತೋತ್ರ ರಚನೆ ಮಾಡಿದರೆ ಅದಕ್ಕೆ ವೇದಪಾದಸ್ತವ ಅಂತ ಹೇಳ್ತಾರೆ ವೇದ ಜಾತಿಯಲ್ಲಿರತಕ್ಕದ್ದು ನಮ್ಮ ಊರುಗಳಿಂತಹ ಬಹಳ ಮಾಡಿದ್ರು ಗಾಯತ್ರಿ ಮಾಡಿದ್ದಾರೆ ಕೆಲವರು ವೇದಪಾದ ರೂಪದಲ್ಲಿ ಸರಳ ಅನುಷ್ಠ ಶ್ಲೋಕ ಮೇಲ್ ನೋಡಿದರೆ ಗಾಯತ್ರಿ ಅಧಿಕಾರವಿಲ್ಲದೆ ಇದ್ದವರು ಓದಬಹುದು ಗಾಯತ್ರಿ ಅರ್ಥ ದಕ್ಕತ್ತೆ ಮಂತ್ರಾಧಿಕಾರ ಇಲ್ಲದೆ ಇದ್ದವರು ಓದಬಹುದು ಅಂತ ಉಪಕಾರಕ್ಕೋಸ್ಕರವಾಗಿ ಅನೇಕ ಮಹರ್ಷಿಗಳು ಇಂಥ ಕೆಲಸ ಮಾಡಿದ್ದಾರೆ ಇವರು ಮೊದಲನೇದು ಹೇಳಿದ್ರು ಅಹಂ ವೇ ಒಂದೊಂದು ಶಬ್ದವನ್ನು ಕಸಕಾಡಿದ್ದಾರೆ ತನಿಷ್ಠೋಕಿ ವ್ಯಾಖ್ಯಾನದಲ್ಲಿ ಕರಿವಚನ ಸ್ವಾಮಿಗಳು ಗೋವಿಂದರಾಜರು ಸಂಸ್ಕೃತ ವ್ಯಾಖ್ಯಾನವನ್ನು ಮಾತ್ರ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ತೋರಿಸ್ತೇನೆ ಅವರ ಹಾಗೆ ವ್ಯಾಖ್ಯಾನ ಮಾಡುವವರು ಜಗತ್ತಲ್ಲಿ ಹುಟ್ಟಿದ ವ್ಯಾಖ್ಯಾನ ಚಕ್ರವರ್ತಿಯವರು ವ್ಯಾಖ್ಯಾನ ಅಂದ್ರೆ ಶಬ್ದಾರ್ಥ ಅಹಂ ಅಂದ್ರೆ ನಾನು ಹೇಳೋದೇನಿದೆ ಅಂತ ಆಗಲ್ಲ ಅಹಂ ಅದ್ಮಿ ಬಹುಗುರೋಪಾಸನೆ ಜ್ಞಾನ ಕೆಲೋ ದಶರಥ ನಾನು ಒಂದು ಕಾಲದಲ್ಲಿ ನಿನಗಿಂತ ಮುಟ್ಟಾಳನಾಗಿದ್ದೆ ದೊರೆಯಾಗಿ ಭರತ ವಂಶದ ದೊರೆಯಾಗಿದ್ದೆ ಮಾಡಬಾರದ ಕೆಲಸವನ್ನೆಲ್ಲ ಮಾಡಿದೆ ಗುರುಗಳ ವಸಿಷ್ಠರ ಆಶ್ರಮವನ್ನ ಲೂಟಿ ಮಾಡಿದೆ ಗುರುಗಳ ಕಾಮಧೇರವನ್ನು ಅಪಹರಿಸುವಂತೆ ತ್ರಿಶಂಕುವಿಗೆ ಪ್ರೇರಣೆ ಮಾಡಿದೆ ಅದರ ಮಾಂಸವನ್ನು ತಿನ್ನಿಸಿದೆ ಎಲ್ಲ ಜಾತಿಗಳನ್ನು ಒಂದು ಮಾಡಿದೆ ಯಾವ ವಿಪಿ ಸಿಂಗ್ ಮಾಡದೇ ಮಂಡಲ್ ಮಂಡಲ್ ಎಲ್ಲ ನಾನು ಮಾಡಿದೆ ಹಾಮಲೂರು ಮಾಡಿದೆ ಇರೋ ಕೆಲಸವನ್ನು ಮಾಡಿದೆ ಆಮೇಲೆ ಮುಂದೆ ಕಥೆ ಬರುತ್ತೆ ವಿಸ್ತಾರವಾಗಿ ಹೇಳ್ತೇನೆ ನಾಳೆ ಹೇಳ್ತೇನೆ ಅದನ್ನ ಆ ವಸಿಷ್ಠರೇ ನನ್ನನ್ನು ಬ್ರಹ್ಮರ್ಷಿ ಅಂತ ಅಂಗೀಕಾರ ಮಾಡುವ ಮಟ್ಟಿಗೆ ಮೈಯಲ್ಲಿದ್ದ ಉಪ್ಪು ಹುಳಿ ಖಾರವನ್ನೆಲ್ಲ ಸುಟ್ಟುಕೊಂಡು ಸುಟ್ಟುಕೊಂಡು ಸುಟ್ಟುಕೊಂಡು ಕ್ಷಾತ್ರ ಗುಣವನ್ನು ನಡೆಸಿ ಅನೇಕ ಕಾಲ ಗುರು ಉಪಾಸನ ಮಾಡಿ ಲಬ್ಧ ಜ್ಞಾನ ನನಗೆ ಜ್ಞಾನ ಉಂಟಾಯಿತು ರಾಮ ಯಾರು ಅಂತ ಗೊತ್ತು ನನಗೆ ಭವಾಂಸ್ತು ಕೇವಲ ಕರ್ಮಠ ನಿನಗೂ ನನಗೂ ಇರೋ ವ್ಯತ್ಯಾಸ ನೀನು ಬರೀ ಕರ್ಮಠ ನೀನು ಅಶ್ವಮೇಧ ಮಾಡಿರಬಹುದು ಪುತ್ರ ಕಾಮೇಷ್ಠಿ ಮಾಡಿದ್ದೀಯೇ ಮೋತ್ರ ಮೋಕ್ಷ ಕಾಮೇಷ್ಠಿ ಮಾಡಿದ್ದೀಯಾ ಮೋಕ್ಷಕ್ಕೋಸ್ಕರವಾಗಿ ರಾಮೋಪಾಸನೆ ಮಾಡಿದ್ದೀಯಾ ರಾಮ ಮಂತ್ರಾರ್ಥ ನಿನಗೆ ಗೊತ್ತೆ ಎಂಥ ಗುರುಗಳು ನಿನಗೆ ರಾಮ ಯಾರು ಅಂತ ಕೇಳಿದ್ದೀಯಾ ಅವರಲ್ಲಿ ನೀ ಕೇಳಿಲ್ಲ ಆದ್ರೆ ಅಹಂವೇ ಅಗ್ನಿ ಜಟಾವಲ್ಕಲಧಾರಿ ತಲೆಯಲ್ಲಿ ಜಡೆ ಕಟ್ಟಿದ್ದೇನೆ ನಾರುಮುಡಿ ಹುಟ್ಟಿದ್ದೇನೆ ಅದಕ್ಕೆ ರಾಮ ಯಾರು ಅಂತ ಗೊತ್ತು ನೀನು ಮೈಯಲ್ಲಿ ರೇಷ್ಮೆ ಬಟ್ಟೆಯನ್ನು ಉಟ್ಟುಕೊಂಡು ಬಂಗಾರದ ಮುಡಿ ಇಟ್ಟವನು ನಿನಗೇನು ಗೊತ್ತು ಚರ್ಯ ರಾಮನ್ನ ನೀನು ಬರೀ ಗುಣ ಸಂಪನ್ನ ಗರ್ಭಭೂತ ಇತ್ಯರ್ಥ ಇತ್ಯರ್ಥರೀತ್ಯ ರಾಮಸ್ಯ ಗರ್ಭಭೂತ ಋಷಿಗಳು ಕಾರಣದಲ್ಲಿ ಪ್ರಪತ್ತಿ ಮಾಡ್ತಾರೆ ಭಗವಂತನಲ್ಲಿ ಪ್ರಭು ನಾವು ವಯಸ್ಸಲ್ಲಿ ಹಿರಿಯರು ದೊಡ್ಡವರು ಆದರೆ ನೀನು ಜಗತ್ತಿಗೆ ಪ್ರಭು ನಿನ್ನ ಗರ್ಭದಲ್ಲಿರುವ ಶಿಶುಗಳು ನಾವು ಅಂತ ಪ್ರಪತ್ತಿ ಮಾಡ್ತಾರೆ ಋಷಿಗಳು ನೀನು ತಾಯಿ ಇದ್ದಂತೆ ತ್ವಮೇವ ಮಾತಾಚ ಪಿತಾ ತ್ವಮೇವ ನಾನು ರಾಮನನ್ನ ತಾಯಿಂತ ಉಪಾಸನೆ ಮಾಡಿದ್ದೇನು ವಿಶ್ವಾಮಿತ್ರ ನೀನು ದಶರಥ ಏನು ಮಾಡಿದ್ದೀಯ ಅಂದ್ರೆ ತ್ವಂತು ರಾಮೇ ಗರ್ಭತ್ವಾಭಿಮಾನಿ ರಾಮನನ್ನ ಹಡೆದ ತಂದೆ ರಾಮನಿಗೆ ತಂದೆ ರಾಮನಿಗೆ ತಂದೆ ಅಂತ ದುರ್ಭಿಮಾನಿಯಾಗಿದ್ದೀಯೇ ಯೋಗ ಕ್ರಮಜ್ಞಾನವಾನಹಂ ಯೋಗ ಕ್ರಮದಿಂದ ತಿಳ್ಕೊಂಡಿದ್ದೇನೆ ರಾಮ ಯಾರು ಅಂತ ಭೋಗ ಕ್ರಮಜ್ಞಾನವಾನ್ ತ್ವಂ ನೀನು ಭೋಗದಿಂದ ರಾಮನನ್ನು ನೋಡ್ತಾ ಇದ್ದೀಯೇ ನಾನು ಧರ್ಮಮೋಕ್ಷ ಪರ ನೀನು ಅರ್ಥಕಾಮ ಪರ ಗೊತ್ತಾಗಿದೆ ಅವರ ಚರಿತ್ರೆ ವಿಶ್ವಾಮಿತ್ರರಿಗೆ ಹೆಂಡತಿ ಬಾಯಿ ಕಟ್ಟಾಕೊಂಡಿದ್ದೀಯ ನೀನು ನೀ ರಾಮನನ್ನು ಬಾಳಿಸೋದು ಅಷ್ಟರಲ್ಲೇ ಇದೆ ನೀ ರಾಮನನ್ನು ಬಾಳಿಸೋನೆ ನೀನು ನಿಮ್ಮ ಮನೇಲಿ ಹುಟ್ಟಿದ ರಾಮ ಅದು ನಿನ್ನ ಪುಣ್ಯ ಆ ಪುಣ್ಯಕ್ಕೆ ಸರಿಯಾಗಿ ನಿನ್ನ ಹಣತೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿದ್ದಾನೆ ನಿನಗೆ ರಾಮನ ಪಟ್ಟಾಭಿಷೇಕ ನೋಡೋ ಭಾಗ್ಯವಿಲ್ಲ ಏನೋ ವಿವಾಹ ಶೇಷ್ ನೋಡಬಹುದು ಎಲ್ಲ ನಿನಗೆ ರಾಮ ಯಾರು ಅಂತ ತಿಳಿಯುವ ಭಾಗ್ಯವೇ ಇಲ್ಲ ನನ್ನನ್ನು ಕೆಣಕ್ತೀಯ ನೀನು ಅಹಂ ವೇದ್ಮಿ ಮುಂದಕ್ಕೆ ಹೋಗುತ್ತೆ ಮಹಾತ್ಮ ಚೋಟುದ್ದ ಹುಡುಗ ಹದಿಮೂರು ವರ್ಷದ ಬಾಲಕ ನಾನು ಮಹಾತ್ಮ ಅಂತ ಹೇಳಿದ್ರಲ್ಲ ವೇದಾಹಮೇತಂ ಪುರುಷಂ ಮಹಾಂತಂ ಏತಂ ಪುರುಷಂ ನಿನ್ನೆದುರಿಗಿರುವ ಈ ರಾಮ ಎಷ್ಟು ಸುಲಭನಾಗಿದ್ದಾನೆ ಸೊಂಟದಲ್ಲಿಟ್ಕೋಬಹುದು ಕೈಯಲ್ಲೆತ್ತಬಹುದು ಗಲ್ಲವನ್ನು ಮುದ್ದು ಮಾಡಬಹುದು ರಾಮ ಅಂತ ಕರೆಯಬಹುದು ಆದರೆ ಅವನು ಪುರುಷಂ ಮಹಾಂತಂ ಪರಾತ್ಮ ಪುರುಷ ನಿರ್ಗುಣನೂ ಅವನೇ ಸಗುಣನೂ ಅವನೇ ಮಹಾರಾಜರು ಬರೆದಿದ್ದಾರೆ ಪದೇ ಪದೇ ಹೇಳ್ತಾರೆ ವ್ಯಕ್ತಾವ್ಯಕ್ತ ಸ್ವರೂಪನಾಗಿದ್ದಾನೆ ಕೈಗೆಟಕ್ತಾನೆ ಕೈಗೆಟ್ಕೋದಿಲ್ಲ ಅದಕ್ಕೆ ರಾಮಂ ಸತ್ಯ ಪರಾಕ್ರಮಂ ಇದೆಂಥ ಪರತ್ವ ಇವನು ಪರಾಕ್ರಮ ಎಲ್ಲಿ ನೋಡಿದ್ರು ರಾಮ ಬಿಲ್ ಹಿಡಿದಿದ್ದು ನೋಡಿಲ್ಲ ಬಾಣ ಬಿಟ್ಟದ್ದು ನೋಡಲಿಲ್ಲ ಅದಕ್ಕೆ ಇಲ್ಲಿ ಅನೇಕ ವ್ಯಾಖ್ಯಾನ ಕೊಡ್ತಾರೆ ಒಂದು ಹೇಳ್ತಾನೆ ಈ ರಾಮಚಂದ್ರನೆಂಬ ಸೂರ್ಯನ ಪ್ರಕಾಶದಲ್ಲಿ ಲೋಕದಲ್ಲಿ ಎಲ್ಲ ನಕ್ಷತ್ರಗಳು ಮುಳುಗಿ ಹೋಗ್ತವೆ ಅದೇ ಪರ ಆಕ್ರಮ ಪರಾನಾಕ್ರಮತಿ ಸೂರ್ಯನಿಗೆ ಪರಾಕ್ರಮ ಎಂಥದ್ದು ಅವನು ಬಂದು ಕೂಡಲೇ ಗ್ರಹ ನಕ್ಷತ್ರಗಳ ಬೆಳಕೆಲ್ಲ ಮಂಕಾಗಿ ಹೋಗ್ತವೆ ಕೆಲವು ತೇಜಸ್ವಿ ತಪಸ್ವಿಗಳು ಹೇಗಿರ್ತಾರೆ ಒಂದು ಸಭೆಯಲ್ಲಿ ಅವರು ಬಂದು ನಿಂತುಕೊಂಡರೆ ಉಳಿದವರೆಲ್ಲರ ತೇಜಸ್ಸನ್ನು ಎಳೆದು ಬಿಡ್ತಾರೆ ಶತ್ರುಗಳು ಅವರಿಗೆ ಕೈ ಮುಗಿಯಬೇಕು ಅಂತ ಭಾವನೆ ಉಂಟಾಗುತ್ತೆ ದುರ್ಯೋಧನ ಸಭೆಯಲ್ಲಿ ಕೃಷ್ಣ ಬಂದಾಗ ಸ್ವಯಂ ದುರ್ಯೋಧನನೇ ಎದ್ದು ನಿಂತು ಬಿಟ್ಟ ಕೃಷ್ಣನ ತೇಜಸ್ ಅಂತಹದ್ದು ಬ್ರಾಹ್ಮಣರಿಗೆ ವೈದಿಕರಿಗೆ ತೇಜಸ್ವಿ ಐಶ್ವರ್ಯ ಅಂತಾರೆ ತೇಜಸಾಂಭಿನ ವಯಸ್ ಸಮೀಕ್ಷತೆ ರಘುವಂಶದಲ್ಲಿ ತೇಜಸ್ಸಿಗೆ ವಯಸ್ಸು ಕಾರಣವಲ್ಲ ಚಿಕ್ಕ ಹುಡುಗರಿಗೆ ತೇಜಸ್ಸಿರುತ್ತೆ ದೊಡ್ಡವರಿಗೆ ಅಗ್ನಿ ಆರಿಸಿದರೆ ಇದ್ರಿದ್ದಾಗಿರುತ್ತಾರೆ ಅವರೆಪ್ಪ ತಣಲಕ್ಕೆ ತಿರುಮಂಜನ ಬಣ್ಣಾರ್ ಪೋಲೆ ತಣಲ್ ಅಂದ್ರೆ ಅಗ್ನಿ ಅಗ್ನಿಗೆ ತಿರುಮಂಜನ ಮಾಡಿದರೆ ಅಗ್ನಿಗೆ ಅಭಿಷೇಕ ಮಾಡಿದರೆ ನೀರಲ್ಲಿ ಇಜ್ಜಲಿದ್ದಾಗಿರುತ್ತಾರೆ ಅಂತ ಹೇಳೋದ್ರ ಬದಲು ವೈದಿಕರ ಪರಿಭಾಷೆ ತಣಲಕ್ಕೆ ತಿರುಮಂಜನ ಬಣ್ಣಾರ್ ಪೋಲೆ ಇದು ತಮಿಳಲ್ಲಿ ಬಯ್ಯೋ ರೀತಿ ನನ್ನ ತೇಜಸ್ಸಲ್ಲಿ ನಿನ್ನ ತೇಜಸ್ಸಲ್ಲಿ ರಾಮ ಯಾರು ಅಂತ ಗೊತ್ತು ವಿಶ್ವಾಮಿತ್ರ ಏನೇನೋ ಹೇಳ್ತಾ ಇದ್ದೀರಿ ತಪಸ್ಸಂತೀರಿ ಮಹಾ ತೇಜಸ್ ಅಂತೀರಿ ಪರಾಕ್ರಮ ಅಂತೀರಿ ನನಗೆ ಸ್ವಲ್ಪ ತಿಳಿಯೋ ಹಾಗೆ ಹೇಳಿ ಮುಟ್ಟಾಳಂದ್ರು ಹತ್ತು ವರ್ಷ ನಾ ಹೇಳಿದ್ರು ತಿಳಿಯೋದಿಲ್ಲ ಬೇಕಾದ್ರೆ ನನ್ನ ಜೊತೆಯಲ್ಲಿ ವಾದ ಮಾಡೋ ಕೂತಿದ್ದೀಯೇನೋ ನೀನು ಒಂದು ಕೆಲಸ ಮಾಡು ರಾಮ ಯಾರು ಅಂತ ನನಗೆ ಹೇಗೆ ತಿಳಿಯಿತು ಅಂತ ನಿನಗೆ ನಂಬಿಕೆ ಬರಬೇಕಾದ್ರೆ ನಿಮ್ಮ ಆಸ್ಥಾನದಲ್ಲಿದ್ದಾರಲ್ಲ ವಸಿಷ್ಠ ವಾಮದೇವಾದಿಗಳನ್ನು ಒಬ್ಬೊಬ್ಬರನ್ನು ಕೇಳು ರಾಜದ್ವಾರ ಸಂಬಂಧರಹಿತತೆಯ ಪಕ್ಷಪಾತ ಶೂನ್ಯ ವಸಿಷ್ಠ ವಾಮದೇವರು ನಿನ್ನ ಅರಮನೆಯಲ್ಲಿದ್ದರು ರಾಜದ್ವಾರ ಸಂಬಂಧರಹಿತತೆಯ ಒಂದು ಪೈಸಾ ಸಂಬಳ ತಗೊಳ್ತಾ ಇರಲಿಲ್ಲ ಸಂಬಳ ತಗೊಂಡಿದ್ರೆ ದೊರೆ ಹೇಳಿದ್ದಕ್ಕೆ ಸೆಕೆಂಡ್ ಮಾಡಬೇಕಾಗಿತ್ತು ತಾಳ ಹಾಕಬೇಕಾಗಿತ್ತು ಏಕಾಂತದಲ್ಲಿ ಕರೆದು ಗುರುಗಳೇ ವಸಿಷ್ಠರೇ ಇವರೇನೋ ಹೇಳ್ತಾ ಇದ್ದಾರಲ್ಲ ರಾಮ ಯಾರು ಅಂತ ಅವ್ರಿಗೆ ಗೊತ್ತಿದೆಯಂತೆ ನಿಜವೇ ಅಂತ ಕೇಳು ಅವರಿಲ್ಲ ಅಂತ ಹಾಗೆ ಹೋಗ್ಬಿಡ್ತೇನೆ ಅವ್ರು ಹೌದು ಅಂತ ಕಳಿಸ್ಕೊಡ್ತೀವೋ ಇಲ್ವೋ ಒಬ್ಬೊಬ್ರು ಹೆದರ್ಕೊಂಡು ಏನಾದ್ರು ಕೇಳಬಹುದು ಅಂದ್ರೆ ತಾನೇ ಕೈ ಕಶಃ ರಹಸ್ಯ ಪೃಷ್ಠ ಬ್ಯಾಲೆಟ್ ಹಾಕಬೇಕಾದ್ರೆ ಅಂದ್ರು ಒಬ್ಬೊಬ್ಬರನ್ನೇ ಪ್ರತ್ಯೇಕ ಪ್ರತ್ಯೇಕವಾಗಿ ಕೇಳಿ ತಪಸ್ಸಲ್ಲಿರೋರನ್ನು ಕೇಳು ತಪಸ್ಸು ಮಾಡಿದ್ದವರಿಗೆ ಯಾವ ರಾಮ ಯಾರು ಅಂತ ಗೊತ್ತು ತಪಸ್ಸಲ್ಲಿಲ್ಲದೆ ಆದವ್ರಿಗೆ ಗೊತ್ತಿಲ್ಲ ಆಮೇಲೆ ನನ್ನನ್ನು ಕೇಳುವಂತೆ ಎಂಬುದಾಗಿ ಇವರು ಹೇಳಿದರು ತಲೆಗೆ ಹಚ್ಚಲಿಲ್ಲ ದಶರಥನ ಸ್ಥಾನದಲ್ಲಿ ನಾನು ರಾಮಾಯಣ ಪ್ರವಚನ ಮಾಡಿದ್ರು ನನ್ನ ಗತಿ ಏನಾಗುತ್ತಿತ್ತು ಯೋಚನೆ ವಿಶ್ವಾಮಿತ್ರ ಹೇಳಿ ಒಂದು ಶ್ಲೋಕ ತಿಳಿಲಿಲ್ಲ ನಮ್ಮ ಪುಣ್ಯಕ್ಕೆ ಇಲ್ಲಿ ಯಾರು ದಶರಥನ ಹಾಗಿಲ್ಲ ಎಲ್ಲ ಹೃದಯ ತುಂಬಾ ಕೋಮಲವಾಗಿದ್ದವರು ಅರ್ಥ ಮಾಡಿಕೊಳ್ತಕ್ಕವರು ಸಂವೇದನಶೀಲರಿದ್ದೀರಿ ದಶರಥ ಕಣ್ಣು ಮುಚ್ಚಿಕೊಂಡಿದ್ದ ಕಣ್ಣು ನೀರು ಒಸರತಾ ಇದೆ ಈಗ ಹೇಳ್ತಾನೆ ಸ್ವಾಮಿ ಏನಂತೀರಿ ಹುಡುಗನನ್ನು ಕೇಳ್ತೀರಲ್ರಿ ಕರ್ಕೊಂಡೋಗೋದಿಕ್ಕೆ ಮಾರಿ ಚಾಸು ಬಾವು ಹತ್ರ ಊನ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನ ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈ ಹದಿನಾರು ವರ್ಷ ಕೂಡ ತುಂಬಿಲ್ಲ ಕಾಣ್ರಿ ಮಗುವಿಗೆ ಎಂದ ಕೆಲವರು ವ್ಯಾಖ್ಯಾನಕಾರರು ಹಾಗಿದ್ರೆ ಹದಿನೈದೂವರೆ ವರ್ಷ ಆಗಿದ್ರೆ ಅವನಿಗೆ ಅಂತ ಅರ್ಥ ಮಾಡಿದ್ದಾರೆ ಹಾಗಲ್ಲ ರಾಮನಿಗೆ ಎಷ್ಟು ವರ್ಷ ವಯಸ್ಸು ಹದಿಮೂರು ಅಂತ ಹಾಗೆ ಗೊತ್ತು ನಿಮಗೆ ಸೀತಾದೇವಿ ಹೇಳ್ತಾಳೆ ಎಲ್ಲಿ ಹೇಳ್ತಾಳೆ ರಾವಣನ ಜೊತೆಯಲ್ಲಿ ಹೇಳ್ತಾಳೆ ಎಲ್ಲಿ ಸಂಬಂಧ ಅರಣ್ಯಕಾಂಡದಲ್ಲಿ ಸೀತಾದೇವಿ ತನ್ನ ಮಾವನಿಗೆ ಸರಿಯಾದ ಸೊಸೆ ಒಂದು ಕತ್ತರಷ್ಟು ಮಾತನಾಡುವವಳು ಆದ್ರಿಂದ ಕಷ್ಟ ತಂದುಕೊಳ್ಳುವವಳು ಅಮ್ಮ ನೀನು ಯಾರು ಅಂತ ಕೇಳಿದ ರಾವಣ ಸನ್ಯಾಸಿ ವೇಷದಲ್ಲಿ ಬಂದು ಶುರು ಮಾಡಿದ್ದು ಕಥೆಯನ್ನ ನಾವು ಅಯೋಧ್ಯೆಯಲ್ಲಿದ್ವಾ ನಾ ಜನಕನ ಮಗಳ ದುಹಿತ ಜನಕಸ್ಯಾಹಂ ರಾಮಸ್ಯ ಕ್ಲಿಷ್ಟ ಕರ್ಮಣ ನಮ್ಮ ಯಜಮಾನರಿಗೆ ಚಿಕ್ಕ ಚಿಕ್ಕತಾಯಿ ಕಾಡಿಗೆ ಹೋಗು ಅಂತ ಕೇಳಿಬಿಟ್ಲಲ್ಲ ಆವಾಗ ಎಷ್ಟು ವಯಸ್ಸು ವಯಸ್ಸ ಪಂಚವಿಂಶಕ ಇಪ್ಪತ್ತೈದು ವರ್ಷ ವಯಸ್ಸು ನನಗೆ ಅಷ್ಟಾದಶ ವರ್ಷಾಣಿ ಮಮ ಜನ್ಮನಿ ಗಣ್ಯತೆ ನನಗೆ ಹದಿನೆಂಟು ವರ್ಷ ವಯಸ್ಸು ಇದೆಲ್ಲ ಕೇಳಿದ್ದೆ ರಾವಣ ರೈಲಲ್ಲಿ ಹೋಗ್ತಾ ಇರ್ತೀರಿ ಯಾರೊಬ್ರು ಕೂತಿರ್ತಾರೆ ಪಕ್ಕದಲ್ಲಿ ಯಾರೋ ಕೇಳ್ತಾರೆ ಸ್ವಾಮಿ ಯಾವ ಊರಿಗೆ ಹೊರಟ್ರಿ ನೀವು ಅಂತ ನೋಡಿ ನನಗೆ ಐದು ಮಕ್ಕಳು ಒಬ್ಬ ಡೆಲ್ಲಿಲಿದ್ದಾನೆ ಒಬ್ಬ ಆಸ್ಟ್ರೇಲಿಯಾದಲ್ಲಿದ್ದಾನೆ ಇನ್ನೊಬ್ಬ ಇಲ್ಲೇ ಇದ್ದಾನೆ ಬೆಳಗಾಂನಲ್ಲಿ ಅವನು ಯಾವತ್ತೂ ನಮ್ಮ ಮನೆಗೆ ಬರೋದಿಲ್ಲ ಅಂತ ನಾನೇ ನೋಡ್ಕೊಂಡ್ ಬರೋಣ ಅಂತ ಹೋದೆ ಅವನು ಒಳ್ಳೆಯವನೇ ಸೊಸೆ ಮಾತ್ರ ಚೆನ್ನಾಗಿಲ್ಲ ನಾನು ನೋಡಿದ್ದೀವೋ ಇಲ್ವೋ ಒಂದಕ್ಕೊಂಬತ್ತರಷ್ಟು ಮಾತು ಸೀತಾದೇವಿ ಬಲು ಹರಟೆ ದಶರಥನೂ ಸರಿಯಾದ ಹರಟೆ ಒಳ್ಳೆ ಜೋಡಿ ಯಾರೂ ಸಿಕ್ಕಲಿಲ್ಲ ಅಂದ್ರೆ ಸೊಸೆಯನ್ನು ಕೂತ್ಕೊಂಡು ಹರಡ್ತಾ ಕೂತಿರ್ತಿದ್ದ ದಶರಥ ಆದ್ದರಿಂದಲೇ ಅವಳು ದಶರಥನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ಲು ಮಾತು ಬೇಕಾಗಿತ್ತು ಅವಳಿಗೆ ಚೂಡಾಮಣಿಯನ್ನು ಕೊಡುವಾಗ ಹೇಳ್ತಾಳೆ ಈ ಚೂಡಾಮಣಿಯನ್ನ ತಗೊಂಡೋಗಿ ರಾಮನ ಕೊಟ್ರೆ ಅವನಿಗೆ ನಾನು ಬೇಡುವಾಗಿದ್ರು ಇದನ್ನು ಕೊಟ್ಟ ಸಂದರ್ಭದಲ್ಲಿ ಅವರ ತಂದೆ ನೆನಪು ಬರುತ್ತದೆ ಅದಕ್ಕಾಗಿ ಆದರೂ ನನ್ನನ್ನು ಸ್ವೀಕಾರ ಮಾಡ್ತಾನೆ ಅಂತ ಸೀತಾದೇವಿ ಆ ಮಾಮನನ್ನು ಎಷ್ಟು ಪ್ರೀತಿ ಮಾಡುತ್ತಿದ್ದು ಎಷ್ಟು ಕಡೆ ಕನ್ನಡಿ ಹಿಡಿದು ಬಿಟ್ಟಿದ್ದಾರೆ ರಾಮನಿಗೆ ಆವಾಗ ಇಪ್ಪತ್ತೈದು ವರ್ಷ ವಯಸ್ಸು ವನವಾಸಕ್ಕೆ ಹೊರಟಾಗ ವಾಲ್ಮೀಕಿ ಹೇಳ್ತಾರೆ ಮದುವೆಯಾದ ಮೇಲೆ ಹನ್ನೆರಡು ವರ್ಷ ಸೀತಾರಾಮರು ಸುಖವಾಗಿದ್ದರು ಮೈನಸ್ ಮಾಡಿ ಇಪ್ಪತ್ತೈದರಲ್ಲಿ ಹನ್ನೆರಡು ಹದಿಮೂರು ವರ್ಷ ಗೋವಿಂದರಾಜರು ಎಲ್ಲ ಲೆಕ್ಕಾಚಾರ ಕೊಟ್ಟಿದ್ದಾರೆ ರಾಮಾಯಣದಲ್ಲಿ ಸಮುದ್ರ ಲಂಘನ ಮಾಡಿದ ದಿವಸ ಫಾಲ್ಗುನ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ಸಾಯಂಕಾಲ ಎಲ್ಲ ಕೊಟ್ಟಿದ್ದಾರೆ ರಾವಣನ ಹೆಣ ದಿವಸ ಅಮಾವಾಸ್ಯೆ ಫಾಲ್ಗುನ ಮಾಸ ಅಮಾವಾಸ್ಯೆ ಇದು ಸ್ವಲ್ಪ ಸೂಕ್ಷ್ಮ ರಾಮಾಯಣದಲ್ಲಿ ಜ್ಯೋತಿಷಾಂಶ ಕಡಿಮೆ ಮಹಾಭಾರತದಲ್ಲಿ ವಿಪುಲವಾಗಿ ಆದ್ರಿಂದ ಹದಿನಾರು ವರ್ಷ ಅಂತ ಹೇಳಿದ್ರಲ್ಲ ಹದಿನಾರು ವರ್ಷ ಎಲಿಜಿಬಿಲಿಟಿ ಫಾರ್ ವಾರ್ ಕ್ಷತ್ರಿಯ ಯುದ್ಧ ಭೂಮಿಗೆ ಹೋಗಬೇಕಾಗಿದ್ರೆ ಹದಿನಾರು ವರ್ಷ ಹದಿನಾರು ಆಗಬೇಕು ಅದಾಗಿಲ್ಲ ಇನ್ನು ಹದಿಮೂರನೇ ನಡೀತಾ ಇದೆ ಬುದ್ಧಿ ಜೇನವಿಗೆ ನ ಯುದ್ಧ ಯೋಗ್ಯತಾಮಸ್ಯ ರಾಮೋ ರಾಜೀವಲೋಚನ ಆ ಮಗುವನ್ನು ನೋಡಿ ನೋಡಿ ಅರ್ಥ ಇಟ್ಟಿದ್ದಾರೆ ನೋಡಿ ಬೆಳಗ್ಗೆ ಇದ್ರೆ ರಾಮನಿಗೆ ಸ್ನಾನ ಮಾಡಿಸಬೇಕು ಸುಮಂತ್ರನ ಪಾರುಪತ್ಯ ಅಂತಃಪುರದ ಬಾಗಿಲ ರಕ್ಷಕರು ಕೌಸಲ್ಯ ಅಂತಃಪುರದ ಬಾಗಿಲು ಕಾಯೋರು ಈ ಮಗುವನ್ನು ಕರ್ಕೊಂಡು ಹೋಗಿ ಪನ್ನೀರಿನಲ್ಲಿ ಸ್ನಾನವನ್ನು ಮಾಡಿ ಮೈಗೆಲ್ಲ ಅಂಗರಾಗಗಳನ್ನು ಹಾಕಿ ಹಣೆಗೆ ಸುಂದರವಾದ ನಾಮವನ್ನು ಬಳಿದು ಶ್ರೀಚೂರ್ಣ ಪರಿಪಾಲನೆ ಎಲ್ಲ ಮಾಡಿ ಗಂಧವೆಲ್ಲ ಮೈಗೆ ಬಳಿದು ರಾಮ ಎಷ್ಟು ಚೆನ್ನಾಗಿದೆಯೋ ಅಂತ ತಬ್ಬಿಕೊಳ್ತಿದ್ರು ತಬ್ಬಿಕೊಂಡು ರಾಮನ ಹಣೆಯಲ್ಲಿದ್ದ ನಾಮ ಇವರ ಹಣೆಗೆ ಬರೋದು ಇವರ ಐದು ಅವರಿಗೆ ಬರೋದು ಇದನ್ನೆಲ್ಲ ವರ್ಣನೆ ಮಾಡಿಕೊಟ್ಟಿದ್ದಾರೆ ವಾಲ್ಮೀಕಿ ಸೀತಾದೇವಿ ಅಂತಃಪುರದಲ್ಲಿ ಕಾವಲುಗಾರರಾಗಿದ್ದವರು ಕೈಯಲ್ಲಿ ಬೆತ್ತ ಹಿಡ್ಕೊಂಡಿದ್ರು ಸನ್ಯಾಸಿಗಳಂತೆ ಕಾಷಾಯವನ್ನು ಧರಿಸಿದ್ರು ಅಲಂಕೃತ ಸುಲಂಕೃತರಾಗಿದ್ರು ಅಲಂಕಾರ ಎಲ್ಲಿಂದ ಬಂತಿತ್ತು ಪ್ರತಿನಿತ್ಯ ರಾಮನ ಸ್ನಾನ ಮಾಡಿಸುವವರು ರಾಮಾಲಂಕಾರವೆಲ್ಲ ಇವರಿಗೂ ಬರ್ತಿತ್ತು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅರಮನೆ ಚಿತ್ರ ನಿಮ್ಮ ಕಣ್ಣೆದುರಿಗೆ ಬರುತ್ತೆ ಅದು ನಿಮ್ಮ ಜನ್ಮದಲ್ಲಿ ಕೇಳದೇ ಇರುವಷ್ಟು ಅರ್ಥಗಳನ್ನು ವಾಲ್ಮೀಕಿ ಇಟ್ಟಿದ್ದಾರೆ ಒಂದು ಜನ್ಮ ಸಾಲದು ಐವತ್ತು ವರ್ಷ ಅರವತ್ತು ವರ್ಷ ಅಲ್ಲ ಎಷ್ಟು ವರ್ಷ ಹೇಳಿದ್ರು ರಾಮಾಯಣ ಅಕ್ಷರ ಅಕ್ಷರ ಅಕ್ಷರ ಹೇಳಬೇಕು ಕಮಲಾಪುರ ಡಾಕ್ಟರ್ ಅಂತ ಒಬ್ಬರಿದ್ರು ಧಾರವಾಡದಲ್ಲಿ ನೀವೇನು ಓದ್ತಿರೋ ದಿವಸ ಅಷ್ಟೇ ನಮಗೆ ಹೇಳಿ ನಾನು ನಿತ್ಯ ರಾಮಾಯಣ ಓದ್ತೀನಿ ಅಂತ ಅವ್ರಿಗೆ ಓದ್ತಿತ್ತು ಅರವತ್ತೊಂಬತ್ತನೇ ಇಸ್ವಿ ನಾ ಓದ್ಕೊಂಡು ಹೋಗ್ತೇನೆ ನಿಮಗೆ ಹೇಗೆ ಹೇಳೋದು ಅದನ್ನ ಇಲ್ಲ ಏನು ಓದ್ತೀರ ಅದನ್ನೇ ಹೇಳಿಬಿಡಿ ನಾನು ಹಳ್ಳಕ್ಕೆ ಬಿದ್ದೆ ಟ್ರಾಪಿಗೆ ಅವರೊಂದು ಹತ್ತಿಪ್ಪತ್ತು ಜನನ ಕೂಡಿಸಿದ್ರು ಮೂರು ಮೂರುವರೆ ವರ್ಷ ರಾಮಾಯಣವನ್ನು ಹೇಳಿದ್ದೇನೆ ಒಂದು ಶ್ಲೋಕ ಓದಿ ನನಗೆ ತಿಳಿದ ಅರ್ಥ ಹೇಳಿ ಮುಂದಕ್ಕೆ ಹೊರಟ್ರೆ ಅವರು ತಮ್ಮ ವಸ್ತ್ರವನ್ನು ರಾಮಾಯಣದ ಮೇಲೆ ಹಾಕಿ ಬಹಳ ಮುಂದಕ್ಕೆ ಹೋಗಿಬಿಟ್ರಿ ಸ್ವಲ್ಪ ಹಿಂದಕ್ಕೆ ಹೋಗಿ ಇನ್ನು ಒಳ್ಳೆ ಫೇರ್ ಟಾಲ್ ಡಾಕ್ಟರ್ ಪಾಪ ಅವರು ಜುಬ್ಬ ಹಾಕೊಂಡು ಬರೋರು ಅರ್ಥ ಹೇಳಿದ ಕೂಡಲೇ ಹೀಗೆ ಒರೆಸ್ಕೊಳ್ಳೋರು ಈ ಕಡೆ ಒರೆಸ್ಕೊಳ್ಳೋರು ಆ ಜುಬ್ಬ ಎಲ್ಲ ಒದ್ದೆಯಾಗಿ ಹತ್ತುಕೊಂಡು ಮನೆಗೆ ಹೋಗೋರು ಹೊರಗಿದ್ದವರು ಜುಬ್ಬ ನೆನೆಯುವಂತಹ ಕೆಲಸ ಒಳಗೇನು ಮಾಡಿಸ್ಕೊಂಡು ಬಂದ್ರಿ ಅಂತ ಕೇಳೋರು ಅವ್ರನ್ನ ಅದಕ್ಕೆ ಅಂತಹ ಭಕ್ತರು ಅವರೆಲ್ಲರಿಗೆಲ್ಲ ರಾಮಾಯಣವನ್ನು ಹೇಳಿದ್ದೇನೆ ಸ್ವಾಮಿ ಮೂರು ವರ್ಷ ಮೂರುವರೆ ವರ್ಷ ಹೇಳಿದ್ದೇನೆ ರಾಮಾಯಣವನ್ನು ನಿತ್ಯ ಇಷ್ಟಕ್ಕೆ ಹೇಳಬೇಕು ಇಷ್ಟಕ್ಕೆ ಮುಗಿಸ್ಬೇಕು ಅಂತ ರೂಢಿ ಇಲ್ಲದೆ ಹೇಳಿದ ಪೆದ್ದನನ್ನ ಒಂದು ತಿಂಗಳಲ್ಲಿ ಮುಗಿಸಿ ಅಂತ ಕರೆದಿದ್ದೀರಿ ಅಂದ್ರೆ ನನಗೆ ಬುದ್ಧಿ ಇಲ್ಲ ಒಂದು ತಿಂಗಳಲ್ಲಿ ಹಾಗೆ ಹೇಳಿ ರಾಮಾಯಣವನ್ನು ಸ್ವಲ್ಪ ರುಚಿ ತೋರಿಸೋಕೆ ಹೇಳ್ತಿದ್ದೇನೆ ಬಿಟ್ಟಲ್ಲಿಗೆ ಮುಗಿಯಿತು ಬಿಟ್ಟಲು ಭಟ್ಟರ ಪುರಾಣ ಎಲ್ಲಿ ಬೇಕಾದ್ರೆ ಅಲ್ಲಿ ನಿಲ್ಲಿಸ್ಬೋದಲ್ಲ ಮುಂದೆ ಎಂಟು ಗಂಟೆ ಆಗಿ ಹೋಯ್ತು ಇವತ್ತು ರಾಮ ರಾಜೀವ ಲೋಚನ ಅರ್ಥ ಇಟ್ಟಿದ್ದಾರೆ ನೋಡಿ ರಾಜೀವ ಅಂದ್ರೆ ತಾವರೆ ಪುಷ್ಪ ತಾವರೆ ಪುಷ್ಪದಂತ ಕಣ್ಣು ರಾಮ ಸುಂದರವಾಗಿದ್ದಾನೆ ಅಂತ ಒಂದರ್ಥ ರಾಮನನ್ನು ನೋಡಿ ಅಲಂಕಾರ ಮಾಡ್ಕೊಂಡು ಬಂದು ರಾಮನನ್ನ ದಶರಥ ಕೆಳಗೆ ಕುಕ್ಕರ್ಗಾಲಲ್ಲಿ ಕೂತ್ಕೊಂಡು ಮುದ್ದು ಮಾಡಿ ರಾಮ ಕಣ್ಣು ನೋಡೋನು ಮೂಗು ನೋಡೋನು ಕಿವಿ ನೋಡೋನು ರಾಮ ರಾಮ ರಾಮ ಬಾಚಿ ತಗೋಬೇಕು ಮುತ್ತಾಡಬೇಕು ರಾಮ ರಾಮ ಏನು ಕೆಲಸ ಇಲ್ಲ ಸುಮ್ಮನೆ ರಾಮ ಅಂತ ಕೂತು ನೋಡ್ತಾ ನೋಡ್ತಾ ನೋಡ್ತಾ ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಅವನಿಗೆ ಪಟ್ಟಾಭಿಷೇಕ ನಾಳೆ ಆಗಬೇಕು ಕರ್ಕೊಂಬರೋ ಮಗನನ್ನ ಅಂದ್ರೆ ಸಭೆಯಲ್ಲಿ ಜನ ಕೂತಿದ್ದಾರೆ ಏನ್ ತಿಳ್ಕೊಳ್ತಾರೋ ತಿಳಿದೆ ವ್ಯಾಂಡು ಭಜಂತ್ರಿ ಬರ್ತಾ ಇದೆ ಉತ್ಸವ ನೋಡಬೇಕು ಅಂತ ಅರಮನೆ ಮೇಲೆ ಹತ್ತಿ ರಾಮನನ್ನು ನೋಡ್ತಾ ನಿಂತಿದ್ದಾನೆ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯ ದರ್ಶನಂ ರೂಪೌದಾತ್ಯ ಗುಣೈ ಪುಂಸಾಂ ಅಪಹಾರಣಂ ಮುಂದೆ ಅಯೋಧ್ಯ ಕಾಂಡದಲ್ಲಿ ಬರುತ್ತೆ ಇದು ಒಂದರ್ಥ ಎರಡನೇ ಅರ್ಥ ರಾತ್ರಿಯಾದ ಒಡನೆ ಮುಚ್ಚಿಕೊಳ್ಳುವ ಸ್ವಭಾವ ತಾವರೆ ಪುಷ್ಪಕ್ಕೆ ಉಂಟು ರಾಕ್ಷಸರು ಎಂಥವರು ರಾತ್ರಿ ಮಾತ್ರ ಕಣ್ಣು ತೆರೆಯುವಂಥವರು ರಾತ್ರಿಂಚರರು ನಿಶಾಚರರು ಅವರನ್ನ ಕಂಡರೆ ಕಣ್ಣು ಮುಚ್ಚಿಕೊಳ್ಳುತ್ತೆ ರಾಮನಿಗೆ ಆದ್ರಿಂದ ರಾಕ್ಷಸನ ಕಂಡರೆ ಭಯಪಡುವ ಹುಡುಗ ಇವನು ದಶರಥನ ಒಳಗಿನ ಅರ್ಥ ರಾಮನಿಗೆ ಅಂಜುಬುರುಕ ರಾವಣನಿಗೆ ಇವನು ಅಂಜುಬುರುಕ ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯ ಅವಿಸಹ ರಾಕ್ಷಸೈಹಿ ಯುದ್ಧ ಮಾಡುವುದಕ್ಕೆ ಯೋಗ್ಯತೆಯೇ ಇಲ್ಲ ನನ್ನ ಮಗನಿಗೆ ಎಂದ ಇವನು ತಾಟಕೆಯನ್ನು ಕೊಲ್ತಾನೆ ಅಂತ ಗೊತ್ತಿಲ್ಲ ಇವನು ಶಿವಧನುಸ್ಸನ್ನ ಭಂಗ ಮಾಡ್ತಾನೆ ಅಂತ ಗೊತ್ತಿಲ್ಲ ಇವನಿಗೆ ಅಹಲ್ಯಾಶಾಪ ಶಾಪ ವಿಮೋಚನೆ ಮಾಡತಕ್ಕ ಪರಮ ಪಾವನತ್ವ ಶಕ್ತಿ ಇದೆ ಅಂತ ಗೊತ್ತಿಲ್ಲ ವಿಶ್ವಾಮಿತ್ರರು ಲೋಕಕ್ಕೆ ಅದನ್ನು ಅನೌನ್ಸ್ ಮಾಡಬೇಕಾಗಿದೆ ಪತಿತ ಪಾವನ ಬಂದಿದ್ದಾನೆ ಲೋಕದಲ್ಲಿ ಲೋಕದಲ್ಲಿರುವ ಪಾಪಿಗಳೆಲ್ಲರೂ ನೀವು ಒಂದು ಕಡೆ ಸೇರಿಬಿಡಿ ನಿಮ್ಮೆಲ್ಲರನ್ನು ಉದ್ಧಾರ ಮಾಡ್ತಾನೆ ರಾಮಚಂದ್ರ ದುಷ್ಟರೇ ನಿಮ್ಮ ಆಟ ನಡೆಯದಂತೆ ತಾಟಿಕೆಯನ್ನು ಮೊದಲುಗೊಂಡು ಸಂಹಾರ ಮಾಡ್ತಾನೆ ದುಷ್ಟ ಶಿಕ್ಷಣ ಶಿಷ್ಟ ಪರಿಪಾಲನೆ ಅವನು ಬಂದಿದ್ದಾನೆ ಅಂತ ತೋರಿಸಿಕೊಡುವ ಘಟ್ಟ ಸೀತಾ ವಿವಾಹ ಘಟ್ಟ ಪರಮ ಕಲ್ಯಾಣ ಘಟ್ಟ ಅದನ್ನು ಮಾಡೋದಕ್ಕೆ ಬಂದಿರತಕ್ಕವರು ಅವರ ಎದುರು ಹೇಳ್ತಾನೆ ಯುದ್ಧ ಮಾಡೋ ಯೋಗ್ಯತೆ ಇಲ್ಲ ಇವನಿಗೆ ಅಹಮೇವ ಧನುಷ್ಪಾಣಿ ಶುರು ಮಾಡಿದ ಒಂದು ಕೆಲಸ ಮಾಡ್ತೇನೆ ನಾನೇ ಸೈನ್ಯ ತಗೊಂಡ್ಬರ್ತೇನೆ ಬೇಕಾದ್ರೆ ಎಂದ ದಶರಥ ತಲೆ ಚಚ್ಕೊಂಡ್ರು ನಿನಗೆ ಮದುವೆ ಮಾಡಿಸ್ಬೇಕೇ ನಾನು ರಾಮನಿಗೆ ಮದುವೆ ಮಾಡಿಸ್ಬೇಕು ನಾ ಹೊರಟಿದ್ರೆ ನಾನೇ ಬರ್ತೀನಿ ಅಂತ ಹೇಳ್ತಾ ಇದ್ದೀಯಲ್ಲೋ ನನಗೆ ಅವನೇ ಬೇಕು ಅಯ್ಯೋ ರಾಮನನ್ನೇ ಕೇಳ್ತೀರಿ ಜ್ಯೇಷ್ಠಂ ಧರ್ಮ ಪ್ರಧಾನಂಚ ಬೇಕಾದ್ರೆ ಲಕ್ಷ್ಮಣನ್ ಕೇಳಿ ಅನ್ನೋ ಅರ್ಥ ಅವನು ಜ್ಯೇಷ್ಠ ಧರ್ಮ ಪ್ರಧಾನ ಭರತನನ್ ಕೇಳಬಾರ್ದೆ ಎಲ್ಲೋ ಇದ್ದ ಕಳಿಸ್ಕೊಡ್ತಿದ್ದೆ ರಾಮನನ್ನೇ ಕೇಳ್ತಾ ಇದ್ದೀರಲ್ಲ ಅವನನ್ನು ನೋಡದೆ ನಾ ಬದುಕುವುದು ಹೇಗೆ ಜ್ಯೇಷ್ಠಂ ಧರ್ಮ ಪ್ರಧಾನಂಚ ನ ರಾಮಂ ನೇತು ಅರ್ಹಸಿ ನಹಿ ಶಕ್ತೋಸ್ಮಿ ಸಂಗ್ರಾಮೇ ಸ್ಥಾತುಂ ತಸ್ಯ ದುರಾತ್ಮನಃ ರಾವಣನೆದುರಿಗೆ ಮಾರೀಚ ಸ್ವಭಾವವಿನ ಎದುರಿಗೆ ನಾನೇ ನಿಂತುಕೊಳ್ಳುವುದಕ್ಕೆ ಹೆದರ್ತೇನೆ ವಯಸ್ಸಾದ ಮುದುಕ ನಮ್ಮ ಹುಡುಗನ ನೋಡ್ತಾ ಇದ್ದೀರಲ್ಲ ಮಹರ್ಷಿಗಳೇ ಒಂದು ಪ್ರಶ್ನೆ ಕೇಳ್ತೇನೆ ತಮಗೆ ಬುದ್ಧಿ ಇದೆಯೇ ತಮಗೆ ವಿವೇಕ ಇದೆಯೇ ಯಾತಕಪ್ಪ ಮನೆ ಮೃತ್ಯು ಬಂದಾಗ ಬಂದ್ರಿ ಒಳ್ಳೆ ಮದುವೆ ವಿವಾಹ ಪ್ರಸ್ತಾಪ ಮಾಡ್ತಾ ಇದ್ದೇವೆ ನಿಮ್ಗೆ ಎಲ್ಲಿಂದ ಮಲ್ಲೋಗರ ಬಂತು ಯಾತಕ್ಕೆ ಬಂದ್ರಿ ಸಿಡ್ಲು ಬಂದಾಗ ಬಂದ್ರಲ್ಲ ಅಂತ ಮನಸ್ಸಲ್ಲಿಟ್ಟುಕೊಂಡು ತಳಮಳ ಪಡ್ತಾ ಇದ್ದಾನೆ ಇವರು ಸ್ವಲ್ಪವೂ ಕದಲಲಿಲ್ಲ ನಕ್ಕು ಬಿಟ್ಟು ಸ್ನೇಹ ಪರ್ಯಾಕುಲಾಕ್ಷರಂ ಅವತ್ತು ಹೇಳಿದ ಮಾತು ಮೋಹ ಮೋಹ ಅಂದ್ರೆ ಅಜ್ಞಾನ ಕೈ ಕೈ ವ್ಯಾಮೋಹ ಹೋಗಿಲ್ಲದೆ ಎದ್ದು ಹೃದಯ ರಾಮನನ್ನು ರಾಮ ಅಂತ ಕಾಣುವುದಕ್ಕೆ ಬಿಡಲಿಲ್ಲ ಕಾಮಕ್ರೋಧಗಳು ಅಡರಿದ್ರೆ ಭಗವಂತನನ್ನು ಕಾಣಗೊಳಿಸೋದಿಲ್ಲ ತೆರೆ ಇದ್ದ ಹಾಗೆ ಕ್ಯಾಟ್ರಾಕ್ಟ್ ಇದ್ದ ಹಾಗೆ ವಿಶ್ವಾಮಿತ್ರ ಡಿಸ್ಮಿಸ್ ಮಾಡಿಬಿಟ್ಟು ಇದು ಬರೀ ಮೋಹದಿಂದ ಹೇಳ್ತಾ ಇದ್ದಾನೆ ಸಾಮಾನ್ಯ ಕಮಂಡರು ತೀರ್ಥ ತಗೊಂಡ್ರು ಏನಂದೆ ಏನು ಕೇಳಿದ್ರು ಕೊಡ್ತೇನೆ ಅಂತ ಮೊದಲು ಹೇಳಿ ಕುಲಕ್ಕೆ ಉಚಿತವಾದ ಮಾತನ್ನ ಈಗ ರಾವಣನ ಕಳಿಸೋದಿಲ್ಲ ಅಂತ ಹೇಳ್ತೀಯಲ್ಲ ಬಹಳ ಸಂತೋಷವಾಯಿತು ಸುಖೀ ಭವ ಬಾಯಿಲ್ ಮಾತ್ರ ಮಾತು ಸುಖೀ ಭವ ಶಾಪ ಹೋಗ್ತಿ ನೀರನ್ನು ಎರಚುವಂತೆ ಹಾಳಾಗಿ ಹೋಗು ಅಂತ ಅರ್ಥ ಇಟ್ಕೊಂಡು ಸುಖೀ ಭವ ಅಂತ ಹೇಳುವ ಹೊತ್ತಿಗೆ ವಸಿಷ್ಠರ ಮೇಲೆ ಕೆದ್ರು ದಶರಥ ದಶರಥ ಸ್ವಲ್ಪ ಸ್ವಲ್ಪ ಕುಲ್ಡೌನ್ ಕುಲ್ಡೌನ್ ಇವನು ಸಾಮಾನ್ಯರ ಕಾರಣ ರಾಮನಿಗೆ ಇನ್ನೂ ಬಿಲ್ಲು ಬಾಣ ಶಸ್ತ್ರವಿದ್ಯೆ ಕಲಿಸಿದ್ದೇನೆ ಕಲಿಸಿಲ್ಲ ನೀನು ಹಿಂದೆ ಮುಂದೆ ನೋಡಬೇಡ ಕೃತಾಸ್ತ್ರಂ ಅಕೃತಾಸ್ತ್ರಂ ವಾ ನೈ ನಂ ಶಕ್ಷಂತ್ಯ ರಾಕ್ಷಸಾಹ ರಾಕ್ಷಸರು ಇವನಿಗೇನೂ ಮಾಡಲಾರರು ಅವನು ಯಾರಂತ ನನಗೆ ಗೊತ್ತು ವಿಶ್ವಾಮಿತ್ರ ಗೊತ್ತು ನಿನಗೆ ಗೊತ್ತಿಲ್ಲ ಶಟಪ್ ಬಂದರು ಬಾಯಿ ಮುಚ್ಚು ಅಂದ್ರು ವಸಿಷ್ಠರು ಆ ಗುರುಗಳ ಮಾತಿಗೆ ಎಷ್ಟು ಬೆಲೆ ಕೊಟ್ಟ ಅಂದ್ರೆ ಶಟಪ್ ಬಾಯಿ ಮುಚ್ಚು ಈಗೇನ್ ಮಾಡ್ಬೇಕು ನಾನು ಏನಿಲ್ಲ ವಿಶ್ವಾಮಿತ್ರ ಹಿಂದೆ ಕಳಿಸಿಬಿಡು ಇಷ್ಟೇ ತಾನೇ ಹಾಗಿದ್ರೆ ಕಳಿಸ್ತೇನೆ ಅಂತ ಗುರುವಾಕ್ಯಕ್ಕೆ ಎಷ್ಟು ಬೆಲೆ ಕೊಟ್ಟ ಅಂದ್ರೆ ತನ್ನ ಬುದ್ಧಿ ವಶದಲ್ಲಿಲ್ಲದೆ ಇದ್ದ ದೊರೆ ಗುರುಗಳ ವಾಕ್ಯವನ್ನು ನಂಬಿದ ರಾಮನಿಗೆ ರಾಮನಿಗೇನು ಅಪಾಯ ಆಗೋದಿಲ್ಲ ಅಂತ ಹೇಳಿ ಏ ಕರೆಯೋ ರಾಮನನ್ನ ಚಪ್ಪಾಳಿಕ್ಕಿದ ದೂಸರು ಬಂದರು ಕೌಸಲ್ಯ ಅಂತಃಪುರದಲ್ಲಿ ಆಡ್ತಾ ಇದ್ದ ರಾಮನನ್ನ ಗೌಲಿ ಗೆಜ್ಜೆಗ ಇಟ್ಕೊಂಡು ಆಡ್ತಾ ಇದ್ದಾನೆ ಚಿಂಡಿಕೋಲು ದಾಂಡ ಆಡ್ತಾ ಇದ್ದಾನೆ ಆ ರಾಮನನ್ನ ಕರೆದರು ಲಕ್ಷ್ಮಣನು ಜೊತೆಯಲ್ಲಿ ಬಂದ ವಿಶ್ವಾಮಿತ್ರ ನೋಡಿದರು ಇವ ಬೇಡ ಅಂತ ಹೇಳಲಿಲ್ಲ ರಾಮ ಒಬ್ಬ ಸಾಕು ಲಕ್ಷ್ಮಣ ಬೇಡ ಅಂತ ಹೇಳಲಿಲ್ಲ ಯಾತಕ್ಕೆ ಹೇಳಲಿಲ್ಲ ಇಲ್ಲಿ ಮರ್ಮ ಇದೆ ಇದು ಜೋಡಿ ಬಿಟ್ಟು ಇರದೆ ಅಂತಕ್ಕಂಥ ಬಂದವರಿಗೆ ಮನೆಯಲ್ಲಿ ಹಬ್ಬ ಆಯಿತು ದೀಪಾವಳಿ ಸಂಕ್ರಾಂತಿ ಅವರಿಗೆ ವಿಳ್ಳೆದೆಲೆ ಇಟ್ಟು ತಾಂಬೂಲ ಕೊಡಪ್ಪ ಅಂತ ಹೇಳಿದ್ರೆ ಬರೀ ವಿಳ್ಳೆದೆಲೆ ಕೊಡೋ ಪದ್ಧತಿ ಇಲ್ಲ ಅಡಕೆಯನ್ನು ಇಟ್ಟು ಕೊಡುವಂತೆ ರಾಮನನ್ನ ಕೊಡುವಂದ್ರೆ ಸಲಕ್ಷ್ಮಣನಾದ ರಾಮನನ್ನ ಕಂತಾಂಬೂಲಂ ದಕ್ಷಿಣ ಇಟ್ಟು ಕೊಡುವಂತೆ ಲಕ್ಷ್ಮಣ ಸಮೇತನನ್ನ ರಾಮನನ್ನ ಕೊಡು ಅಂತ ಹೇಳಿದಂತೆ ಇವರು ಕೇಳಿದ್ದು Lakshmana is a matter of right Rama ಇದ್ದ ಕಡೆ ನಾನಿರುವುದು ಮಹರ್ಷನ್ನೇನು ಕೇಳುವುದು ಅವ್ರು ಕರ್ಕೊಂಡು ಹೋಗ್ಲಿ ಬಿಡಲಿ ಎಂಬುದಾಗಿ ಅವನು ಬಂದಿದ್ದಾನೆ ವಸಿಷ್ಠರು ಕಣ್ಣು ಸನ್ನೆ ಮಾಡಿದ್ರು ಕಳಿಸಿಕೊಡು ಮುಹೂರ್ತ ಪಂಚಾಂಗ ಒಂದು ನೋಡಲಿಲ್ಲ ಮಠಮಠ ಮಧ್ಯಾಹ್ನ ಹೋಗಿ ಬಾ ಅಂತ ಆಶೀರ್ವಾದ ಮಾಡಿಬಿಟ್ಟ ಕೌಸಲ್ಯ ಕೂಡ ತಡೆ ಮಾಡಲಿಲ್ಲ ಏನೋ ಧರ್ಮ ಕಾರ್ಯ ಇರಬೇಕು ಏನೋ ದೈವ ಕಾರ್ಯ ಇರಬೇಕು ಎಂಬುದಾಗಿ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಸಾಯಂಕಾಲವಾಯಿತು ಆ ಸಾಯಂಕಾಲದ ಹೊತ್ತಿನಲ್ಲಿ ನದಿ ನೀರು ಕಾಲಿಗೆ ತಾಗಿ ವಿಶ್ವಾಮಿತ್ರ ಕೋಪವೆಲ್ಲ ಅಡಗಿತು ಅಡಗಿದ ಮೇಲೆ ಇವತ್ತು ಮಕ್ಕಳಿರ ರಾತ್ರಿ ಉಪಹಾರಕ್ಕೆ ಏನೂ ಇಲ್ಲ ಇಲ್ಲಿ ಬರೀ ನೀರು ಕುಡಿಯಬೇಕು ಅಂತ ಬೊಗಸೆ ತೀರ್ಥವನ್ನು ತಾವು ಮಾಡಿ ಮಕ್ಕಳಿಗೂ ಕುಡಿಸಿ ಸಂಧ್ಯಾವಂತನ ಮಾಡಿಸಿ ಹುಲ್ಲಿನ ಮೇಲೆ ತಾವು ಮಲಗಿದ್ದಾರೆ ಒಂದು ಕಡೆಯಲ್ಲಿ ರಾಮ ಒಂದು ಕಡೆಯಲ್ಲಿ ಲಕ್ಷ್ಮಣ ಬೆಳಗಾಯಿತು ಬೆಳಗಾದ ಮೇಲೆ ಇನ್ನೊಂದು ಮಹಾವಾಕ್ಯ ರಾಮಾಯಣದಲ್ಲಿ ರಾಮನನ್ನು ನೋಡಿದರು ಪ್ರಭಾತಾಯಾಂತು ಸರ್ವರ್ಯಾಂ ನಮ್ಮ ಟೈಮ್ ಆಯಿತು ಇನ್ನೊಂದು ನಿಮಿಷ ದಯವಿಟ್ಟು ಕ್ಷಮಿಸಿ ಶ್ಲೋಕ ಹೇಳಿಬಿಟ್ಟು ಬಿಡ್ತೇನೆ ನಾಳೆ ಹಿಡ್ಕೊಳ್ತೇನೆ ನಿಮ್ಮನ್ನು ಬಡ್ಡಿ ಸಮೇತ ಬೆಳಗ್ಗೆ ಸೂರ್ಯೋದಯ ಆಗಬೇಕು ಅರುಣೋದಯವಾಯಿತು ಎದ್ದು ಕೂತರು ಮಹರ್ಷಿ ರಾಮನನ್ನು ನೋಡುತ್ತಾರೆ ತಲೆಯಿಂದ ಮುಡಿಯಿಂದ ಅಡಿಯವರೆಗೆ ಮುಟ್ಟಿ ನೋಡಿ ಪ್ರಭು ನೀನೆಂಥ ಚಲುವನು ಅಂದ್ರು ರಾಮ ನಾನು ತಪಸ್ಸು ಮಾಡಿ ವಿಶ್ವಾಮಿತ್ರ ಆಗೋ ಬದಲು ನಾನೇ ಕೌಸಲ್ಯಾಗಿದ್ರೆ ಎಷ್ಟು ವರ್ಷ ಕಾಲ ಇಷ್ಟು ಹದಿಮೂರು ವರ್ಷ ಕಾಲ ನಿನ್ನ ಪಕ್ಕದಲ್ಲಿ ಮಲಗಿಸ್ಕೊಂಡು ನೋಡೋ ಭಾಗ್ಯ ಬರ್ತಿತ್ತು ಅವಳೀಗ ಪುಣ್ಯವತಿ ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ನಾಲ್ಕು ವಾಕ್ಯ ಕೌಸಲ್ಯ ಸುಪ್ರಜಾ ರಾಮ ಅರ್ಥ ವಿಸ್ತಾರ ಹೇಳಬೇಕು ಕೌಸಲ್ಯ ಹಡೆದ ಒಳ್ಳೆಯ ಮಗನೇ ಅಜ್ಞಾ ಹೇಳಬೇಕು ಲೋಕಕ್ಕೆ ಗೊತ್ತಿದೆ ಕೌಸಲ್ಯ ಹಡಿಯಿದೆ ದಶರಥ ಹಡೆದನೆ ಹಾಗಲ್ಲ ಕೌಸಲ್ಯ ಹೆಸರನ್ನ ಬೆಳಗ್ಗೆ ಎದ್ದು ಕೂಡಲೇ ಮೊತ್ತ ಮೊದಲನೇ ಮಂತ್ರವನ್ನಾಗಿ ಹೇಳ್ತಾ ಇದ್ದಾನೆ ಕೌಸಲ್ಯ ಸುಪ್ರಜಾ ಅವಳನ್ನು ನೆನೆಕೊಂಡ್ರೆ ಇವನಿಗೆ ಹೃದಯ ತಂಪಾಯಿತು ಯಾಕೆ ರಾಮನನ್ನು ಹೋಗಿ ಬರುವಾಗ ಆಕ್ಷೇಪ ಮಾಡಲಿಲ್ಲ ದಾಶರಥೇ ಹೇಳ್ಬೋದಾಗಿತ್ತಲ್ಲ ಛೇ ಅವನ ಪೇಲ್ ಕೂಡ ಎಷ್ಟೆಲ್ಲ ಚೌಕಾಶಿ ಮಾಡಿದ ನನ್ನ ಬಾಯಲ್ಲಿ ಕೋಪದ ಮಾತುಗಳನ್ನು ತರಿಸಿದ ದಶರಥನ ಹೆಸರೇ ಹೇಳಬಾರದು ಹ ಅಷ್ಟೇ ಅಲ್ಲದೆ ದಶರಥನಗೂ ರಾಮನಿಗೂ ಏನು ಸಂಬಂಧ ಪಾಯಸದಿಂದ ಹುಟ್ಟಿದನೇ ಹೊರತು ಅವರು ಸುಪುತ್ರನೇ ಇವರು ರಕ್ತದಿಂದ ಹುಟ್ಟಿದವನೇ ಕೌಸಲ್ಯಗಾದರೂ ಹನ್ನೆರಡು ತಿಂಗಳು ಗರ್ಭದಲ್ಲಿರುವ ಪುಣ್ಯವಿತ್ತು ಕೌಸಲ್ಯ ಸುಪ್ರಜಾ ಸುಪ್ರಜಾ ಒಳ್ಳೆಯ ಮಗು ಆಂಡವನ್ ಸ್ವಾಮಿಗಳು ಹೇಳೋರು ಸಿಸೇರಿಯನ್ ಆಪರೇಷನ್ ಅಲ್ಲ ಒಳ್ಳೆ ರೀತಿಯಲ್ಲಿ ಹುಟ್ಟಿದವನು ಇದು ಹೇಳೋರು ಕೌಸಲ್ಯ ಹುಟ್ಟಬೇಕಾದ ರೀತಿಯಲ್ಲಿ ಹುಟ್ಟಿದವನು ರಾಮ ಸುಂದರವಾಗಿದ್ದೀಯೇ ಸ್ವಾಪಕಾಲಿಕ ಸೌಂದರ್ಯ ರಾತ್ರಿ ನೀನು ಮಲಗಿದ್ದಾಗ ನಿನ್ನ ಸೌಂದರ್ಯ ನೋಡಿದ್ದೇನಪ್ಪ ಬಹಳ ಹೊತ್ತು ನಿದ್ರೇನೆ ಬರಲಿಲ್ಲವೋ ಚಂದ್ರನ ಬೆಳದಿಂಗಳಲ್ಲಿ ನಿನ್ನನ್ನು ನೋಡಿದ್ದೇನೆ ಎಂಥ ಚಲುವನೋ ನೀನು ಪ್ರಭು ಮಲಗಿರುವಾಗ ಒಂದು ಸೌಂದರ್ಯ ಎದ್ದು ಕೂತರೆ ಒಂದು ಸೌಂದರ್ಯ ಇದನ್ನು ಸ್ವಲ್ಪ ನೋಡಬೇಕು ಭಗವಂತನಿಗೆ ನಿದ್ರಾಕಾಲ ಸೌಂದರ್ಯ ತುಂಬಾ ಚೆನ್ನಂತೆ ದೇವಸ್ಥಾನದಲ್ಲಿ ತಿರುಪತಿ ಶ್ರೀನಿವಾಸನ ಸೌಂದರ್ಯ ನೀವು ನೋಡಿದರೆ ಹಣೆ ತುಂಬಾ ನಾಮ ಬೇರೆ ಹಾಕೊಂಡಿದ್ದಾನೆ ಕಣ್ಣೇ ಕಾಣಿಸೋದಿಲ್ಲ ಅವನಿಗೂ ಕಾಣಿಸೋದಿಲ್ಲ ನಿಮಗೂ ಕಾಣಿಸೋದಿಲ್ಲ ನೋಡಬೇಕಂದ್ರೂ ಅಲ್ಲಿ ಯಮದೂತರಂತೆ ಕಾಕಿ ಬಟ್ಟೆ ಹಾಕೊಂಡಿರೋರು ಯಾರೋ ಒಡ್ರೋ ಇಡ್ರೋ ಯಾರೂ ಗೊತ್ತಿಲ್ಲ ಹಿಡಿದು ಎಳೆದು ಬಿಡ್ತಾರೆ ನಿಮ್ಮನ್ನ ಸೌಂದರ್ಯ ನೋಡೋಕ್ ಬಿಡೋದಿಲ್ಲ ಸ್ವಲ್ಪ ಶ್ರೀರಂಗದಲ್ಲಿ ವಾಸಿ ಶ್ರೀರಂಗಪಟ್ಟಣದಲ್ಲಿ ತುಂಬಾ ವಾಸಿ ನಿಮ್ಮನ್ನು ಕೇಳುವರೇ ಇಲ್ಲ ಇವನು ಮಲಗಿರೋ ದೇವರು ಮಲಗಿರುವಾಗ ಭಗವಂತನ ಸೌಂದರ್ಯ ವೃದ್ಧಿಯಾಗ್ತದಂತೆ ಎಂಥ ಸುಂದರ ಪುರುಷರು ಸ್ತ್ರೀಯರು ಮಲಗಿದ್ದಾಗ ರಾಕ್ಷಸರಂತೆ ಕಾಣ್ತಾರೆ ಮನುಷ್ಯರಿಗೆ ಎಚ್ಚರವಾಗಿದ್ದಾಗ ಸ್ವಲ್ಪ ಸೌಂದರ್ಯ ಮಾನ ಮರ್ಯಾದೆ ಮುಚ್ಚಿಕೊಂಡಿದ್ರೆ ಮಲಗಿರುವಾಗ ಭಯಂಕರರು ಹಾಗೆ ಗೊತ್ತು ನಿಮಗೆ ರೈಲು ಪ್ರಯಾಣ ಮಾಡಿ ಮಾಡಿ ಗೊತ್ತು ನಲವತ್ನಾಲ್ಕು ವರ್ಷ ರೈಲಲ್ಲಿ ಪ್ರಯಾಣ ಮಾಡಿ ರಾತ್ರಿ ಪದೇ ಪದೇ ಹೇಳಬೇಕಾದ ಉಪದ್ರವ ಈಗ ತಾನೇ ಚೆನ್ನಾಗಿ ಮಾತಾಡಿರ್ತಾರೆ ನ್ಯೂಸ್ ಪೇಪರ್ ಓದ್ತಿರ್ತಾರೆ ಊಟ ಮಾಡಿರ್ತಾರೆ ಹಣ್ಣು ಹಂಪಲ ತಿಂದಿರ್ತಾರೆ ಮಲಗಿದಾಗ ನೋಡಿದ್ರೆ ಶೂರ್ಪಡಿಕೆ ತಾಟಿಕೆ ಸ್ತ್ರೀಯರು ಪುರುಷರು ಅಷ್ಟೇ ಗೊರಕೆ ಬೇರೆ ಹೊಡಿತಾರೆ ಮನುಷ್ಯರಿಗೆ ಎಚ್ಚರಿದ್ದಾಗ ಮರ್ಯಾದೆ ಮಾನ ಭಗವಂತನಿಗೆ ಮಲಗಿದ್ದಾಗ ಮಾನ ಮರ್ಯಾದೆ ಹೆಚ್ಚು ಜಗತ್ತಿನ ಯೋಗಕ್ಷೇಮವನ್ನು ನೋಡುವವನು ಸಪ್ತಪ್ರಾಕಾರ ಮಧ್ಯೆ ಸರಸು ಜಮುಕುಲೋದ್ಭಾಸ ಮಾನೇ ವಿಮಾನೇ ಕಾವೇರಿ ಮಧ್ಯ ದೇಶ ಆ ಕಾವೇರಿ ಮಧ್ಯದಲ್ಲಿ ಮಲಗಿದ್ದಾನೆ ಸೊಂಟದ ಮೇಲೆ ಒಂದು ಕೈಯನ್ನು ಇಟ್ಕೊಂಡು ಇನ್ನೊಂದು ತಲೆದಿಮ್ ಮಾಡಿಕೊಂಡಿದ್ದ ನಿದ್ರಾ ಮುದ್ರಾಭಿರಾಮಂ ಕಟಿನಿಕಟಶರಃ ಪಾರ್ಶ್ವ ವಿನ್ಯಸ್ತಹಸ್ತಂ ಪದ್ಮಾಧತ್ರೀಕರಾಭ್ಯಾಂ ಪರಿಶಿತ ಚರಣಂ ರಂಗನಾಥಂ ಭಜೇಹಂ ಕಸ್ತೂರಿ ಕಲಿತೋದ್ದಪುಂಡ ಚರಕಂ ಆಕರ್ಣ ಲೋಲೇಕ್ಷಣ ಆ ಸ್ವಾಮಿಯ ವರ್ಣನೆ ಏನು ಮಾಡ್ತಾರೆ ರಂಗನಾಥನ ವರ್ಣನೆ ನಾಳೆ ಅದನ್ನು ವಿಸ್ತಾರ ಈ ಶ್ಲೋಕಕ್ಕೇನು ದಿವ್ಯಾರ್ಥಗಳಿದೆ ಈ ಹೊತ್ತಿಗೆ ಲವಕುಶರು ಆ ಕೌಶಲ್ಯ ಸುಪ್ರಜಾರಾಮ ಶ್ಲೋಕಕ್ಕೆ ಸ್ವಾಮಿ ರಾಮಚಂದ್ರನ ಶುಮೇಧ ಮಂಟಪದಲ್ಲಿ ಮಂಗಳಾಶಾಸನ ಮಾಡ್ತಿದ್ದಾರೆ ಹೇಳೋಕೆ ಇಷ್ಟವಿಲ್ಲವೆ ನಾನೇನು ಮಾಡಲಿ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧೇ ಚಕ್ರವರ್ತಿತನೋಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಹ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಭವಂತು